वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे व्यासम् वदिष्ठनप्तारम् शके पौत्रमकल्मषम् पराशरात्मजम् वन्दे शुकतः तन्तपोनिधिम् सम्यङ् न्यायकलापेन माता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायतपत्रनेत्रः येन त्वया भारततैलपूर्णः प्रज्वालितो ज्ञानमयप्रदीपः जडान्तपचिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृतः धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणामि निहतन्तमः प्रपन्नपारिजाताय वेत्ततोत्रैकपाणे ज्ञानमुद्राय कृष्णाय गीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्यो नारायणम् हरिम् कृष्णाय यादवेन्द्र ज्ञानमुद्राय योगिने नाथाय रुक्मिणीशाय नमो वेदान्तवेदने पाराशर्यवजः सरोजमबलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा गोयाद्भारतपङ्कजम् कलिमलप्रध्वंसिन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमथ पापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैर्विशेषणेन यो कोशतम् कनकसङ्गमयम् ददाति विप्राय वेदविदुषे सुबहुश्वताय पुण्याञ्च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च परदर्शभः यदि हास्ति तदन्यत्र यन्ने हास्त्य कुत्सित् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे मूलम् कृष्णो ब्रह्म धर्मो विवर्धति युधिष्ठिरकीर्तनेन पापः प्रणश्यति वृकोदरकीर्तनेन शत्रुर्विनश्यति धनञ्जयकीर्तनेन माद्रीसुतौ कथयताम् न भवन्ति रोगाः भीष्मद्रोणतटा जयद्धतजला गान्धारनिरोपला शल्यग्राहवती कृपेण वहिनी कर्णेन वेलाकुलः अश्वत्थामविकर्ण सोत्तीर्णा खलु पाण्डवैर्ननदी कैवर्तके केशवे श्रीकृष्णाय परब्रह्मणे नमः नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ಮಹಾಭಾರತದ ಹದಿನೇಳನೇ ದಿವಸದ ಯುದ್ಧದ ಕಥೆಯನ್ನು ಇವತ್ತು ಭಿನ್ನಯಿಸ್ತಾ ಇದ್ದೇನೆ ಹದಿನೆಂಟು ದಿವಸದ ಯುದ್ಧದಲ್ಲಿ ಇನ್ನು ಒಂದು ದಿವಸ ಉಳಿಯಿತು ದುರ್ಯೋಧನನನ್ನ ಸಕಲ ರಾಜವೈಭವ ಸಮೇತ ನಾಳೆ ಕಳಿಸ್ಕೊಡ್ತಾ ಇದ್ದೇವೆ ಅದಕ್ಕೆ ಮೊದಲಿನ ಕಥೆ ಇವತ್ತು ಹೇಳ್ತಾ ಇದ್ದೇವೆ ಹದಿನಾರನೇ ದಿವಸದ ಸಾಯಂಕಾಲದಲ್ಲಿ ಕರ್ಣನ ಕಣ್ಣೆದರಿಗೆ ಅವನ ಸೇನಾಧಿಪತ್ಯದಲ್ಲಿಯೇ ದುಶಾಸನ ವಧೆಯಾಯಿತು ತಾವೆಲ್ಲ ಕೇಳಿದ್ದೀರಿ ಅತ್ಯಂತ ಬೀಭತ್ಸವಾದ ಸಂದರ್ಭ ದುರ್ಯೋಧನ ನೋಡ್ತಾ ಇದ್ದಾನೆ ಕರ್ಣನೂ ನೋಡ್ತಾ ಇದ್ದಾನೆ ಇದೇನಾದರೂ ದ್ರೋಣನ ನೇತೃತ್ವದಲ್ಲಿ ದ್ರೋಣ ಸಾರಥಿಯಾಗಿದ್ದಾಗ ನಡೆದಿದ್ದರೆ ಆ ದ್ರೋಣನನ್ನು ಎಷ್ಟು ಹಿಂಸೆ ಮಾಡುತ್ತಿದ್ದ ವಾಗ್ಬಾಣಗಳಿಂದ ನೋಯಿಸ್ತಾ ಇದ್ದ ದುರ್ಯೋಧನ ಕೆಟ್ಟ ಬಾಯಿ ನಿಮಗೆಲ್ಲ ಗೊತ್ತಿದೆ ಭೀಷ್ಮನನ್ನು ಪ್ರತಿನಿತ್ಯ ಹಂಗಿಸ್ತಾ ಇದ್ದ ದ್ರೋಣನನ್ನ ಕೊನೆ ತನಕ ಹಂಗಿಸಿದ ಅದರ ಆಶ್ಚರ್ಯ ಕರ್ಣನ ಮೇಲೆ ಒಂದು ಮಾತನ್ನು ಕೊಂಕು ಮಾತನ್ನು ಆಡೋದಿಲ್ಲ ಕರ್ಣನ ಎದುರಿಗೆ ನಡೆದಿದೆ ದುಶಾಸನ ವಧೆ ಏನಯ್ಯ ನನಗೆ ಸೇನಾಧಿಪತ್ಯ ಕೊಟ್ಟಿದ್ದೇನೆ ಯಾತಕ್ಕೆ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ದೆ ನನ್ನ ತಮ್ಮನನ್ನು ಭೀಮ ಅಷ್ಟು ಭಯಂಕರವಾಗಿ ಕೊಂದರೆ ನಿನ್ನ ನಂಬಿಕೆ ಎಟ್ಟೇನಲ್ಲ ಒಂದು ಮಾತು ಎಲ್ಲಾರು ಹೇಳಬೇಕಲ್ಲ ದುರ್ಯೋಧನ ಎಲ್ಲಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ ಅಲಯನ್ಸ್ ಮಾಡಿಕೊಂಡಿದ್ದಾರೆ ಎಷ್ಟೋ ದುಷ್ಟಪಕ್ಷಗಳು ಮುಗ್ಗಟ್ಟುಗಳು ಬರ್ತವೆ ಸಮಸ್ಯೆಗಳು ಉಂಟಾಗ್ತವೆ ಒಂದು ಪಕ್ಷದವರು ಆಳುವ ಪಕ್ಷದವರು ಕೊಡುವ ಕುಮ್ಮಕ್ಕಿನಿಂದಲೇ ಒಂದು ಸಮಸ್ಯೆ ಬರ್ತದೆ ಅವರವರನ್ನು ಹೇಗೋ ಬಗೆಹರಿಸಿಕೊಳ್ತಾರೆ ಅವರವರನ್ನು ನಿಂತಿಸೋದಿಲ್ಲ ಕಮ್ಯುನಿಸ್ಟರು ಕಾಂಗ್ರೆಸ್ ಅನ್ನು ಬಯೋದಿಲ್ಲ ಕಮ್ಯುನಿಸ್ಟ್ ಅನ್ನು ಬಯೋದಿಲ್ಲ ಹೆಸರು ತಗೊಂಡೇ ಹೇಳಿದ್ದೇನೆ ಅದೇನು ಕ್ಲೈಬ್ಯವೇ ಇದೆ ನಪುಂಸಕತ್ವವೇ ಅಥವಾ ಅವರವರಿಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ರಾಷ್ಟ್ರವೇ ನಾಶವಾಗಿ ಉರಿಯುವಾಗ ನಿಜವಾಗಿ ರಾಷ್ಟ್ರಭಕ್ತಿ ಇದ್ದವನಿದ್ರೆ ನಿನ್ನಿಂದ ಹೀಗಾಯಿತು ಅಂತ ಹೇಳಬೇಕು ಉಳಿದವರು ಎದ್ದು ಕಾಣಿಸ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ದೀರಿ ಸಮಸ್ಯೆ ಆಗ್ತಾ ಇದೆ ರಾಜಕಾರಣದಲ್ಲಿ ಸ್ವಾರ್ಥ ಅನ್ನೋದು ಸ್ವಾರ್ಥ ಇಲ್ಲದೆ ರಾಜಕಾರಣ ಮಾಡಬೇಕಾದ್ರೆ ಕೃಷ್ಣನ ರಾಜಕಾರಣ ಮಾಡಬೇಕು ರಾಜಕಾರಣ ಅನ್ನೋದು ಬೇಕು ಆದರೆ ಅದಕ್ಕೊಂದು ನೀತಿ ಬೇಕು ಅಲ್ಪ ಸ್ವಲ್ಪ ಸ್ವಾರ್ಥ ಇಲ್ಲದೆ ಅವನು ರಾಜಕಾರಣಕ್ಕೆ ಧುಮುಕೋದಿಲ್ಲ ಅದರೊಳಗೆ ಹಾಯಿಸಿಯೇ ನಾವು ದೊಡ್ಡ ರಾಜಕಾರಣ ಎಬ್ಬಿಸಬೇಕು ವಿಚಿತ್ರ ತುಂಬ ಹೇಳೋದು ಕಷ್ಟ ಕರ್ಣನ ವಧೆ ಇವತ್ತಾಗಬೇಕಾಗಿದೆ ಎಲ್ಲಿಂದ ಆರಂಭ ಮಾಡಬೇಕು ನಾವು ವಿಷಯವನ್ನು ದುಶಾಸನ ಸತ್ತು ಹೋದ ಅವತ್ತೇ ಇನ್ನೂ ಹತ್ತು ಧೃತರಾಷ್ಟ್ರನ ಮಕ್ಕಳು ಸತ್ತರು ಭೀತಂ ಕರ್ಣಂ ಪ್ರತಿ ಶಲ್ಯಸ್ಯ ಆಶ್ವಾಸನಂ ಆಶ್ಚರ್ಯಪಡಿಸಿರಿ ಬಾಯಿ ಹರಕನಾದ ಶಲ್ಯನೇ ಕರ್ಣನಿಗೆ ಧೈರ್ಯ ತುಂಬುತ್ತಾನೆ ಅವರವರು ಜಗಳಾಗಿದೆ ಮಾಡಿದೆ ಇದು ರಾಜಕಾರಣದಲ್ಲಿ ನೋಡ್ತೀರಿ ಒಬ್ಬರೊಬ್ಬರು ಬೈತಾರೆ ಸಭಾತ್ಯಾಗ ಮಾಡ್ತಾರೆ ಅವರವ್ರ ಜೊತೆಯಲ್ಲೇ ಇರ್ತಾರೆ ಸಾರ್ಥ ಬಿಡೋದಿಲ್ಲ ಈ ಕಡೆಯಲ್ಲಿ ಜನ ಏನು ಶುರು ಮಾಡಿದರು ಅರ್ಜುನನಿಗೆ ಕರ್ಣನಿಗೆ ಯುದ್ಧ ಅವತ್ತು ಹದಿನೇಳನೇ ದಿವಸ ಪ್ರಾತಃ ಕಾಲ ಆರಂಭವಾಗಿದೆ ನವೋನವವಾದ ಒಂದು ವಿಷಯ ನಡೆಯಿತು ಅದನ್ನು ತಮಗೆ ಭಿನ್ನಯಿಸಬೇಕು ಒಂದು ಅಧ್ಯಾಯದಲ್ಲಿ ವ್ಯಾಸ ವರ್ಣನೆ ಮಾಡಿದ್ದಾರೆ ಭೂಮಿ ಆಕಾಶ ಪಂಚಭೂತಗಳು ದೇವತೆಗಳು ವೃಕ್ಷಗಳು ಸರೀಸೃಪಗಳು ಭೂತಪ್ರೇಷ ಪಿಶಾಚ ರಾಕ್ಷಸಾದಿ ಜೀವರಾಶಿಗಳು ಮನುಷ್ಯರಲ್ಲಿರುವ ನಾಲ್ಕು ವರ್ಣಾಶ್ರಮಗಳು ಇವು ಪಕ್ಷವನ್ನು ವಹಿಸಿ ಕೆಲವರು ಕರ್ಣನ ಕಡೆ ಕೆಲವರು ಅರ್ಜುನನ ಕಡೆ ನಿಂತುಕೊಂಡು ಇವನಿಗೆ ಜಯವಾಗಲಿ ಅಂತ ಕೆಲವರು ಅವನಿಗೆ ಜಯವಾಗಲಿ ಅಂತ ಕೆಲವರು ನೀವು ಸಾಮಾನ್ಯವಾಗಿ ಓದ್ಕೊಂಡು ಹೋಗುವಾಗ ಇದೇನು ಮಹಾ ವಿಷಯ ಅವರವರು ಬೇಕಾದವ್ರಿಗೆ ಜಯವಾಗಲಿ ಜಯವಾಗಲಿ ಅಂತ ಹೇಳ್ತಾರೆ ಏನು ಬಿಡ್ತೀರಿ ಇದಕ್ಕೊಂದು ಇಂಗ್ಲಿಷ್ ಶಬ್ದ ಹಾಕಿದರೆ ನಿಮಗೆ ಅರ್ಥವಾಗುತ್ತೆ ರಾಮಾಯಣದಲ್ಲಿ ಲಕ್ಷ್ಮಣಸ್ವಾಮಿ ಮತ್ತು ಇಂದ್ರಜಿತ್ ಯುದ್ಧ ಮಾಡುವಾಗ ಲಕ್ಷ್ಮಣನಿಗೆ ಜಯವಾಗಲಿ ಅಂತ ದೇವತೆಗಳು ಇಂದ್ರಜಿತ್ಗೆ ಜಯವಾಗಲಿ ಅಂತ ರಾಕ್ಷಸಿ ಶಕ್ತಿಗಳು ಜಪ ಮಾಡ್ತಾ ಕೂತಿದ್ರು ವರ್ಣನೆ ಮಾಡ್ತಾರೆ ಇನ್ನೂ ಹಿಂದೆ ಬಂದರೆ ಜನಸ್ಥಾನದಲ್ಲಿ ರಾಮನಿಗೆ ಜಯವಾಗಲಿ ಎಂಬುದಾಗಿ ದೇವತೆಗಳು ಗಂಧರ್ವರು ಯಕ್ಷರು ಆಕಾಶ ನಿಂತುಕೊಂಡು ಜಪ ಮಾಡ್ತಿದ್ದಾರೆ ಹರಿಸ್ತಾ ಇದ್ದಾರೆ ಉಘೆ ಉಘೆ ಜೈಕಾರ ಹಾಕ್ತಾ ಇದ್ದಾರೆ ಚತುರ್ದಶ ರಕ್ಷಸಾಂ ಭೀಮಕರ್ಮಣ ಏಕಶ್ಚ ರಾಮೋ ಧರ್ಮಾತ್ಮ ಕಥಂ ಯುದ್ಧಂ ಭವಿಷ್ಯತಿ ಹದಿನಾಲ್ಕು ಸಾವಿರ ರಾಕ್ಷಸರು ಭೀಮಕರ್ಮಣ ಯಾವುದಕ್ಕೂ ಅಂಜುವವರಲ್ಲ ದಾರಿ ಬಿಟ್ಟವರು ಒಂದು ನೀತಿ ನಿಯಮ ಹಿಡಿದೇ ಇದ್ದವರು ಹದಿನಾಲ್ಕು ಸಾವಿರ ಒಬ್ಬರಿಗಿಂತ ಒಬ್ಬರು ಗಟ್ಟಿ ಎದುರುಗಡೆ ಏಕಶ್ಚರಾಮೋ ಅವನಿಂತ ಅವನು ಧರ್ಮಾತ್ಮ ಧರ್ಮ ಬಿಟ್ಟವರು ಹದಿನಾಲ್ಕು ಸಾವಿರ ಧರ್ಮ ಹಿಡಿದವನು ಒಬ್ಬನೇ ಒಂದು ಕಡೆ ಕಥಂ ಯುದ್ಧಂ ಭವಿಷ್ಯತಿ what will be the final outcome what will the result ಇದು ಎಲೆಕ್ಷನ್ನಲ್ಲಿ ಇವತ್ತು ನಾವು ಆ ರೀತಿ ಕೇಳ್ತೇವೆ ಇಷ್ಟೊಂದು ಹಣ ಹೆಂಡ ಏನೆಲ್ಲ ಖರ್ಚು ಮಾಡಿದ್ದಾರೆ ಅವರ ಶಕ್ತಿ ಹೆಚ್ಚಿದೆ muscle power men power money power three Ms ಇವನೊಬ್ಬ ಸಾತ್ವಿಕ ನಿಂತಿದ್ದಾನೆ ಗೊಡ್ಡು ನಂಬಿಕೊಂಡಿದ್ದಾನೆ ಪ್ರಚಾರ ಕೈಲಾದದ್ದು ಮಾಡ್ತಾನೆ ಚೀಟಿ ಹಂಚೋದಕ್ಕೆ ದುಡ್ಡಿಲ್ಲ ಜನರಿಗೆ ಆವತ್ತಿನಂತೆ ಇವತ್ತು ಅಥವಾ ಇವತ್ತಿನಂತೆ ಅವತ್ತು ಸ್ವಂತ ಬುದ್ಧಿ ಎಂಬುದಿಲ್ಲ ಜನರಿಗೆ ಯಾವತ್ತು ಸ್ವಂತ ಬುದ್ಧಿ ಇದೆ ವೈಯಕ್ತಿಕವಾಗಿ ಬುದ್ಧಿವಂತರಿದ್ದಾರೆ collectively people are as stupid are as ಶೇಕ್ಸ್ಪಿಯರ್ನ ನಾಟಕ ಜೂಲಿಯಸ್ ಸೀಸರ್ ನಾಟಕದಲ್ಲಿ ನೋಡ್ತೇವೆ ಆಂಟೋನಿ ಭಾಷಣ ಕೇಳ್ತಾರೆ ಅದಕ್ಕೆ ಮುಂಚೆ ಬ್ರೂಟಸ್ನ ಭಾಷಣ ಕೇಳ್ತಾರೆ ಅವನು ಹೇಳಿದ್ದು ಸರಿ ಅಂತಾರೆ ಇವನು ಹೇಳಿದ್ದು ಸರಿ ಅಂತಾರೆ first citizen second citizen third citizen fourth citizen ಅದರ ಪಾಠ ಏನು ಅಂದರೆ ಜನ ಯಾವತ್ತೂ ದಡ್ರು ಎಸ್ಪೆಷಲಿ ಇನ್ ಡೆಮಾಕ್ರಸಿ ಪ್ರಜಾಪ್ರಭುತ್ವ ಅಂತೆಲ್ಲ ಹೇಳ್ತೀರಿ ಪ್ರಜೆಗಳ ಕೈಗೆ ಪ್ರಭುತ್ವ ಕೊಡ್ತೀರಿ ಎಲ್ಲ ಪ್ರಜೆಗಳು ಕೋತಿಗಳು ಒಬ್ಬನನ್ನು ತಯಾರು ಮಾಡ್ಬೋದು ಬುದ್ಧಿವಂತ ಅಂತ ಆಡೋದಕ್ಕೆ ಕೋಟಿ ಕೋಟಿ ಜನರನ್ನು ಇಷ್ಟೊಂದು ಮಿಲಿಯನ್ ಜನರನ್ನು ಹೇಗೆ ನೀವು ತಯಾರು ಮಾಡ್ತೀರಿ ಎಜುಕೇಷನ್ ಸಿಸ್ಟಮೇ ಕೆಡಿಸಿಟ್ಟಿದ್ದೀರಿ ಸ್ವಂತ ಬುದ್ಧಿ ಇಲ್ಲದೆ ಇದ್ದವರು ಹಣಕ್ಕೆ ಹೆಂಡಕ್ಕೆ ಮಾರಿಕೊಳ್ಳುವವರ ಅವರ ಓಟಿನ ಶಕ್ತಿಯಿಂದ ಆರಿಸಿ ಬರಬೇಕಾದ ಸರ್ಕಾರ ಇದು ಧರ್ಮವನ್ನು ಆಚರಣೆ ಮಾಡ್ತದೆ ಅನ್ನೋದು ಭ್ರಾಂತಿ ದಯವಿಟ್ಟು ಬಿಟ್ಟು ಬಿಡಿ ಇದು ಧರ್ಮ ಇದರಲ್ಲಿ ಬರೋದಿಲ್ಲ ಈ ಸ್ಕೀಮ್ನಲ್ಲಿ ಔಟ್ ಆಫ್ ಸ್ಕೋಪ್ ರಾಮಾಯಣದಲ್ಲಿಯೂ ಅದೇ ಅವು ಡೆಮಾಕ್ರಸಿ ಶಬ್ದ ಇರಲಿಲ್ಲ ಧರ್ಮವನ್ನೇ ನಂಬಿ ಧರ್ಮಕ್ಕಾಗಿ ಬದುಕಿ ಧರ್ಮವನ್ನು ಆಚರಣೆ ಮಾಡತಕ್ಕ ರಾಮ ಎಲ್ಲಿ ಒಬ್ಬ ಹದಿನಾಲ್ಕು ಸಾವಿರ ರಾಕ್ಷಸರು ಚತುರ್ದಶ ಸಹಸ್ರಾಣ ರಕ್ಷಸಾಂ ಭೀಮಕರ್ಮಣಾಂ ಅವರೆಲ್ಲ ಯಾರು ಜಾತಿಯಲ್ಲಿ ಬ್ರಾಹ್ಮಣರು ಫೋರ್ಟೀನ್ ತೌಸಂಡ್ ಬ್ರಾಹ್ಮಣರು ಯಾಜ್ಞವಲ್ಕ್ಯರ ಶಿಷ್ಯರಾಗಿದ್ದವರು ಶುಕ್ಲ ವೇದಿಗಳು ಯಾಜ್ಞವಲ್ಕ್ಯ ಆಶ್ರಮದಲ್ಲಿ ದುಡ್ಡು ಕಾಸು ಏನು ಸಿಗ್ತಾ ಇರಲಿಲ್ಲ ಪುಳಿಚಾರ ತಿನ್ಕೊಂಡಿದ್ದವರು ಅಷ್ಟು ಜನರನ್ನು ರಾವಣ ಕನ್ವರ್ಟ್ ಮಾಡಿದ ದುಡ್ಡು ಕೊಟ್ಟ ನೀವು ಕೊಂದದ್ದು ಕೊಂಡದ್ದು ನಿಮಗೆ ಲೂಟಿ ಮಾಡಿದ್ದು ನಿಮಗೆ ಅಂತ ಗಜ್ನಿ ಮೊಹಮ್ಮದ್ ಗೌರಿ ಮೊಹಮ್ಮದ್ ಮಾಡಿದ ಹಾಗೆ ಸಂಬಳ ಇಲ್ಲ ಲೂಟಿ ಮಾಡಿದ್ದಲ್ಲ ನಿಮ್ಮದೇ ಮೋರ್ ಅಟ್ರಾಕ್ಟಿವ್ ಪ್ರೋಗ್ರಾಮ್ ಧರ್ಮ ಧರ್ಮಾತ್ಮ ಕಥಂ ಯುದ್ಧಂ ಭವಿಷ್ಯತಿ ರಾಮನ ಕಿವಿಗೆ ಬೀಳ್ತಾ ಇದೆ ಆದರೆ ಧರ್ಮಾತ್ಮನಾದ ರಾಮಚಂದ್ರ ಅರ್ಧಾಧಿಕ ಮುಹೂರ್ತೇನ ಒಂದು ಮುಹೂರ್ತದಲ್ಲಿ ಅರ್ಧ ಭಾಗಕ್ಕಿಂತ ಕೊಂಚವೇ ಹೆಚ್ಚು ವೇಳೆಯಲ್ಲಿ ಅದಷ್ಟು ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದು ಹಾಕಿದ ಹೇಗೆ ಕೊಂದು ಹಾಕಿದ ಆಯುಧಂ ಕಿಂಚ ರಾಮಸ್ಯ ಅಕಂಪನ ಹೇಳಿದ್ರೆ ಶೂರ್ಪಣಿಕೆ ಹೇಳಿದ್ರೆ ರಾವಣನ ನಂಬಿಕೆ ಬರಲಿಲ್ಲ ಏನಾಯುಧ ತಂದಿದ್ದಾನು ರಾಮ ಒಬ್ಬನೇ ಇತ್ತು ಅಷ್ಟೊಂದು ಅವನು ಕೊಂದು ಹಾಕಿದಲ್ಲ ಅಂದರೆ ಅದೇನಾಯುಧ ತಂದಿದ್ನೋ ನನಗೇನು ಗೊತ್ತು ಅಂತ ನಾವು ಕೈಯಲ್ಲಿ ಬಿಲ್ಲು ಅಂತ ಒಂದು ಹಿಡ್ಕೊಂಡಿದ್ದ ಆ ಬಾಣವನ್ನು ಯಾವಾಗ ತೆಗೀತಿದ್ದ ಹೂಡ್ತಿದ್ದ ಬಿಡುತ್ತಿದ್ದ ಒಂದೂ ಕಣ್ಣು ಕಾಣಿಸ್ತಾ ಇರಲಿಲ್ಲ ಆದರೆ ಬಿಟ್ಟ ಬಾಣಗಳು ಪಂಚಾನನೋ ಭೂತ್ವ ಸಿಂಹದಂತೆ ಹಾವಿನಂತೆ ಆಶಿ ವಿಷಯವ ಬಾಣ ಬಿಟ್ಟರೆ ಒಂದು ದಿಕ್ಕಿಗೆ ಬಿಡ್ತೀರಿ ಅದು ಗ್ರಾವಿಟೇಷನಲ್ ಫೋರ್ಸ್ ನ್ಯೂಟನ್ ಲಾ ಪ್ರಕಾರ ಹೋಗಬೇಕಲ್ಲ ಹಾಗಿಲ್ಲ ರಾಮಬಾಣ ಒಂದು ದಿಕ್ಕಿಗೆ ಬಿಟ್ಟರೆ ಅಟ್ಟಿಸಿಕೊಂಡು ಹೋಗಿ ರಾಕ್ಷಸರು ಎಲ್ಲೆಲ್ಲಿ ಹೋಗ್ತಿದ್ರೆ ಎಂತಿಸ್ಮ ರಾಕ್ಷಸ ತಿಂದು ಹಾಕ್ತಾ ಇತ್ತು ಈ ಬಾಣಗಳು ಓಡಿದವನನ್ನು ಬೆನ್ನಟ್ಟುಕೊಂಡು ಹೋಗ್ತಿತ್ತು ಪೊಲೀಸರಿಗೆ ಶಕ್ಯವಿಲ್ಲ ರಾಮಬಾಣಗಳು ಅಟ್ಟಿಸಿಕೊಂಡು ಹೋಗಿ ತಿಂತಾ ಇದ್ದವು ಹಿಂತಿರುಗಿ ನೋಡಿದರೆ ಬಾಣ ಭಯಂಕರವಾಗಿ ಹಾವಿನಂತೆ ಬರ್ತಾ ಇತ್ತು ಯುದ್ಧ ಭೂಮಿಯಲ್ಲಿ ಹಾವಿನಂತೆ ಕಾಣಿಸ್ತಾ ಇತ್ತು ನನಗೇನು ಗೊತ್ತು ಯಾವ ಬಾಣವೋ ಏನು ಕಥೆಯೋ ಇದು ರಾವಣನಿಗೆ ಬಹಳ ನುಂಗುವುದಕ್ಕಾಗದೇ ಇರುವಂತಹ ತುತ್ತಾಯಿತು ಅವನ ಕೈಯಲ್ಲಿ ಬಿಲ್ಲಿ ಬಾಣ ಇತ್ತು ರಾಮನ ಶಬ್ದ ಶಬ್ದ ಚಳಕ ಬಾಣಿ ಚಳಕ ಇರಲಿಲ್ಲ ರಾಮನಲ್ಲಿದ್ದ ಒಂದು ವಿಶೇಷ ಶಕ್ತಿ ಅವನಲ್ಲಿರಲಿಲ್ಲ ಧರ್ಮದ ಶಕ್ತಿ ಇರಲಿಲ್ಲ ದುಡ್ಡು ಕೊಟ್ಟರೆ ಯಾವತ್ತೂ ಯಾವ ಕಡೆಯೂ ತಿರುಗುತ್ತಾರೆ ಬ್ರಾಹ್ಮಣರೇ ತಿರುಗಿದರು ರಾಮಾಯಣದಲ್ಲಿ ಹೇಳಿದೆ ರಾಮಾಯಣ ಹೀಗೆ ಹೇಳುವುದಿಲ್ಲ ಮೋಕ್ಷ ಗ್ರಂಥ ನಿಮಗೆ ಪರಲೋಕಕ್ಕೆ ಸಾಧನ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ ಬದುಕಿಗೆ ಬೇಕಾದ ರೀತಿ ಪೊಲಿಟಿಕಲ್ ಇಂಟರ್ಪ್ರಿಟೇಷನ್ ಕೊಡೋದಿಲ್ಲ ಇದನ್ನೆಲ್ಲ ಇಲ್ಲಿ ಯಾಕೆ ತಗೊಂಬಂದ್ರಿ ಅಂತ ಕೇಳಿದ್ರೆ ಅಲ್ಲಿ ನಡೆದ ಹಾಗೆ ಇಂದ್ರಜಿತ್ ವಧೆಯ ಸಂದರ್ಭದಲ್ಲಿ ನಡೆದ ಹಾಗೆ ಇಲ್ಲಿ ಆಯಿತು ಹೆಚ್ಚು ಪ್ರಕಟವಾಗಿ ಬರೆದಿದ್ದಾರೆ ವೇದವ್ಯಾಸರು ಇಡೀ ರಾಷ್ಟ್ರದಲ್ಲಿ ಭೂಮಿಯಲ್ಲಿ ಆಕಾಶದಲ್ಲಿ ದೈವಿ ಮತ್ತು ಆಸುರಿ ಶಕ್ತಿಗಳ ಒಂದು ಸ್ಪಷ್ಟ ವಿಂಗಡಣೆ ನಡೆಯಿತು ಇವತ್ತು ಅದಕ್ಕೆ ನಾವು ಪೋಲರೈಸೇಷನ್ ಅಂತ ಹೇಳ್ತೇವೆ ಈ ಶಬ್ದ ಹೇಳಿದ್ರೆ ಅರ್ಥವಾಗುತ್ತೆ ಇದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೇನೆ ವರ್ಗೀಕರಣ ಧ್ರುವೀಕರಣ ಅದು ಕಮ್ಯುನಿಟಿ ಮೇಲೆ ಕಮ್ಯುನಲ್ ಪೋಲರೈಸೇಷನ್ ನಡೆದರೆ ರಾಷ್ಟ್ರ ಸರ್ವನಾಶವಾಗ್ತದೆ ರಾಷ್ಟ್ರ ಉಳಿಯೋದಿಲ್ಲ ಮುಸ್ಲಿಮರೆಲ್ಲ ಮುಸ್ಲಿಮರಿಗೆ ಓಟ್ ಹಾಕುವುದು ಕ್ರಿಶ್ಚಿಯನ್ರೆಲ್ಲ ಕ್ರಿಶ್ಚಿಯನ್ರಿಗೆ ಆಂಟಿ ಹಿಂದೂ ಓಟ್ಸ್ ಒಂದು ಕಡೆ ಹಿಂದೂಗಳಲ್ಲಿಯೇ ಒಡೆದು ಇವರಲ್ಲಿ ಐಕಮತ್ಯವಿಲ್ಲದೆ ಇವರು ತಪ್ಪು ಅವರ ಕಡೆಗೆ ಓಟ್ ಹಾಕುವುದು ಇದು ಪೋಲರೈಸೇಷನ್ ಆನ್ ಒನ್ ಸೈಡ್ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಏನು ನಡೀತದೆ ನೋಡಿ ಇದರಿಂದ ರಾಷ್ಟ್ರ ನಾಶವಾಗುತ್ತೆ ಎನ್ನುವ ಸಂದೇಶವನ್ನು ಐದೂವರೆ ಸಾವಿರ ವರ್ಷಗಳ ಹಿಂದೆ ವೇದವ್ಯಾಸರು ಕೊಟ್ಟಿದ್ದಾರೆ ನಮಗೆ ಮಹಾಭಾರತದಲ್ಲಿ ಸೋನಿಯಾ ಗಾಂಧಿ ಅವರು ಹೇಳಿದರು ನಮಗೆ ಕಮ್ಯುನಲ್ ಪೋಲರೈಸೇಷನ್ ಬೇಡ ನಾನು ಯಾಕೆ ವಿತ್ಡ್ರಾ ಮಾಡಿಕೊಂಡೆ ಪ್ರೈಮ್ ಮಿನಿಸ್ಟರ್ಶಿಪ್ನಿಂದ ಅಂದರೆ ಹಿಂದೂಗಳೆಲ್ಲ ಒಗ್ಗೂಡು ಬಿಡ್ತಾರೆ ನಮ್ಮ ವಿರುದ್ಧ ಅದು ಬೇಕಾಗಿಲ್ಲ ನನಗೆ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟು ಎಲ್ಲ ಒಂದು ದಿವಸ ಆಗ್ತದೆ ನೀವು ಶುರು ಮಾಡಿದ್ದೀರಿ ಯಂತ್ರವನ್ನು ಶುರು ಮಾಡಿದೆ ಅಂತ ನಿಲ್ಲಿಸೋಕೆ ಬರೋದಿಲ್ಲ ಡೌನ್ನಲ್ಲಿ ರೋಡ್ ರೋಲರ್ ಬಿಟ್ಟು ಡ್ರೈವರ್ ಹಾರಿ ಹೋದರೆ ಅದು ಅಟ್ಟಿಸ್ಕೊಂಡು ಬರ್ತದೆ ನಿಮ್ಮನ್ನು ತಿಂದು ಹಾಕ್ತದೆ ನೀವು ಮಾಡಿದ ಕರ್ಮ ನಿಮ್ಮನ್ನು ತಿನ್ನದೇ ಬಿಡುವುದಿಲ್ಲ ಮಹಾಜಾತೀಯವಾದಿ ಕರ್ಣ ಎಷ್ಟು ದಾನ ಮಾಡಿದರೇನು ಅದನ್ನು ಸ್ಪಷ್ಟವಾಗಿ ವರ್ಣನೆ ಮಾಡ್ತಾರೆ ಎಲ್ಲ ಶ್ಲೋಕ ಓದೋಕೆ ವೇಳೆ ಇಲ್ಲ ಭೂಮಿ ಆಕಾಶಗಳು ಹೇಗೆ ವಿಂಗಡಣೆ ಹೊಂದಿದವು ಜೌಹೂ ಸೂತ ಪಕ್ಷೇ ಆಕಾಶ ಕರ್ಣನ ಕಡೆಗೆ ನಿಂತುಕೊಂಡಿತು ಭೂಮಿ ಅರ್ಜುನನ ಕಡೆಗೆ ನಿಂತುಕೊಂಡಿತು ಎಲ್ಲರೂ ಕೇಳಿದ್ದೀರಾ ಪಂಚಭೂತಗಳಲ್ಲಿ ಪೋಲರೈಸೇಷನ್ ಬಹಳ ಮುಂದಕ್ಕೆ ಹೋಗಿಬಿಟ್ರು ಭೂಮಿಯಿಂದ ಸಂಕೇತ ಬದುಕಬೇಕೆಂಬುವರೆಲ್ಲರೂ ಅರ್ಜುನನ ಕಡೆ ಆಕಾಶ ನೋಡುವವರೆಲ್ಲರೂ ಅವಕಾಶವಾದಿಗಳು ಕರ್ಣನ ಕಡೆ असुराः यातुदानाः गुह्यकाः वैश्याः शूद्राः सूताः शङ्करजातयः ಪ್ರೇತ पिशाचाः ಕ್ರವ್ಯಾದ ಹದ್ದುಗಳು ಗಿಡುಗಗಳು ಕಾಗೆಗಳು <coughs> ಮೃಗಾಂಡಜಾಹ ಪ್ರಾಣಿಗಳು ಕೆಲವು ಮೊಟ್ಟೆ ಹಾಕ್ತವೆ ಮೊಟ್ಟೆಯಿಂದ ಹುಟ್ಟಿ ಬಂದವು ರಾಕ್ಷಸಾಹ ಶ್ವಾಸೃಗಾಲ ನಾಯಿ ನರಿಗಳು ಇವೆಲ್ಲ ಕರ್ಣನ ಕಡೆ ನಿಂತುಕೊಂಡವು ಗಿರಿ ಸಾಗರ ನದಿ ಜಲಾಶಯ ವೃಕ್ಷ ಔಷಧಿ ವನಸ್ಪತಿಗಳು ನಾಗರು ವಸು ರುದ್ರ ಆದಿತ್ಯರು ವಿಶ್ವದೇವತೆಗಳು ಅಶ್ವಿನಿಗಳು ಇಂದ್ರ ಅಗ್ನಿ ವರುಣ ಯಮ ಕುಬೇರ ಮುಂತಾದವರು ಅರ್ಜುನನ ಕಡೆ ನಿಂತುಕೊಂಡರು ನಿಮಗೆ ಅರ್ಥವಾಯಿತೆ ನೋಡಿ ಇದು ಎಷ್ಟು ಭಯಂಕರವಾದ ಪೋಲರೈಸೇಷನ್ ಇದು ಇದನ್ನು ಅನೇಕ ಕಡೆ ಅಂದಿದ್ದೇನೆ ಜನಗಳಿಗೆ ಹೊಸದಾಗಿ ಕಾಣಿಸುತ್ತೆ ಮಹಾಭಾರತ ಓದಿದರೆ ಇದು ಆಗಬಾರದು ಪಂಚಭೂತಗಳಲ್ಲೇ ಜಗಳ ಬಂದರೆ ಹಾಕಿ ನೀವು ನಿಮ್ಮ ಶರೀರವನ್ನು ಐದು ವಸ್ತುಗಳಿಂದ ಮಾಡಿದ್ದಾನೆ ದೇವರು ಭೂಮಿ ಅಂದ್ರೆ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಆದರೆ ಭಗವಂತ ಏನು ಸೂತ್ರ ಇಟ್ಟಿದ್ದಾನೆ ಇವು ಐದು ಮಾನವನ ಒಳ್ಳಿತಿಗಾಗಿ ಸಹಕರಿಸಿ ಒಂದು ಶರೀರದಲ್ಲಿ ಒಗ್ಗೂಡಿ ಇರುವುದಕ್ಕೆ ಇಷ್ಟಪಟ್ಟರೆ ಮಾತ್ರ ಆ ವ್ಯಕ್ತಿತ್ವದಲ್ಲಿ ರೋಗಾರುಜನ ಹಿಂಸೆ ಬರೋದಿಲ್ಲ ಸ್ವಭಾವತಃ ಒಂದು ಕೊಂಡಕ್ಕೆ ವಿರುದ್ಧವೇ ಅಗ್ನಿ ಭಾರ ಅಗ್ನಿ ಸುಡುವುದು ನೀರು ಅದನ್ನು ಆರಿಸುವುದು ಅಗ್ನಿಗೆ ಜಲಕ್ಕಾಗೋದಿಲ್ಲ ನಮ್ಮ ಶರೀರದಲ್ಲಿಟ್ಟಿದ್ದಾನೆ ಅಗ್ನಿ ಇಲ್ಲದೆ ಇದ್ರೆ ರೂಪ ಬರೋದಿಲ್ಲ ರೂಪ ತತ್ವಕ್ಕೆ ಅಗ್ನಿ ಜಲ ಇಲ್ಲದೆ ಇದ್ರೆ ಸುಖಕರವಾಗಿರುವುದಿಲ್ಲ ಇದು ಸುಖದ ತತ್ವ ಗಾಳಿ ಇಲ್ಲದೆ ಇದ್ರೆ ಉಸಿರಾಟ ಇಲ್ಲದೆ ಇದ್ರೆ ಮನುಷ್ಯ ಬದುಕೋದಿಲ್ಲ ಆಕಾಶ ತತ್ವ ಇಲ್ಲದೆ ಇದ್ರೆ there be nothing to contain your body ಈ ಶರೀರದ ಒಳಗಡೆ ಇಟ್ಟಿದ್ದಾನಲ್ಲ ಬೇರೆ ಬೇರೆ ಭಾಗಗಳು ಅವು ಕೂತ್ಕೊಳ್ಳೋದಕ್ಕೆ ಅವಕಾಶ ಬೇಕು ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ಇದು ದೇವರ ಅನೇಕಡೆ ಕಡೆ ಹೇಳಿದ್ದೇನೆ ಮತ್ತೆ ತಮಗೂ ಹೇಳ್ತಾ ಇದ್ದೇನೆ ಈಶ್ವರನೊಬ್ಬನ ಅಘಟಿತ ಘಟನಾ ಸಾಮರ್ಥ್ಯದಿಂದ ಒಗ್ಗೂಡಿ ನಿಂತಿವೆ ನಮ್ಮ ನಿಮ್ಮ ಇಷ್ಟದಂತೆ ಅಲ್ಲ ಮನುಷ್ಯ ಶರೀರದಂತ ಒಂದು ಶರೀರ ನೀವು ತಯಾರು ಮಾಡಿ ನೋಡ್ತೇನೆ ಆಗುತ್ತಾ ಇದೇ ಪಂಚಭೂತಗಳನ್ನು ತಗೊಂಡು ಭೂಮಿ ಒಂದಷ್ಟು ಮಣ್ಣು ನೀರು ಕುಂಬಾರ ಮಡಿಕೆ ಗಿಡಿಕೆ ಮಾಡ್ತಾನೆ ಕೆಳಗೆ ಸುಟ್ಟು ನೀರಲ್ಲಿ ಕಲಸಿ ಮಾಡಿ ವಾಯು ಆಕಾಶ ಎಲ್ಲಿ ಕೂಡಿ ಹಾಕಿ ಪ್ರಾಣವನ್ನು ಜೀವರಾಶಿಯನ್ನು ಅದರಲ್ಲೊಂದು ಮನುಷ್ಯ ಯಂತ್ರವನ್ನು ಮಾಡಿ ನೋಡುತ್ತೆ ನಿಮ್ಮ ಅದಾಗ್ತದ್ಯಾ ಅಯ್ಯ ದೇವರು ಕೊಟ್ಟು ಶರೀರವನ್ನೇ ಕಾಪಾಡ್ಕೊಳ್ಳೋಕ್ಕಾಗೋದಿಲ್ಲ ಹೊಸದನ್ನು ತಯಾರು ಮಾಡೋ ವಿಷಯ ಇನ್ನಷ್ಟು ದೂರವಾಯ್ತು ನೋಡಿ ಇದು ವಿಕೋಪಕ್ಕೆ ಹೋಗುತ್ತೆ ಯಾವಾಗ ಭೂಮಿಗೆ ಆಕಾಶಕ್ಕೆ ಜಗಳ ಬಂತು ಪೃಥ್ವಿಗೆ ವಾಯುವಿಗೆ ಜಗಳ ಬಂತು ನೀರಿಗೆ ಇನ್ನೊಂದಕ್ಕೆ ಜಗಳ ಬಂತು ಆಗಲೇ ಆಸ್ಪತ್ರೆ ಹುಟ್ಟಿಕೊಂಡಿತು ಪಂಚಭೂತಗಳ ಜಗಳ ಬಂದರೆ ಇದರ ಬೆನಿಫಿಟ್ ಪಡೆಯೋರು ಡಾಕ್ಟರ್ಗಳು ಯಾವಾಗಲೂ ಅವು ಇನ್ನಷ್ಟು ವಿಕೋಪಕ್ಕೆ ಹೋಗಿಸಿ ಕೊನೆಯಲ್ಲಿ ಕಾಂಪ್ಲಿಕೇಟ್ ಮಾಡಿ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಏನೇನೋ ಮಾಡ್ತಾರೆ ಇದು ಕರ್ಣಾರ್ಜುನರ ಯುದ್ಧ ಎಲ್ಲೆಲ್ಲಿ ಭೂಮಿ ಇದೆ ಎಲ್ಲೆಲ್ಲಿ ಆಕಾಶ ಇದೆ ಎಲ್ಲೆಲ್ಲಿ ಜಲೋಕವಿದೆ ಅಲ್ಲೆಲ್ಲ ಪೋಲರೈಸೇಷನ್ ಸುಡುವ ನೋಡುವವರಿಗೆ ಮೈ ಹಾಕಿ ಸುಡುವುದಕ್ಕೆ ಆರಂಭ ಆಗಿರಬೇಕು ನೋಡಿಕೊಳ್ಳಿ ಒಂದು ಎರಡು ಶಬ್ದಲ್ಲಿ ಹೇಳಿದ್ದಾರೆ ಅಸುರ ಮನುಷ್ಯರ ಪ್ರಾಣ ಹಿಂಡುವುದು ಅಸೂನ್ ಪ್ರಾಣ ಹಿಂಡುವವರು ಯಾತುಧಾನಾಹ ಮಾಟ ಮಾಡುವವರು ಮೋಸ ಮಾಡುವವರು ಗುಶ್ಯಕಾಹ ಗಂಧರ್ವರು ಗಂಡನ್ನು ಹೆಣ್ಣು ಮಾಡುವವರು ಹೆಣ್ಣನ್ನು ಗಂಡು ಮಾಡುವವರು ಸೋಣಾಕರ್ಣನ ಕಡೆಯವರು ವೈಶ್ಯ ವ್ಯಾಪಾರಸ್ಥರು ಇವ್ರು ಸೇರಿದರು ಸೇರಿದ್ರು ಕರ್ಣನ ಕಡೆ ನಮ್ಮ ಶಿಷ್ಯ ಒಬ್ಬರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇತಿಹಾಸದ ಪ್ರೊಫೆಸರ್ ನಮ್ಮ ಸ್ನೇಹಿತರಿಗೆ ಗೊತ್ತು ರಾಜಶೇಖರ ಅಂತ ಅವರ ಹೆಸರು ಒಳ್ಳೆ ಶಿಷ್ಯ ಅವರು ಆಮೇಲೆ ರಿಜಿಸ್ಟ್ರಾರ್ ಆದರು ಅದೇ ವಿಶ್ವವಿದ್ಯಾಲಯಕ್ಕೆ ನಾವೆಲ್ಲ ಈಚೆಗೆ ಬಂದ ಮೇಲೆ ಅವರು ಇತಿಹಾಸದಲ್ಲಿ ರಿಸರ್ಚ್ಗೆ ಸರ್ಚ್ ಮಾಡುವಾಗ ನಮ್ಮ ಕಡೆಗೆ ಏನಾದರೂ ಅವರಿಗೆ ಸಂಶಯ ಬಂದು ನನಗೇನಾದ್ರು ಗೊತ್ತಿದೆ ಅನ್ನುವಾಗ ನಮ್ಮ ಕಡೆಗೆ ಬರೋರು ಒಂದು ದಿವಸ ಒಂದು ಮಾತನ್ನು ಹೇಳಿದರು ಏನು ಹೇಳಿದರು ನೋಡಿ ಸರ್ ಈ ಪರಕೀಯರ ಆಕ್ರಮಣ ಏನೇ ಬರಲಿ ಅದಕ್ಕೆ ಸಾಯೋರು ಬ್ರಾಹ್ಮಣರೇ ತಪ್ಪಿಸ್ಕೊಳ್ಳೋರೆಲ್ಲ ವಹಿಸಿರುವುದು ಮೃಗಾಂಡಜ ರಾಕ್ಷಸಾಹ ಶ್ವಾಂದ್ರ ನಾಯಿಗಳು ನಾಯಿಗಳು ಕೇಳೋದೇ ಬೇಡ ಸ್ವಂತ ಬುದ್ಧಿ ಇಲ್ಲ ಅಂದ್ರೆ ನರಿಗಳು ಇವೆಲ್ಲ ಕರ್ಣನ ಕಡೆ ನಿಂತುಕೊಂಡು all opportunities on one side ಅವ್ರಿಗೆ ಧರ್ಮ ಇಲ್ಲ ಸೂತ್ರ ಇಲ್ಲ ರಾಷ್ಟ್ರ ಇಲ್ಲ ಮತ್ತೊಂದಿಲ್ಲ ಗಟ್ಟಿಯಾಗಿ ನಿಲ್ಲೋ ಯಾವುದೋ ಅರ್ಜುನನ ಕಡೆ ಗಿರಿ ಬೆಟ್ಟಗಳು ಬೆಟ್ಟಗಳನ್ನು ಕನ್ವರ್ಟ್ ಮಾಡೋಕ್ಕಾಗೋದಿಲ್ಲ ಮಾಡ್ತೀರಾ ನಾವು ಗೌರಿಶಂಕರ ಶಂಕರ ಅಂದು ಅದನ್ನು ಕನ್ವರ್ಟ್ ಮಾಡಿದ್ರು ಇಂಗ್ಲೀಷರು ಮೌಂಟ್ ಎವರೆಸ್ಟ್ ಅಂದರು ಚೈನಾದವರು ಬೇರೆ ಹೆಸರಿಂದ ಕರೀತಾರೆ ನೀವು ಯಾಕಾರ ಕರ್ಕೊಳ್ಳಿ ಬೆಟ್ಟ ಅಲ್ಲೇ ಇರುತ್ತೋ ಇಲ್ವೋ ಗಿರಿ ಸಾಗರ ನಾವು ಸಿಂಧೂ ಸಾಗರ ಗಂಗಾ ಸಾಗರ ಅಂತ ಕರಿತಿದ್ದು ಪ್ರಾಚೀನ ಉಲ್ಲೇಖಗಳಲ್ಲಿ ಬಂಗಾಳ ಕೊಲ್ಲಿ ಇಲ್ಲ ಇದು ಗಂಗಾ ಸಾಗರ ಬಿಟ್ಬಿಟ್ಟಿದ್ದೀವಿ ಹೆಸರನ್ನ ಈ ಕಡೆ ಅದು ಸಿಂಧೂ ಸಾಗರ ಯಾವನೋ ಬಂದ ಅರೇಬಿಯನ್ ಸಿಯಿಂದ ಅದಕ್ಕೆ ಇದು ಬಂಗಾಳ ಸಿಯಿಂದ ಇನ್ನೊಂದು ಉಳ್ಕೊಂಡಿದೆ ಹಿಂದೂ ಮಹಾಸಾಗರ ಅದನ್ನು ಅರ್ಧ ಕನ್ವರ್ಟ್ ಮಾಡಿ ಇಂಡಿಯನ್ ಓಷನ್ ಅಂತ ಮಾಡಿದ್ದಾರೆ ಹಿಂದೂ ಬೇರೆ ಇಂಡಿಯನ್ ಬೇರೆ ಸೆಕ್ಯುಲರ್ ಆ ಹೆಸರು ಯಾವ ತೆಗೆರು ಹೋಗುತ್ತೋ ಆಸ್ಟ್ರೇಲಿಯನ್ ಸಿ ಅನ್ಬೋದು ಯಾರಿಗೂ ಗೊತ್ತು ಮುಂದೆ ಬಂದವರು ಆದರೆ ಅದು ಗಟ್ಟಿಯಾಗಿ ನಿಂತಿತು ನೋಡಿ ಇದು ಅರ್ಥಹೀನ ನೀವು ಹಾಗೆ ಓದಿದರೆ ಸಮುದ್ರ ಅರ್ಜುನನ ಕಡೆ ನಿಂತನ್ನೋದಕ್ಕೆ ಏನರ್ಥ ಅಂತ ಕೇಳ್ತೀರಿ ಗಟ್ಟಿ ನಿಲ್ಲೋ ಪದಾರ್ಥಗಳೆಲ್ಲ ಅರ್ಜುನನ ಕಡೆ ನದಿ ಜಲಾಶಯ ವೃಕ್ಷ ಓಷಧಯ ವನಸ್ಪತಯ ನಾಗಾ ವಸುರುದ್ರಾದಿತ್ಯ ವಿಶ್ವದ ದೇವತೆಗಳು ಎಲ್ಲರೂ ಅರ್ಜುನನ ಕಡೆ ನಿಂತ್ಕೊಂಡ್ರು ಅಂದರೆ ದೇವತೆಗಳಿಗೆ ಮತ್ತು ರಾಕ್ಷಸ ಪಿಶಾಚರಿಗೆ ಮನುಷ್ಯರಲ್ಲಿಯೇ ಬ್ರಾಹ್ಮಣ ವೈಶ್ಯ ಶೂದ್ರಾದಿಗಳಿಗೆ ಇದು ಆಗಬಾರದಂತಹ ಒಂದು ರೀತಿಯ ಧ್ರುವೀಕರಣ ನಡೆದು ಹೋಯಿತು what was wanted was cooperation and integration ಒಂದು ಯುದ್ಧದಲ್ಲಿ ಈ ಧ್ರುವೀಕರಣ ಅನಪೇಕ್ಷಿತವಾಗುತ್ತೆ ಇರಾಕಿನ ಮೇಲೆ ಅವರು ಬಾಂಬ್ ಹೋಗಿದ್ರು ಮುಸ್ಲಿಂ ರಾಷ್ಟ್ರಗಳಲ್ಲೇ ಒಡಕುಂಟಾಯಿತು ನೀನು ಯಾಕೆ ಬಾಂಬ್ ಹಾಕಿದೆ ನಮ್ಮವರವರು ಮುಸಲ್ಮಾನರು ಸೌದಿ ಅರೇಬಿಯಾ ಇಲ್ಲಿಯವರೆಗೆ ಒಂದು ಮಾತು ಒಂದು ಚಕಾರ ತೆಗೆದಿಲ್ಲ ಮುಸ್ಲಿಮ್ಸ್ ಆರ್ ಡಿವೈಡೆಡ್ ಅವ್ರಿಗದು ಬೇಕಾಗಿತ್ತು ಕ್ರಿಶ್ಚಿಯನ್ರಿಗೆ ಚೈನಾದವರು ಮಾತು ತೆಗೆದಿಲ್ಲ ನಾವು ಬಾಯಿ ಮುಚ್ಕೊಂಡು ಕೂತಿದ್ದೀವಿ ಭಾರತೀಯರು ಇವತ್ತು ಗತಿ ನಾಳೆ ನಿಮಗಾಗತ್ತೆ ಧರ್ಮವನ್ನು ಹೇಳೋ ಎಲ್ಲ ಭೀಷ್ಮರು ದ್ರೋಣರು ಷಂಡರು ಸಭೆಯಲ್ಲಿ ಕೂತಿದ್ದಾರೆ ದ್ರೌಪದಿಗಾದ ಅಪಮಾನ ಒಬ್ಬರೂ ಖಂಡಿಸಲಿಲ್ಲ ನಾನೇನು ವಕಾಲತ್ ವಹಿಸ್ತಾ ಇಲ್ಲ ಯಾರು ಎಲ್ಲಿ ಏನು ಮಾತನ್ನು ಹೇಳಬೇಕು ಸ್ಪೀಕ್ ಧರ್ಮಂ ವಕ್ತು ಹಸಿ ಧರ್ಮವನ್ನು ಹೇಳಿ ಧರ್ಮ ಹೇಳೋಕೆ ತಯಾರಿಲ್ಲ ದೇವರು ಸೃಷ್ಟಿ ಮಾಡಿದ ಜಗತ್ತಿನಲ್ಲಿಯೇ ಅಸ್ವಾಭಾವಿಕವಾದ ಒಂದು ಧ್ರುವೀಕರಣ ನಡೆದರೆ ನಾವು ಇನ್ನು ರಾಷ್ಟ್ರದ ಮಾತಾಡ್ತಿದ್ದೇವೆ ವಿನೋಬ ಭಾವಿಯವರು ಜೈ ಜಗತ್ ಅಂದ್ರೆ ಬರೀ ಸ್ಲೋಗನ್ ಅವರು ಮಾಡಿದ್ದಲ್ಲ ಬರೀ ಸ್ಲೋ ಜೈ ಜಗತ್ ಏನು ಬಂತದ್ರಿಂದ ಜೈ ಭಾರತ್ ಅಲ್ಲ ಜೈ ಹಿಂದ್ ಅಲ್ಲ ಜೈ ಜಗತ್ ಅಂದ್ರು ಆಯ್ತೇನು ಜೈ ಜಗತ್ತು ಬರೀ ಕೂಗಾಡೋದ್ರಿಂದ ಬರುತ್ತೆ ಅದು ಜಗತ್ತಿನ ಏಕೀಕರಣ ಯಾತ್ರೆಯಿಂದ ಬರ್ತದೆ ರಾಜಕೀಯ ಲಾಭದಿಂದ ಬರೋದಿಲ್ಲ ಆರ್ಥಿಕ ಲಾಭದಿಂದ ಬರೋದಿಲ್ಲ ಧರ್ಮಕ್ಕೆ ಎಲ್ಲರೂ ತಲೆ ಬಗ್ಗಬೇಕು ಎಲ್ಲ ಅದನ್ನು ಮಾಡಿದ್ದ ಧರ್ಮರಾಜ ರಾಜಸೂಯಾಗವನ್ನು ಮಾಡಿ ರಾಜಸೂಯದ ಅರ್ಥವೇನು ಜಗತ್ತನ್ನು ಒಂದು ಮಾಡಿದ್ದ ಧರ್ಮಕ್ಷೇತ್ರದ ಅಡಿಯಲ್ಲಿ ತಂದಿದ್ದ ಕೃಷ್ಣನ ಸಾರಥ್ಯದಲ್ಲಿ ನಾಲ್ಕು ಕಡೆ ಪಾಂಡವರು ದಿಗ್ವಿಜಯವನ್ನು ಮಾಡಿ ಧರ್ಮದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಒಂದು ತಿಂಗಳು ಉಳಿಯಲಿಲ್ಲ ಅದು all opportunist joint together to fight a war ಹದಿಮೂರು ವರ್ಷದ ನಂತರ ಪುಡುಪುಡಿಯಾಗಿ ಚೂರು ಚೂರಾಗಿ ಯಾರ್ಯಾರನ್ನು ಒಗ್ಗೂಡಿಸಿದ್ನೋ ಧರ್ಮರಾಜ ಅವರೆಲ್ಲ ಚಲ್ಲಾಪಿಲ್ಲಿಯಾದರು ಚಲ್ಲಾಪಿಲ್ಲಿ ಆದವರು ಎಷ್ಟು ಜನ ಈಗಾಗಲೇ ಸತ್ತಿದ್ದಾರೆ ದುರ್ಯೋಧನ ಹೆಣೆ ಎಣಿಸ್ಕೋತಾ ಕೂಡಬೇಕು ಕರ್ಣ ಉಳಿದಿದ್ದಾನೆ ಶಲ್ಯ ಉಳಿದಿದ್ದಾನೆ ಇನ್ನು ಕೊರ ಕೊನೆಗೆ ಬರ್ತಾ ತುಂಬಾ ದುಃಖವಾಗುತ್ತೆ ನೀವು ಕಣ್ಣೀರು ಹೊಡಿತೀರಿ ಇದು ಹದಿನೆಂಟು ಅಕ್ಷೋಹಿಣಿ ಓದುತ್ತಲ್ಲ they destroyed the world they destroyed the world unity ಯುದ್ಧವೆಂಬುದು ಎಲ್ಲೇ ನಡೆದರೂ ಸಣ್ಣ ಪುಟ್ಟ ಜಗಳ ಆದ್ರೇನೆ ಒಂದು ಬೀದಿಯಲ್ಲಿ ಅಕ್ಕಪಕ್ಕರು ಒಂದೊಂದು ಗುಂಪಾಗ್ತಾರೆ ಸೇರ್ಕೊಳ್ತಾರೆ ಜಾತಿ ಜಗಳ ಬರ್ತದೆ ಹಳ್ಳಿಗಳಲ್ಲಿ ನಲ್ಲಿ ನೀರು ಬರೋದಿಲ್ಲ ಕೊಡ ಇಟ್ಟಿರ್ತಾರೆ ಒಬ್ಬರು ಕೊಡ ಮುಂದಾಯಿತು ಒಬ್ಬರು ಕೊಡ ಹಿಂದಾಯಿತು ಇಡೀ ಬೀದಿಯಲ್ಲಿ ಮಾರಾಮಾರಿ ಆಗುತ್ತೆ ನಿಮ್ಮ ಜಾತಿ ಹೆಚ್ಚು ನಮ್ಮ ಜಾತಿ ಹೆಚ್ಚು ನಮ್ಮ ಕೊಡ ಹಿಂದೆ ಇಟ್ರಿ ಇಂಟರ್ನ್ಯಾಷನಲ್ ಪ್ರಾಬ್ಲಮ್ ಮಾಡಿಬಿಡ್ತಾರೆ ಅದು ಒಂದು ಮಹಾಭಾರತ ಯುದ್ಧದಲ್ಲಿ ಈ ನೋಡಿ ಕರ್ಣ ಬರೋ ತನಕ ಸುಮಾರಾಗಿತ್ತು ದ್ರೋಣನಿಗೂ ಕರ್ಣನಿಗೂ ಭೀಷ್ಮನಿಗೂ ಕರ್ಣನಿಗೂ ಅಶ್ವತ್ಥಾಮನಿಗೂ ಕರ್ಣನಿಗೂ ಕೃಪಾಚಾರ್ಯನಿಗೂ ಕರ್ಣನಿಗೂ ಬರೀ ಬ್ರಾಹ್ಮಣನಿಂದ ಹೋಗೋದಕ್ಕೆಲ್ಲ ಬ್ರಾಹ್ಮಣರೇ ರೆಸ್ಪಾನ್ಸಿಬಲ್ ಇವತ್ತು ಭಾರತ ದೇಶ ಹಾಳಾಗಿರೋದು ಬ್ರಾಹ್ಮಣರಿಂದ ಅಂತ ಹೇಳ್ತಾರೆ ಸೋಕಾಲ್ಡ್ ಬುದ್ಧಿಜೀವಿಗಳು ನಮ್ಮ ಸಂಸ್ಕೃತಿ ಚೆನ್ನಾಗಿದೆ ಆಚರಣೆಯಲ್ಲಿ ಒಂದೂವರೆ ಸಾವಿರ ವರ್ಷದಲ್ಲಿ ದೋಷಗಳು ಹುಟ್ಟಿಕೊಂಡಿವೆ this is a suppress religion ನಮ್ಮಲ್ಲಿರೋ ದೋಷ ನಾವು ಸರಿಪಡಿಸ್ಕೊಳ್ತೇವೆ ನೀವು ಸರಿಪಡಿಸಬೇಕಾಗಿಲ್ಲ ಹೊರಗಿಂದ ಬಂದು ಹೇಳಬೇಕಾಗಿಲ್ಲ ನಮಗೆ we are still not able to unify ನಾವು ಸರ್ ಮಾಡ್ಕೋಬೇಕು ಅಂದ್ರೆ ನೀವು ಕಮ್ಯುನಲ್ ಕಮ್ಯುನಲ್ ಕಮ್ಯುನಲ್ ಬೈತಾ ಕೂತಿದ್ದಾರೆ ಯಾಕೆ ಹೇಳ್ತೇವೆ ಅಂದರೆ ತಲೆ ವಿಕೃತಿ ಇದ್ದವರು ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋಕೆ ನಮ್ಮ ಕುಟುಂಬದವರನ್ನು ನಾವು ಸೇರಿಸ್ಕೊಳ್ಳೋದಕ್ಕೆ ನಮ್ಮಲ್ಲಿ ಯಾರು ದಾರಿ ಬಿಟ್ಟು ಹೋಗಿದ್ದಾರೆ ಅವ್ರನ್ನ ಸೇರಿಸ್ಕೊಳ್ಳೋದು ನಮಗೆ ಆಪರ್ಚುನಿಟಿ ಇಲ್ಲ ದಾರಿ ಬಿಟ್ಟವ್ರನ್ನೆಲ್ಲ ನೀವು ಸೇರಿಸ್ತಾ ಇದ್ದೀರಿ ಅಹಿಂದ ಅಂತ ಮಾಡ್ತಾ ಇದ್ದೀರಿ ದಟ್ ಈಸ್ ಪೊಲರೈಸೇಷನ್ ಅದಾಗಬಾರ್ದು ಈ ದೇಶದಲ್ಲಿ ಯಾರೂ ದುಃಖ ಪಡಬಾರದು ಎಲ್ಲರೂ ಸೇರಬೇಕು ಸಮಾಜ ಅಂದಮೇಲೆ ತಪ್ಪಿರ್ತದೆ ದೋಷ ಇರುತ್ತದೆ ಆ ದೋಷಗಳನ್ನು ತಿದ್ದುಕೋಬೇಕು ತಿದ್ದುಕೋಬೇಕಾದವರು ತಿದ್ದುಕೊಳ್ತೀವಿ ಗಟ್ಟಿಯಾಗಿ ಹೇಳಬೇಕು ಮಠಾಧಿಪತಿಗಳು ಇವರೇ ನಮ್ಮ ಧರ್ಮದ ವಿರೋಧಿಗಳು they are not prepared for unification ಬಹಳ ದುಃಖ ಆಗುತ್ತೆ ಮಹಾಭಾರತ ಓದುವಾಗ ಆಗಬಾರದ ರೀತಿಯ ಧ್ರುವೀಕರಣ ನಡೆದು ಹೋಯಿತು ಮುಂದಿನ ವಿಷಯ ಹೇಳ್ತೇನೆ ಕರ್ಣನಿಗೆ ಭಯವಾಯಿತು ಈ ಹದಿನೇಳು ದಿವಸ ಪ್ರಾತಃ ಕಾಲದಲ್ಲಿ ಅಯ್ಯೋ ನಿನ್ನೆ ದುಶಾಸನ ನನ್ನ ಕಣ್ಣೆದುರಿಗೆ ಅಷ್ಟು ಭಯಂಕರವಾಗಿ ಭೀಮ ಕೊಂದು ಹಾಕಿದ ಶಲ್ಯ ನನಗೆ ನಾಲ್ಗೆ ಒಣಗಿ ಹೋಯಿತು ಇವತ್ತು ಆ ಭೀಮನನ್ನು ಹೇಗೆ ಎದುರಿಸಲಿ ಬಾಯಿ ಬಿಟ್ಟು ಹೇಳ್ತಾನೆ ಕಾರಣ ಈ ಮಾತನ್ನ ಈ ಮಾತು ಭೀಷ್ಮನ ಬಾಯಲ್ಲಿ ಬಂದಿರಲಿಲ್ಲ ಈ ಮಾತು ದ್ರೋಣನ ಬಾಯಲ್ಲಿ ಬಂದಿರಲಿಲ್ಲ ಕರ್ಣನ ಬಾಯಲ್ಲಿ ಬಂತು ಯಾವಾಗ ಭೀಮನ ಪರಾಕ್ರಮವನ್ನು ಕಂಡ ಮೇಲೆ ಮುಂಚೆಯಲ್ಲಿ ಹೋಗಿತ್ತು ಬುದ್ಧಿ ಅವಳು ಐದು ಗಂಡನ್ನು ಮಾಡ್ಕೊಂಡಿದ್ದಾರೆ ಬಂಧಕಿ ಸೂಳೆ ಅವಳು ಮೈ ಮೇಲೆ ಬಟ್ಟೆ ತೆಗಿ ಅಂತ ಕರ್ಣ ಇದೇ ಕರ್ಣ ಒದರಾಡಿದಾಗ ಸಭೆಯಲ್ಲಿ ಅಲ್ಲೇ ಭೀಮ ಪ್ರತಿಜ್ಞೆಯನ್ನು ಮಾಡಿ ತೊಡೆ ಮುರಿತೇನೆ ದುರ್ಯೋಧನರಿಗೆ ಅಂತ ಹೇಳಿದಾಗ ಕರ್ಣನಿಗೆ ಯಾತಕ್ಕೆ ಭಯವಾಗಲಿಲ್ಲ ಇವರಲ್ಲಿ ಬರ್ತಾರೆ ಎಲ್ಲಿ ಕೂಡ್ಕೊಂಡು ಬರ್ತಾರೆ ನೋಡೋಣ ಇವತ್ತು ಜಾತಿ ಜಗಳ ಹಚ್ಚಿದ್ರು ಸೇರ್ಕೊಂಡು ಬರಲಿ ನೋಡೋಣ ಸೇರ್ಕೊಂಡು ಬರ್ತಾರೆ ತೊಡೆ ಮುರಿತಾರೆ ನಡೆಯೋದು ನಡೀತದೆ ಧರ್ಮಕ್ಕೆ ಯಾವತ್ತು ಜಯ ತಥೋ ಜಯಮುದೀರಯೇತ್ ನಾರಾಯಣಂ ನಮಸ್ಕೃತ್ಯ ಭಗವಂತನ ಮರಿಬೇಡಿ ನರಂಚೈವ ನರೋತ್ತಮಂ ಅರ್ಜುನನ ನೆನೆಸಿಕೊಳ್ಳಿ ನರೋತ್ತಮ ಅಂತ ಬಂತಲ್ಲ ಅಂದ್ರೆ ಭೀಮ ಅಂತ ಕೆಲವರು ಅರ್ಥ ಹೇಳ್ತಾರೆ ನಾರಾಯಣಂ ನರೋತ್ತಮಂ ನಾರಾಯಣಂ ಪುರುಷೋತ್ತಮ ನಾರಾಯಣನನ್ನು ಅರ್ಜುನನನ್ನು ದೇವೀಂ ಸರಸ್ವತೀಂ ವ್ಯಾಸಂ ವ್ಯಾಸರನ್ನು ಸರಸ್ವತಿಯನ್ನು ನೆನೆಸಿಕೊಂಡ್ರೆ ಆ ಜಾಗದಲ್ಲಿ ಖಂಡಿತ ನಿಮಗೆ ಜಯವಾಗುತ್ತೆ ಬುದ್ಧಿ ಕೊಡುವ ದೇವರು ಬುದ್ಧಿ ಕೊಟ್ಟ ದೇವರು ಹೇಳಿದಂತೆ ನಡೆಯುವ ಅರ್ಜುನ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನೀತಿ ಭೂತಿ ಮೇಲ್ಮೇಲ್ ಅಭಿವೃದ್ಧಿ ಶ್ರೀ ಐಶ್ವರ್ಯವೃದ್ಧಿ ಧ್ರುವಾನೀತಿ ಫರ್ಮ್ ಪಾಲಿಸಿ ಫರ್ಮ್ ಕನ್ವಿಕ್ಷನ್ ಅಲ್ಲಿ ಬರ್ತದೆ ಅದನ್ನು ಕೊಡೋರು ಯಾರು ಸರಸ್ವತಿ ಮತ್ತು ವ್ಯಾಸರು ಸರಸ್ವತಿ ಎಲ್ಲರಿಗೆ ಸಾಮಾನ್ಯವಾದ ದೇವತೆ ವ್ಯಾಸರು ಗ್ರಥನ ಮಾಡಿ ಶ್ಲೋಕದಲ್ಲಿ ಬರೆದುಕೊಟ್ಟವರು ಇದನ್ನು ನೆನೆಸ್ಕೊಳ್ಳಿ ರಾಷ್ಟ್ರ ಒಗ್ಗೂಡುತ್ತದೆ ಇದೊಂದು ಶ್ಲೋಕವನ್ನಾದರೂ ನಿತ್ಯ ನೀವೆಲ್ಲ ಹೇಳಬೇಕು ಇವತ್ತು ಇಪ್ಪತ್ತೇಳನೇ ದಿವಸ ಇಪ್ಪತ್ತೇಳು ಇಪ್ಪತ್ತೆಂಟು ಆಯಿತು ಒಂದೇ ಸಮ ನಿತ್ಯ ಎರಡೆರಡು ಸಲ ನಿಮ್ಮ ಕೈಲಿ ಹೇಳಿಸ್ತಾ ಇದ್ದೇನೆ ಇದರ ಜೊತೆಗೆ ಯಾವುದಾದರೂ ಒಂದೆರಡು ಶ್ಲೋಕವನ್ನು ಮಹಾಭಾರತ ಹೇಳಿದರೆ ಪ್ರತಿಯೊಬ್ಬರು irrespective of caste or creed or community ಹೇಳೋ ಹಾಗಿದ್ರೆ ಖಂಡಿತವಾಗಿ ರಾಷ್ಟ್ರ ಒಗ್ಗೂಡುತ್ತೆ ಇದು ಆ ಜಾತಿ ಈ ಜಾತಿ ಅವರು ಇವರು ಕೇಳು ಮೇಲು ಏನು ನೋಡತಕ್ಕದ್ದಲ್ಲ ದ ಮೋಸ್ಟ್ ಅನ್ಡಿಸೈರ್ಡ್ ಹ್ಯಾಪನ್ ಕರ್ಣನ ಸಾರಥ್ಯ ಒಬ್ಬ ಕೆಲಸಕ್ಕೆ ಬಾರದೆ ಅವನು ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರೆ ಅವರು ಒಂದು ವಿ ಪಿ ಸಿಂಗಿನ ಕಾಲದಲ್ಲಿ ಎಷ್ಟು ರಾಡಿಯನ್ನು ಎಬ್ಬಿಸಿದರು ಆ ಮಂಡಲ್ ಸಿಂಗ್ ಮಂಡಲ್ ಗಲಾಟಿ ನಮ್ಮ ಸ್ನೇಹಿತರು ಅವತ್ತು ಅವತ್ತು ಪ್ರಿನ್ಸಿಪಾಲ್ ಆಗಿದ್ರು ಅದು ಮಹಾಯುದ್ಧ ಒಂದು ಕಡೆಯಲ್ಲಿ ಮಂಡಲ್ ಕಮಿಷನ್ ಯಾರಿಗೆ ಅನುಕೂಲವಾಗಿತ್ತು ಅವರು ಯಾರಿಗೆ ವಿರುದ್ಧವಾಗಿದ್ದರೂ ಒಂದು ಇಷ್ಟಿಷ್ಟು ದಪ್ಪದ ಕಲ್ಲುಗಳನ್ನು ಇಟ್ಕೊಂಡು ಎಸಿಬೇಕು ಅಂತ ಬಂದಿದ್ದಾರೆ ಪೊಲೀಸರು ಎಸಿಪಿ ಅವರು ಇವರೆಲ್ಲ ಒಂದು ಸಾರಿ ಇವತ್ತು ಕಾಲೇಜು ಮುಚ್ಚಿಬಿಡಿ ಅವ್ರು ಹೇಳಿದ್ರು ಕಾಲೇಜ್ ನಾವು ಮುಚ್ಚೋದಿಲ್ಲ ಮತ್ತೆ ಹೇಗೆ ನಡೆಸ್ತೀರಿ ಅದು ಹೇಗೆ I am not going to notify that the college is closed ಹುಡುಗರು ಬರದೇ ಆದರೆ ಬೇರೆ ವಿಷಯ ನೀವು ಹೊರಗೆ ಹೋಗಬೇಡಿ ಸರ್ಕಲ್ ಹೊಡಿತಾರೆ ನನಗೂ ಹೇಳಿದ್ರು ಕೆಲವರು ಜೊತೆ ಅಧ್ಯಾಪಕರು ಹೋಗಬೇಡಿ ಕಲ್ಲು ಹೊಡಿತಾರೆ ನೀವು ಬೇರೆ ಜಾತಿಯವರು ನಾವಿಬ್ಬರು ಎರಡೂ ಕಡೆ ಹೋದವು ಸಂಧಾನ ಮಾಡಿದೆವು ಎರಡು ಗಂಟೆ ಕಾಲ ಹೋದದ್ದು ಕುದೀತಾ ಕೂತಿದ್ರು then the whole thing fizzled out ಅವರು ಅವ್ರು ಹೇಳಿದ ಮಾತುಗಳಿಂದ ನಾವು ಹೇಳಿದ ಮಾತುಗಳಿಂದ ಹೌದು ಸರ್ ನಮ್ಮ ಕಾಲೇಜು ಕಿಟಕಿ ಬೋರ್ಡು ನಾವೇ ಹೊಡೆದು ಹಾಕಿದ್ರೆ ಏನು ಬಂತು ನಮ್ಮ ಸಾಹಿತ್ಯ ಯಾರೋ ಜಗಳ ತಂದು ಹಾಕ್ತಾರೆ ನಾವು ಯಾಕೆ ಮಾಡಬೇಕು ನಮ್ಮ ಮಾತಿಗೆ ಬೆಲೆ ಕೊಟ್ಟರು ವಿದ್ಯಾರ್ಥಿಗಳು ಚದರಿದರು ಸಾಕ್ಷಿ ಇದ್ದಾರೆ ಕೇಳಿದ್ರು ಮಾತನ್ನು ಬುದ್ಧಿ ಹೇಳುವ ಜನ ಬೇಕು ಅವರಿಗೆ ಬುದ್ಧಿ ಕೆಟ್ಟಾಗಿ ಮಾಡ್ತೀರಿ ಹೇಳಿ ಒಂದು ಒಂದು ಕಾವೇರಿ ನೀರಿಗೋಸ್ಕರ ಬಂದಾಯಿತು ಬಂದಾಗಲಿ ಯಾವುದಕ್ಕೆ ಹೇಳ್ತೇವೆ ನಿಮ್ಗೆ ಅನ್ಯಾಯವಾಗಿದೆ ಪ್ರತಿಭಟನೆ ಮಾಡುವುದಕ್ಕೆ ದಾರಿ ಇದೆ ಮಾಡಬೇಕಾಗಿದೆ ಅಲ್ಲ ನಮ್ಮ ಊರಿನ ನಮ್ಮ ಸರ್ಕಾರದ ನೀವೇ ಕೈಯಿಂದ ದುಡ್ಡು ಕೊಟ್ಟ ಬಸ್ಸುಗಳನ್ನು ನೀವೇ ಸುಟ್ಟರೆ ನಿಮ್ಮ ಹೋಟ್ಲ್ಗಳನ್ನು ನೀವೇ ಹಾಳು ಮಾಡಿದರೆ ನಿಮ್ಮ ಜನಗಳಿಗೆ ನೀವೇ ತೊಂದರೆ ಮಾಡಿದರೆ ತಮಿಳುನಾಡವ್ರು ಮಾಡಬೇಕಾದ ಕೆಲಸ ನೀವೇ ಮಾಡಿದರೆ ಮೊದಲೇ ಕಾವೇರಿ ನಮ್ದಂತಾರೆ ಇದು ಬುದ್ಧಿ ಇದ್ದವ್ರು ಮಾಡೋ ಕೆಲಸವಲ್ಲ ಜಪಾನಿನಲ್ಲಿ ಸ್ಟ್ರೈಕ್ ಮಾಡಿದ್ರು ಒಂದ್ಸಲ ಅಪರೂಪಕ್ಕೆ ಸ್ಟ್ರೈಕು ಜಪಾನ್ನಲ್ಲಿ ಆಗೋದಿಲ್ಲ ಒಂದು ಬೂಟ್ ಫ್ಯಾಕ್ಟರಿಯವರು ಪಾದರಕ್ಷೆ ತಯಾರು ಮಾಡುವವರು ಸ್ಟ್ರೈಕ್ ಮಾಡಿದ್ರು ಹೇಗೆ ಮಾಡಿದ್ರು ಗೊತ್ತೇನು ನಾವು ಒಂದೇ ಕಾಲಿನ ಚಪ್ಪಲಿ ತಯಾರು ಮಾಡ್ತೇವೆ ನಮ್ಮ ಸಮಸ್ಯೆ ತೀರೋ ತನಕ ಅಂದ್ರು ಮಾರಾಟ ಆಗಿರಬಾರದು ಸ್ಟಾಕ್ ಆಗಿರಬೇಕು ಮುಂದೆ ಬೇಕಾದ್ರೆ ಅಡ್ಜಸ್ಟ್ ಮಾಡಿರಬೇಕು ವಿ ಆರ್ ಆನ್ ಸ್ಟ್ರೈಕ್ ಅಂತ ಬೋರ್ಡ್ ಹಾಕೊಂಡ್ರು ರಾಷ್ಟ್ರಾಭಿಮಾನವನ್ನು ಬಿಡದೆ ಯಾರಿಗೂ ತೊಂದರೆ ಮಾಡಿದೆ ಅವರು ಸಂಸ್ಥೆಯ ಗಮನವನ್ನು ಸೆಳೆದರು ನಾವಿನ್ನೂ ತಿಳ್ಕೊಳ್ಬೇಕಾಗಿದೆ ಈ ವಿಷಯಗಳನ್ನು ಸುಪ್ರೀಂ ಕೋರ್ಟ್ ಸ್ಟ್ರೈಕ್ ಮಾಡುವುದು ತಪ್ಪು ಅಧಿಕಾರವಿಲ್ಲ ಅಂತಂದ್ರೆ ಕಮ್ಯುನಿಸ್ಟ್ರು ಬೊಬ್ಬೆ ಇಟ್ಟು ಕಮ್ಯುನಿಸ್ಟ್ ಬುಡಕೆ ಬಂದು ಕೂರಿದೆ ಬಂಗಾಳದಲ್ಲಿ ಯಾಕೆ ಕೇಳ್ತೇವೆ ಅದು ಸಮಾಜವನ್ನು ಹಾಳು ಮಾಡುವಂತಹ ಒಂದು ಪ್ರೋಗ್ರಾಮೇ ಹೊರತು there is nothing constructive in communism ನಮ್ಮ ಜನಗಳಿಗೆ ಅರ್ಥ ಆಗೋದಿಲ್ಲ ಇಟ್ಸ್ ಎ ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ಬರೀ ಹಂಚಿಕೊಳ್ಳಿ ಹಂಚಿಕೊಳ್ಳಿ ಪ್ರೊಡಕ್ಟಿವ್ ಫಿಲಾಸಫಿ ಒಂದು ಚೂರಿಲ್ಲ ನೀವ್ಯಾಕೆ ಇದೆಲ್ಲ ಮಾತಾಡ್ತೀರಿ ಅಂತ ಕೇಳ್ತಾರೆ ನನಗೆ ಹೊಟ್ಟೆ ಉರಿತದೆ ನಾವು ರಾಷ್ಟ್ರದ ಇದು ಬರೀ ಪ್ರವಚನ ಪುಣ್ಯಕ್ಕೋಸ್ಕರ ನಾವು ಕೂತಿಲ್ಲ ಅಪಾರ ಜ್ಞಾನ ಭಂಡಾರ ಏನು ಕೊಟ್ಟಿದ್ದಾರೆ ವೇದವ್ಯಾಸರು ಅನಂತ ಮುಖಗಳಲ್ಲಿ ಅದು ನಮಗೆಲ್ಲ ದಕ್ಕಲಿ ಸ್ವಲ್ಪವಾದರೂ ನಮ್ಮಲ್ಲಿ ಈ ಒಂದು ಪ್ರಜ್ಞೆ ತೇಜಸ್ಸು ಉಂಟಾಗಲಿ ಎನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ನನಗೇನು ಬೇರೆ ಲಾಭವಲ್ಲ ಆದ್ದರಿಂದ ಕರ್ಣನ ಸೇನಾಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏನು ವಿ ಪಿ ಸಿಂಗಿನ ಕಾಲದಲ್ಲಿ ನಡೆಯಿತು ಇನ್ನೂ ಏನು ನಡೀತಾ ಕೂತಿದೆ ಲಾಲು ಸಿಂಗ್ ಮಲ್ಲಾದವರು ಮುಲಾಯಂ ಸಿಂಗ್ ಮೊದಲಾದವರು ಅದೇ ನಡೆಯಿತು ಪ್ರೆಸಿಡೆಂಟು ಜೈ ಜೈ ಜೈ ಅಂದರು ಆದ್ರ ಯಾರ ವಿಷಯದಲ್ಲಿ ಜೈ ಅಂದರು ಆ ಕರ್ಣನಿಗೆ ಹೆದರಿಕೆ ಉಂಟಾಯಿತು ಶಲ್ಯನೇ ಧೈರ್ಯವನ್ನು ಹೇಳಿದ ರಥ ಮುಂದಕ್ಕೆ ಹೋಗುವಷ್ಟರಲ್ಲಿ ನಕುಲ ಅಟ್ಟಿಸಿಕೊಂಡು ಬಂದು ಕರ್ಣನ ಮಗನನ್ನ ಕರ್ಣನ ಎದುರಿಗೆ ಕೊಂದ ಸಾಕ ಯುದ್ಧದಲ್ಲಿ ಯಾರು ಯಾರನ್ನು ಕೇಳೋದಿಲ್ಲ ಇದು it's a very evil machine ಯಾವನೋ ಸ್ಟಾರ್ಟ್ ಮಾಡ್ತಾನೆ ಯಾರಿಗೋ ಹೋಗುತ್ತೆ ಎಲ್ಲ ಹೊಡೆಯುತ್ತೆ ಅದು ಇನ್ನೊಂದು ಕಡೆಯಲ್ಲಿ ಅರ್ಜುನ ಸಕಲ ಕೌರವರ ಸೇನೆಯನ್ನು ನಾಶ ಮಾಡ್ತಾ ಬೆಳಗ್ಗೆನೆ ಬೆಳಗಾಳಿ ಅಂತ ಬಂದ ಅಶ್ವತ್ಥಾಮ ದುರ್ಯೋಧನ ಹತ್ರ ಹೋದ ಅವನೇ ಹೇಳಿದ್ದಾನೆ ಮೊದಲನೇ ರಾತ್ರಿ ಈ ಕರ್ಣನಿಗೆ ಪಟ್ಟಾಭಿಷೇಕ ಮಾಡೋಣ ಅಂತ ಈಗ ಅವನೇ ಹೇಳ್ದ ಮಹಾರಾಯ ಇದು ನಮಗೆ ಎಟ್ಕೊಂತ ಯುದ್ಧವಲ್ಲ ಏನು ಮಾಡಬೇಕು ಅಂದರೆ ಇನ್ನೆಷ್ಟು ಎಂಟೋ ಹತ್ತೋ ತಮ್ಮಂದ್ರು ಉಳಿದಿದ್ದಾರಲ್ಲ ಅವ್ರನ್ನ ಉಳಿಸ್ಕೋಬೇಕಂದ್ರೆ ಅಪ್ಪ ಅವನಿಗೆ ನೀನೇ ಶ್ರಾದ್ದ ಮಾಡಬೇಕು ಅಂತ ಆಸೆಪಟ್ರೆ ಅವರು ನಿನಗೆ ಶ್ರಾದ್ದ ಮಾಡೋದು ಬೇಡ ಅಂತ ನಿನಗನ್ಸಿದ್ರೆ ಪಾಂಡವರ ಜೊತೆಯಲ್ಲಿ ರಾಜಿ ಮಾಡಿಕೋ ಅಶ್ವತ್ಥಾಮ ಅಷ್ಟೊಂದು ಪ್ರೋತ್ಸಾಹ ಕೊಡ್ತಿದ್ದವನು ದುರ್ಯೋಧನ ಉಪದೇಶವನ್ನು ಕೊಟ್ಟ ಶಾಂತಿ ಮಂತ್ರವನ್ನು ಹೇಳಿದ ಅಶ್ವತ್ಥಾಮನ ಕಾಲಿಗೆ ಬಿದ್ದ ದುರ್ಯೋಧನ ಮಿತ್ರ ನೀನು ಇದನ್ನೇ ಹೇಳ್ತೀಯಾ ಅಂದ ಅಲ್ಲಿ ನಿನಗೆ ಹಿತವಾದವರೆಲ್ಲ ಇದನ್ನೇ ಹೇಳ್ತಾರೆ ನಮ್ಮ ಅಪ್ಪನೂ ಇದೇ ಹೇಳಿದ್ರು ಹಾಳು ಕರ್ಣನ್ ಬಿಕಟ್ಟೆ ಬೇರೆಯವರು ಇಲ್ವಲ್ಲ ಅಂತ ನೆನ್ನೆ ಅವನ ಹೆಸರನ್ನು ಹೇಳಿದೆ ನಾನು ಶಾಂತಿ ಮಾಡ್ಕೋ ದುರ್ಯೋಧನ ಈಗ ಇನ್ನೊಂದು ಮಂತ್ರ ಹೇಳ್ದ ಯಾರಿಗಾಗಿ ಶಾಂತಿ ಮಾಡಿಕೊಳ್ಳಿ ದುಶಾಸನೆ ಮೇಲೆ ಯಾರಿಗೆ ಶಾಂತಿ ಮಾಡಿಕೊಳ್ಳಿ ಅಶ್ವತ್ಥಾಮ ಹೇಳ್ದ ನೀ ಬದುಕಿದೆಯಲ್ಲ ನಿನಗೋಸ್ಕರ ಮಾಡಿಕೊ ನಿಮ್ಮ ತಂದೆಗೋಸ್ಕರ ಮಾಡಿಕೋ ನಿಮ್ಮ ಅಮ್ಮನಿಗೋಸ್ಕರ ಮಾಡಿಕೋ ಶಾಂತಿಯನ್ನ ಮನುಷ್ಯನಿಗೆ ಶಾಂತಿದು ರುಚಿ ಬರೋದಿಲ್ಲ ಸಪ್ಪೆ ಶಾಂತಿ ಅಂದ್ರೆ ಏನು ವಾಟ್ ಈಸ್ ಪೀಸ್ ಒಬ್ಬ ಹೇಳಿದ ವಾಟ್ ಈಸ್ ಪೀಸ್ ಇಂಗ್ಲಿಷ್ನಲ್ಲಿ the absence of war is peace ಯುದ್ಧ ಇಲ್ಲದೆ ಇರುವುದಕ್ಕೆ ಶಾಂತಿ ಅಂತ ಹೆಸರು ಆರೋಗ್ಯ ಅಂದ್ರೆ ಏನು ಆರೋಗ್ಯ ಅಂತ ಒಂದು ವಸ್ತು ಇಲ್ಲ ಅನಾರೋಗ್ಯ ಇಲ್ಲದೆ ಇರುವುದೇ ಆರೋಗ್ಯ ಅಂತ ಹೇಳಿದ ಹಾಗೆ ಅನಾರೋಗ್ಯ ಕಾಣಿಸ್ತದೆ ಕಣ್ಣು ಬೇನೆ ಹೊಟ್ಟೆ ಬೇನೆ ಹಾಲ್ಟು ಮತ್ತೊಂದು ಆರೋಗ್ಯ ಅನ್ನೋದು ಕಣ್ಣು ಕಾಣಿಸೋದಿಲ್ಲ ಬಿಳಿ ಬಣ್ಣ ಯಾವತ್ತೂ ಅಟ್ರಾಕ್ಟಿವ್ ಇಲ್ಲ ಕೆಂಪು ಕೆರಳಿಸುತ್ತೆ ಒಂದು ಬಿಳಿ ಬಣ್ಣದ ಸಣ್ಣ ಸಣ್ಣ ಅಂಶಗಳು ನಮಗೆ ತುಂಬಾ ಅಟ್ರಾಕ್ಟಿವ್ ಇರ್ತವೆ ಬಿಳಿ ಒಗ್ಗೂಡುವುದರಲ್ಲಿ ಯಾರಿಗೂ ಸುಖ ಬರೋದಿಲ್ಲ ಬೇಡ ಅಂತಾರೆ ಶಾಂತಿ ಎಂಬುದನ್ನು ಬೇಡ ಅಂತಾರೆ ಹಾಗಿದ್ದ ನಿನ್ನ ಅಣೆ ಬರಹ ನಾನೆಲ್ಲೋ ನಿಂತ್ಕೊಂಡು ಯುದ್ಧ ಮಾಡ್ತೇನೆ ಇವತ್ತೇನಾಗುತ್ತೋ ಆಗಲಿ ಅಂತ ಹೇಳಿದರು ಈಗ ಕರ್ಣಾರ್ಜುನ ನಿರ್ಣಾಯಕ ಯುದ್ಧಕ್ಕೆ ಬಂದಿದ್ದೇವೆ ಮಧ್ಯಾಹ್ನವಾಯಿತು ಹದಿನೇಳನೇ ದಿವಸ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಶ್ರೀಕೃಷ್ಣ ಅರ್ಜುನನ ರಥವನ್ನು ತುಂಬ ಜಾಗರೂಕತೆಯನ್ನು ನಡೆಸ್ತಾ ಇದ್ದಾನೆ ಕರ್ಣನಿಗೆ ಉಸಿರು ಕಟ್ಟುವುದಕ್ಕೆ ಆರಂಭವಾಯಿತು ಎಲ್ಲಿ ಹೋಗ್ಲಿಕ್ಕೆ ಜಾಗ ಎಲ್ಲ ಎಲ್ಲಿ ನೋಡಿದ್ರೆ ಸೈನಿಕರು ಸಾಯ್ತಾ ಇದ್ದಾರೆ ಬದುಕಿದ್ದವರು ಓಡ್ತಾ ಇದ್ದಾರೆ ಅವ್ರನ್ನ ಒಗ್ಗೂಡಿಸೋದಕ್ಕೆ ಹುರಿದಿಂಬಿಸೋದಕ್ಕೆ ಅವನಿಗೆ ಸಾಕಾಯಿತು ದುಶಾಸನ ಬೇರೆ ತನ್ನ ಕಣ್ಣೆದುರಿಗೆ ಸತ್ತಿದ್ದು ದುರ್ಯೋಧನ ತನ್ನನ್ನು ಬೈದೇ ಇದ್ದದ್ದು ಚುಚ್ಚುತ್ತಾ ಇದೆ ಅವನು ಬೈದಿದ್ರೆ ಎಷ್ಟೋ ಸಮಾಧಾನವಾಗುತ್ತಿತ್ತು ಅವನೊಂದು ಮಾತು ಬೈಲಿಲ್ವಲ್ಲ ಸುಮ್ಮನೆ ಸುಡುವಂತ ನೋಡಿದ್ನಲ್ಲ ನಾನು ಅವ್ರನ್ನ ಇವ್ರನ್ನೆಲ್ಲ ಬೈತಿದ್ದೆ ನನ್ನ ಕಣ್ಣೆದುರಿಗೆ ನಡೆಯಿತು ಸೇನಾಪತಿ ಆಗೋದಂದ್ರೆ ನೀ ನನಗೆ ಅರ್ಥವಾಯಿತು ಇನ್ನೊಬ್ರು ಹೇಳೋದು ಸುಲಭ ಅಪೋಸಿಷನ್ ಪಾರ್ಟಿ ಮಾಡೋದಕ್ಕೆ ಸುಲಭ ಆಳು ಪಾರ್ಟಿಯಲ್ಲಿ ನಿಂತ್ಕೊಂಡು ದಬಾಯಿಸೋದು ಬಹಳ ಕಷ್ಟ ಇದೆ ಏನು ಮಾಡಲಿ ಅಂತ ಒದ್ದಾಡ್ತಾ ಒದ್ದಾಡ್ತಾ ವಿಧಿ ಇಲ್ಲದೆ ಬತ್ತಳಿಕೆಗೆ ಕೈ ಹಾಕಿದ ಏನಾದ್ರು ಭಯಂಕರ ಅಸ್ತ್ರ ಉಳಿದಿದೆ ನೋಡೋಣ ಅಂತ ಐಂದ್ರ ಶಕ್ತಿಯನ್ನು ಹಾಳು ಮಾಡಿದ್ದಾಗಲೇ ತಮಗೆ ಗೊತ್ತಿದೆ ಘಟೋತ್ಕಚನ ಮೇಲೆ ಬಿಟ್ಟಿದ್ದ ಪರಶುರಾಮರು ಕೊಟ್ಟಿದ್ದು ಭಾರ್ಗವಾಸ್ತ್ರವನ್ನು ಇನ್ನೊಬ್ಬರ ಮೇಲೆ ಬಿಟ್ಟು ವ್ಯರ್ಥ ಮಾಡಿದ್ದ ಬತ್ತಳಿಕೆಯಲ್ಲಿ ಒಂದು ಬಾಣ ಕೂತಿತ್ತು ನನ್ನನ್ನು ಉಪಯೋಗ ಮಾಡು ನನ್ನನ್ನು ಉಪಯೋಗ ಮಾಡು ಅಂತ ಪ್ರಾರ್ಥನೆ ಮಾಡಿತ್ತು ಯಾವುದದು ಸರ್ಪಾಸ್ತ್ರ ಸರ್ಪಾಸ್ತ್ರದ ಘಟ್ಟಕ್ಕೆ ಬಂದಿದ್ದೇವೆ ನನ್ನನ್ನು ಉಪಯೋಗ ಮಾಡು ಇವನು ಕೈ ಹಾಕಿದ ಎಷ್ಟು ಸಲ ಕೈ ಹಾಕಿ ಥೂ ಇದು ಬೇಡ ಮಾತಾಡ್ತಿರೋದು ಅಂತ ಬೇರೆ ಕೈ ಹಾಕಿದ್ರು ಅದೇ ಕೈಗೆ ಬರ್ತಾ ಇತ್ತು ನೋಡೋಣ ಅಂತ ನೋಡ್ತಾನೆ ಕಬ್ಬಿಣದ ಸರಳಿನಿಂದ ಮಾಡಿದ ಆಯುಧ ಉಕ್ಕು ಮುಂದು ಇಲ್ಲಿ ಹಾವಿನ ಬಾಯಿ ಅದೇ ಬಂತು ಕೈಗೆ ಅದು ಹೇಳಿತು ಕರ್ಣ ನನ್ನನ್ನು ಉಪಯೋಗ ಮಾಡು ಏ ಶನಿ ನಾನು ಬತ್ತಳಿಕೆಯಲ್ಲಿ ಹೇಗೆ ಬಂದೆ ನೀನು ಇದು ಗುರುಗಳು ಕೊಟ್ಟಿದ್ದಲ್ಲ ಬೇರೆಯವರು ಕೊಟ್ಟಿದ್ದಲ್ಲ ಹೇಗೆ ಬಂದು ಸೇರಿಕೊಂಡೆ ಕಥೆ ಆಮೇಲೆ ಹೇಳ್ತೇನೆ ಅಂತದು ಇಲ್ಲ ಈಗಲೇ ಹೇಳು ನನ್ನ ಕಥೆಯನ್ನ ನಾನು ಅರ್ಜುನನ ವೈರಿ ನಾನು ತಕ್ಷಕನ ಮಗನ ತಲೆ ಅಶ್ವಸೇನ ಅಂತ ನನ್ನ ಹೆಸರು ನನ್ನ ತಾಯಿಯನ್ನು ಕೊಂದುಬಿಟ್ಟ ಅರ್ಜುನ ಕಾಂಡವನದಲ್ಲಿ ಸುಟ್ಟು ಹಾಕಿಬಿಟ್ಟ ನನಗೆ ಕೋಪ ಇದೆ ಅರ್ಜುನನ ಮೇಲೆ ಸೇಡ್ ತೀರಿಸ್ಕೋಬೇಕು ನಿನ್ನ ಹಾಗೆ ನನ್ನ ಹಾಗೆ your enemy is my enemy ನನ್ನನ್ನು ಹೂಡು ಅಂತ ಹೇಳಲಾಗಿ ಆ ಭಯಂಕರ ಅಸ್ತ್ರವನ್ನು ಹಾಗಿದ್ರೆ ಆಯಿತು ಅಂತ ಹೇಳ್ಕೊಂಡು ಯಾರೋ ಕೊಟ್ಟು ಸಮಯಕ್ಕೊಂದು ಸಿಕ್ತಲ್ಲ ಅಂತ ಸರ್ಪಾಸ್ತ್ರವನ್ನು ಹೂಡ್ತಾ ಇದ್ದಾನೆ ಹೂಡಿಬಿಟ್ಟ ಶಲ್ಯನನ್ನು ಹೇಳಲಿಲ್ಲ ಕೇಳಲಿಲ್ಲ ಶಲ್ಯ ಸ್ವಲ್ಪ ಚಕಮಕಿ ಕಡಿಮೆ ಮಾಡಿದ್ದ ಮೊದಲೇ ಹೆದರಿದ್ದಾನೆ ಪಾಪ ನಾನು ಜಗಳ ಮಾಡಿದ್ರೆ ಹೇಗೆ ಅಂತ ಇವ್ ಶಲ್ಯನಿಗೂ ಕರ್ಣನಿಗೂ ನಡೆದಿದ್ದನ್ನೇ ಸ್ವಲ್ಪ ವರ್ಣನೆ ಮಾಡಿದ್ದೇನೆ ಕರ್ಣನೂ ಸ್ವಲ್ಪ ಬಾಯಿ ಮುಚ್ಚಿಕೊಂಡಿದ್ದ ರೇಗಿಸಬಾರದು ನನ್ನ ಕೋಆಪರೇಷನ್ ಬೇಕೀಗ ಹೋಗಿದ್ದ ಜಗಳ ಸ್ವಲ್ಪ ಶಾಂತವಾಗಿತ್ತು ಈಗ ಮತ್ತೆ ಶುರುವಾಗುತ್ತೆ ಕೃಷ್ಣಾಯ ನಮಃ ಬಾಣವನ್ನು ಹೂಡಿಯೇ ಬಿಟ್ಟ ಕಿವಿ ತನಕ ಎಳೆದಿದ್ದಾನೆ ಹಗ್ಗವನ್ನ ಎಲ್ಲಿ ಗುರಿ ಇಟ್ಟಿದ್ದಾನೆ ಅಂದ್ರೆ ಅರ್ಜುನನ ತಲೆಯ ಮೇಲಿದ್ದ ನೀಳವಾದ ಕಿರೀಟದ ಮೇಲೆ ಇಟ್ಟ ಹೆಚ್ಚು ಕಮ್ಮಿ ಇಲ್ಲಿ ಕೊರಳಿಗಿಟ್ಟ ಮೇಲೆ ನೋಡಿದ ಕೆಳಗೆ ನೋಡಿದ ಕೊರಳಿಗಿಟ್ಟಿದ್ದಾನೆ ಅರ್ಜುನನ್ ತಲೆ ತೆಗಿಬೇಕು ಹಿಂತಿರುಗಿ ನೋಡಿದ ಅವನು ಗುರಿ ಇಟ್ಟದ್ದನ್ನ ಶಲ್ಯ ಒಡನೆ ಹೇಳಿದ ಅವನಿಗೆ ಅಯ್ಯೋ ನೀ ತಲೆ ಮೇಲೆ ಗುರಿ ಎದೆ ತೆಗಿಬೇಕು ಅಂತ ಇಟ್ಟಿದ್ದೀಯೇ ಕೊರಳು ತೆಗಿಬೇಕು ಅಂತ ಎದುರು ಕೂತಿರೋರು ಯಾರು ಗೊತ್ತಾ ನಿನಗೆ ಅಂತ ಕೇಳಿದ ಅದೇನು ಗೊತ್ತಿಲ್ಲ ಕೃಷ್ಣ ಅಲ್ವೇ ಇಷ್ಟು ದಿವಸ ಇದ್ದವನಲ್ವೇ ಅಂದ್ರೆ ಆ ಕೃಷ್ಣನೇನು ಅರ್ಥ ಮಾಡಿಕೊಂಡಿಲ್ಲ ಅರ್ಜುನ ಸಾಯುವುದಕ್ಕವನೇನೂ ಬಿಡುವುದಿಲ್ಲ ನತಾಪಿ ಸೂತ ಸೂತಪುತ್ರ ಬಾಣೇ ಪ್ರವಿಷ್ಟಂ ಯೋಗಬಲೇನ ನಾಗಂ ಬಾಣದಲ್ಲಿ ನಾಗಾಸ್ತ್ರ ಹೊಕ್ಕಿದ್ದವನು ಗೊತ್ತಿರಲಿಲ್ಲ ದಶಶತನಯನೋಹಂ ದೃಶ್ಯ ಬಾಣೇ ಪ್ರವಿಷ್ಟಂ ನಿಹತೇತಿ ಸುತ ಮೇ ಸಸ್ತಗಾತ್ರೋ ಬಭೂವ ಭಾವೋ ಜಿತಾತ್ಮ जितात्मा ತುಜಪತಿಮವೋಚನ್ಮ ವ್ಯತಿಷ್ಠಾ ಜಯಧೀಹಿ ಅರ್ಜುನನಿಗೆ ದೇವತೆಗಳು ಹೇಳ್ತಿದ್ದಾರೆ ಖಂಡಿತ ನೀನೇ ಜಯಸ್ತಿ ಆ ಬಾಣ ತೆಗೆದಿದ್ದನ್ನು ಹೆದರ್ಕೋಬೇಡ ಎಂಬುದಾಗಿ ನಸಂಧ ಮುಂದೆ ಇವನು ಎಚ್ಚರ ಕೊಟ್ಟ ತಥೋಬ್ರವೀತಿ ಮದ್ರರಾಜೋ ಮಹಾತ್ಮ ದೃಷ್ಟ ಕರ್ಣಂ ಪ್ರತಿತೇಷು ಪ್ರಹಿತೇಷು ತಮುಗ್ರಂ ಕರ್ಣ ನೀನು ತೆಗೆದಿದ್ದ ಅಸ್ತ್ರ ಬಹಳ ಯೋಗ್ಯವಾದದ್ದು ಇದು ಸರ್ಪ ಅಸ್ತ್ರ ಈ ಯುದ್ಧ ಭೂಮಿಯಲ್ಲಿ ಈ ಶಸ್ತ್ರ ಅಸ್ತ್ರ ಇರುವುದು ಇನ್ನೊಬ್ಬನ ಕಡೆಯೇ ಬೇರೆಯವ್ರ ಕೈಯಲ್ಲಿಲ್ಲ ಖಂಡಿತ ಅರ್ಜುನನನ್ನು ಕೊಲ್ಲಬಲ್ಲೆ ಆದರೆ ಇಟ್ಟದ್ದು ಗುರಿ ಮಾತ್ರ ಸರಿಯಿಲ್ಲ ನ ಕರ್ಣ ಗ್ರೀವಾಭಿಷರೇ ಗ್ರೀವಾಮಿಷುರೇವ ಲಪ್ಸತೆ ಸಂಧಸ್ವ ಶರಂ ಶಿರೋಧ್ರಂ ಎದುರು ಕೂತಿರೋನು ಕೃಷ್ಣ ಕೃಷ್ಣ ಅಂದ್ರೆ ತಂತ್ರಗಾರ ತಂತ್ರಗಾರ ಅಂದ್ರೆ ಮಾಯಾವಿ ಮಾಯಾವೇಂದ್ರೆ ಏನಾರು ಮಾಡಿ ಅರ್ಜುನನ್ನು ಕಾಪಾಡಿಬಿಡ್ತಾನೆ ಆದ್ರಿಂದ ಗುರಿಯನ್ನು ದಯವಿಟ್ಟು ಎದೆಗಿಡು ಅವನು ಎದೆಗಿಟ್ಟರೆ ತಪ್ಪಿದ್ರೆ ಕೊರಳಿಗಾದರೂ ಬೀಳ್ತದೆ ನೋಡೋ ಎಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಬರಲಿ ಅಂತ ನೀ ಗುರಿ ಇಟ್ಟರೆ ಅರವತ್ತಾದರೂ ಬರ್ತದೆ ಮೂವತ್ತಕ್ಕೆ ಗುರಿ ಇಟ್ಟರೆ ಹದಿನೈದು ಇಪ್ಪತ್ತೋ ಬಂದು ಫೇಲ್ ಆಗ್ತಿ ಅಂತ ಹುಡುಗರಿಗೆ ಹೇಳಿದ ಹಾಗೆ ಅಲ್ವೇ we must aim at high ನೂರಕ್ಕೆ ನೂರೈವತ್ತು ನೂರ್ ನೂರೈವತ್ತು ಗುರಿ ಇಟ್ಟರೆ ನೂರಾರು ಬರ್ತದೆ ಆನ್ಸರ್ ಎನಿ ಫೈವ್ ಅಂತ ಹೇಳಿ ಹತ್ತು ಕ್ವಶನ್ಸ್ ಕೊಡ್ತಾರೆ ನಾವೆಲ್ಲ ಏನು ಮಾಡ್ತಿದ್ದು ಆಲ್ ದಿ ಟೆನ್ ಆನ್ಸರ್ ಮಾಡ್ತಿದ್ದು ನೆಕ್ಸ್ಟ್ ಬಂದು ಹೇಳೋರು ಇವನಿಗೆ ಎರಡು ನೂರು ಮಾರ್ಕ್ಸ್ ಕೊಡಬೇಕು ಆದರೆ ಕೊಡುವುದು ನೂರೇ ಇದೆ ನಾನು ಏನು ಮಾಡಲಿ ಇನ್ನೂರು ಕ್ಲಾಸ್ನಲ್ಲಿ ಪೇಪರ್ ಓದಿ ತೋರಿಸ್ತಿದ್ರು <coughs> ಯಾಕೆ ಹೇಳ್ತೇವೆ ಅಂದ್ರೆ ಗುರಿ you must always aim high ಮನುಷ್ಯನ ಯತ್ನ ಇಬ್ಬರಿ ಯುದ್ಧದಲ್ಲಿ ಮಾತ್ರವಲ್ಲ ಜೀವನದಲ್ಲಿಯೇ ಎತ್ತರದ ಗುರಿ ಇಟ್ಕೋಬೇಕು ಇಡೀ ಮಹಾಭಾರತ ಬಾಯಿಪಾಠ ಮಾಡಬೇಕು ಅಂತ ಗುರಿ ಇಟ್ಟರೆ ಕೆಲವು ಮುಖ್ಯ ಶ್ಲೋಕವಾದರೂ ಬಾಯಿಗೆ ಬರುತ್ತೆ ಎರಡು ಶ್ಲೋಕ ಸಾಕು ಅಂದ್ರೆ ಒಂದೂ ಬಾಯಿಗೆ ಬರೋದಿಲ್ಲ ಎದೆಗೆ ಗುರಿ ಇಡು ಬದಲಾಯಿಸು ಆಗ ಕರ್ಣ ಜಂಭವನ್ನು ಬಿಡಲಿಲ್ಲ ಸ್ವಭಾವ ನಾನು ಶ್ರೀರಾಮನ ಹಾಗೆ ಎಂದ ಇಟ್ಟು ಗುರಿಯನ್ನು ಬದಲಾಯಿಸೋನಲ್ಲ ನ ಸಂಧತ್ತೆ ಶಲ್ಯ ಶಲ್ಯಕರ್ಣ ದ್ವಿಶರಂ ನಾಭಿಸಂಧತ್ತೆ ಜದ್ದದ ಜನತಾಶ್ರಿತ ಆಶ್ರಿತರಿಗೆ ಎರಡು ಸಲ ದಾನ ಕೊಡೋನಲ್ವಂತೆ ರಾಮಚಂದ್ರ ಯಾರು ಒಂದು ಪ್ರಭು ನನಗೇನಾದರೂ ಬೇಕು ಏನು ಬೇಕು ಎರಡು ಎಕರೆ ಭೂಮಿ ಬೇಕು ಪೆಜ್ಜೆ ಎರಡು ಎಕರೆ ಕೇಳ್ತಾ ಇದೆಯಲ್ಲ ಸಾವಿರ ಎಕರೆ ಕೊಟ್ಟಿದ್ದೇನು ಹೋಗು ದಾನ ಕೇಳುವುದಕ್ಕೆ ಅವನು ಹಿಂದೆ ಮುಂದೆ ನೋಡಬೇಕೇ ಹೊರತು ಕೊಡುವುದರಲ್ಲಿ ಎಷ್ಟರ ಮಟ್ಟಿಗೆ ಇನ್ನೊಂದು ಸಲ ಅವನ ದಾನ ಸ್ವೀಕಾರಕ್ಕೆ ಬಂದಿರಬಾರದು ಎರಡು ಸಲ ಕೊಡೋವನಲ್ಲ ಎರಡು ಸಲ ಬಾಣ ಹೂಡುವನಲ್ಲ ಎರಡು ಸಲ ಗುರಿಯನ್ನು ಇಡುವನಲ್ಲ ಎರಡು ಮಾತನ್ನಾಡುವುದಲ್ಲ ರಾಮಚಂದ್ರ ಯಾವತ್ತು ಒಂದು ಇದು ಪ್ರಸಿದ್ಧ ರಾಮಾಯಣದಲ್ಲಿ ಬೇರೆ ಬೇರೆ ಕಡೆ ಹೇಳ್ತಾರೆ ಎಲ್ಲೋ ಓದಿದ್ದ ಕಾರಣ ನಾ ರಾಮನ ಹಾಗೆ ಇದಕ್ಕೆ ಇಂಗ್ಲಿಷ್ನಲ್ಲಿ ಆಟಿಟ್ಯೂಡಿನೈಸೇಷನ್ ಅಂತಾರೆ ಇದೊಂದು ಸೈಕಲಾಜಿಕಲ್ ರೋಗ ಮನಸ್ಸಿನಲ್ಲಿ ತಾವು ತಮ್ಮನ್ನು ದೊಡ್ಡವರಾಗಿ ಭಾವಿಸಿಕೊಂಡು ನಾನು ಅವನಿದ್ದ ಹಾಗೆ ನಾನಿವನಿದ್ದ ಹಾಗೆ ಅದ್ರ ಹಾಗೆ ನಡೆಯೋದು ನೆಹರು ಹಾಗೆ ಶರ್ಟ್ ಹಾಕೊಳ್ಳೋದು ಜುಬ್ಬ ಹಾಕೊಳ್ಳೋದು ನಡಿ ನಾನು ನೆಹರು ಆಗಿ ಬಿಟ್ಟಿದ್ದೇನೆ ಯಾರು ಒಪ್ಪಲಿಲ್ವಲ್ಲ ಅವ್ರು ಒಪ್ಪದೇ ಆಯ್ತು ನಾವು ಒಪ್ಪಿದ್ದೇನಲ್ಲ ಎನ್ ಕೆ ಅವರೊಂದು ಕತೆ ಹೇಳೋರು ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಆದ ಹೊಸದ್ರಲ್ಲಿ ಒಂದು ಹುಚ್ಚ ಆಸ್ಪತ್ರೆಗೆ ಹೋಗಿದ್ದು ಮೊದಲೇ ಹೋಗಬೇಕಾಗಿತ್ತು ಅವರು ಅಲ್ಲಿ ಹೋದ್ರು ಅಲ್ಲಿ ಆ ಜೈಲರ್ ಬೇರೆ ಬೇರೆ ಕೋಣೆ ಎಲ್ಲ ತೋರಿಸ್ತಾ ಇದ್ದ ಒಬ್ಬನ ಯಾವನೋ ದಷ್ಟಪುಷ್ಟಾಗಿ ಚೆನ್ನಾಗಿದ್ದ ನೋಡೋಕೆ ನೋಡಿದ್ರೆ ಅವನು ಅಪರಾಧಿ ಖೈದಿ ಅಂತ ಅನ್ನಿಸಲಿಲ್ಲ ಅಲ್ಲಿ ನಿಂತು ಮಾತಾಡಿಸ್ಬೇಕಲ್ಲ ಫೋಟೋಗ್ರಾಫರ್ ಇದ್ದ ಪಕ್ಕದಲ್ಲಿ ನೀ ಯಾರಪ್ಪ ಜೈಲಿಗೆ ಬಂದಿದ್ದೀನಿ ನೋಡಿದ್ರೆ ಅಂತ ಕಾಣ ಯಾರು ಅಂತ ಕೇಳಿದ್ದಾರೆ ಇವರು ನೆಹರು ಅವನು ಉತ್ತರ ಕೊಡಲಿಲ್ಲ ನೀ ಯಾರು ಅಂತ ಕೇಳಿದ ನೆಹರು ಇವರು ಸ್ವಾಭಾವಿಕವಾಗಿ ನಾನು ಬೋಳೆ ಬುದ್ಧಿ ನಾನು ನೆಹರು ಅಪ್ಪ ರಾಷ್ಟ್ರದ ಪ್ರೈಮ್ ಮಿನಿಸ್ಟರು ಒಳಗಿದ್ದವನು ಹೇಳಿದ ಹೌದು ನಾನು ಹಾಗೆ ಹೇಳ್ತಾ ಇದ್ದೆ ಅದಕ್ಕೆ ಹಿಡಿದು ಒಳಗೆ ಹಾಕಿದ್ದಾರೆ ಏನ್ ಲಾಭ ಆಯ್ತು ನಿಮಗೆ ಒಂದು ಹೇಳಿದ್ರೆ ಅದರಂತೆ ನಡೀಬೇಕು ಸ್ವಲ್ಪ ಆದ್ರೂ ಆಚರಣೆ ಇವತ್ತು ನಮ್ಮ ಸ್ನೇಹಿತರು ಒತ್ತಿ ಒತ್ತಿ ಹೇಳಿ ಅಂತ ಕೇಳ್ತಾ ಇದ್ದಾರೆ ನನ್ನೇ ನನ್ನ ಮಾತಿಗೆ ಬೆಲೆ ಕೊಟ್ರಿ ನೀವು ಶಾಂತವಾಗಿ ಪ್ರಸಾದ ವಿನಿಯೋಗವಾಯಿತು ಮಾತು ಏನು ಆಡ್ತೇವೆ ನಿಮ್ಮ ಹೃದಯ ಏನು ಮುಟ್ತದೆ ಅದು ನಿಮ್ಮ ಆಚರಣೆಯ ತನಕ ಬರಬೇಕು ಬರೀ ಪ್ರಸಾದ ತಗೊಳ್ಳೋದ್ರಲ್ಲಿ ಮಾತ್ರ ಅಲ್ಲ ಪ್ರತಿಯೊಂದು ವಿಷಯದಲ್ಲಿಯೂ ಕ್ಯಾರೆಕ್ಟರ್ ಬಿಲ್ಡಿಂಗ್ ಪ್ರಾಯಶಃ ನನ್ನ ಹಾಗೆ ಇದನ್ನು ಬೇಜಾನಾದರೂ ಪರವಾಗಿಲ್ಲ ಅಂತ ಹೊಡೆದು ಹೊಡೆದು ಹೊಡೆದು ಮೇಲೆ ಒತ್ತಿ ಹೇಳೋರು ತುಂಬಾ ಕಡಿಮೆ ಜನ ಇರಬಹುದು ನಮ್ಮ ಚಾರಿತ್ರವನ್ನು ಶುದ್ಧಿ ಮಾಡ್ಕೋಬೇಕು ರೂಪಿಸ್ಕೋಬೇಕು ಒಳ್ಳೆ ವ್ಯಕ್ತಿತ್ವ ಬರಬೇಕು ನಮಗೆ ಭಾರತೀಯರು ಅಂತ ಹೆಮ್ಮೆ ಬರೋ ಹಾಗೆ ಅದರಂತೆ ನಡೆದ್ರೆ ಮಾತ್ರ ಅರ್ಥ ಬರ್ತದೆ ನಾ ರಾಮ ಅಂತ ಇವನು ಹೇಳಿಬಿಟ್ಟೆ ಎಲ್ಲಿ ರಾಮ ಇವನು ಸ್ವಂತ ತಾಯಿಯನ್ನೇ ಮಾರಿ ಅಂತ ಬೈತಾನೆ ಕುಂತಿಯನ್ನ ನೀ ಹಡದೆ ನನ್ನನ್ನು ಬಿಟ್ಬಿಟ್ಟೆ ನೀ ತಾಯಿ ಆಗಿದ್ರೆ ಅವತ್ತೇ ಆತಕ್ಕೆ ಹೇಳಲಿಲ್ಲ ಕುಂತಿಗೆ ಎದ್ವಾ ತದ್ವಾ ಮಾತಾಡ್ತಾನೆ ಕುಮಾರ ವ್ಯಾಸ ಎಲ್ಲ ಉಲ್ಟಾ ಮಾಡಿಬಿಟ್ಟ ಅದನ್ನು ತಾಯಿಗೆ ತಾಯಿ ಅವಳು ತನಗೆ ದ್ರೋಹ ಮಾಡಿದ್ಲು ಅಂತ ಹೇಳ್ತಾನೆ ಹೊರತು ಇವನು ಪಾಂಡವರಿಗೆ ದ್ರೋಹ ಮಾಡಿದ್ದನ್ನು ಹೇಳೋದಿಲ್ಲ ಹುಟ್ಟಿದಾಗಲಿಂದ ದುಷ್ಟಪಕ್ಷವನ್ನೇ ಸೇರಿಕೊಂಡು ಮಗನಿಗೊಂದು ಒಳ್ಳೆ ಕಾಲ ಬರಲಿ let me announce it to the world ಎಷ್ಟು ಕಾಯಿದಳು ಪಾಪ ಕುಂತಿ ಯುದ್ಧವೇ ಬರುವ ತನಕ ಕಾರಣ never gave her an opportunity to own him as her own son ಬರೆದಿದ್ದೇನೆ ಕುಂಚಿ ಮಾತೆ ಕಂದಿರದಾಗ ಗ್ರಂಥದ ದಯವಿಟ್ಟು ಓದಿ ನೋಡಿ ತಪ್ಪು ಯಾರದ್ದು ಕರ್ಣಂದೋ ಕುಂತಿ ಇದೋ ಕುಂತಿ ಬೈತೇವೆ ನಾವು ಕರ್ಣನ್ ಬೈಯೋದಿಲ್ಲ ನ ಸಂಧತ್ತೆ ದುಶ್ಚರಂ ಶಲ್ಯ ಕರ್ಣೋ ನ ಮಾದೃಶಾ ಜಿಂಹಯುದ್ಧ ಭವಂತು ಅಬ್ಬಾ ನನ್ನಂಥವರು ಕುಟಿಲ ಯುದ್ಧವನ್ನು ಎಂದೂ ಮಾಡೋದಿಲ್ಲ ಅಂದ ಕಾರಣ ಇವನು ಕುಟಿಲ ಯುದ್ಧ ಮಾಡಿಲ್ವಂತೆ ಮಹಾರಾಯರೇ ಹಿಂದಿನಿಂದ ಬಂದು ಅಭಿಮನ್ಯುವನ ಬಿಲ್ಲನ್ನು ಕತ್ತರಿಸಿದವರು ಯಾರು ದ್ರೌಪದಿ ಮಾರಭಂಗ ಮಾಡು ಅಂತ ಹೇಳ್ತವ್ರು ಯಾರು ಘೋಷಯಾತ್ರೆ ಮಾಡಿ ಹೋಗಿ ಪಾಂಡವರು ಹೊಟ್ಟೆ ಉರಿಸಿ ಇವರೆಲ್ಲ ಒಳ್ಳೆ ರೇಷ್ಮೆ ಗೀಷ್ಮೆ ಬಟ್ಟೆ ಹಾಕೊಂಡು ಎಲೆಯಲ್ಲಿ ಊಟ ಮಾಡೋ ಪಾಂಡವರು ನೋಡಿ ಭಿಕ್ಷಕರು ಅಂತ ಹೊಟ್ಟೆ ಉರಿಸಬೇಕು ಅಂತ ಹೇಳಿಕೊಟ್ಟವರು ಯಾರು ವಿರಾಟ್ ನಗರಕ್ಕೆ ಹೋಗಿ ಗೋ ಗ್ರಹಣ ಮಾಡಬೇಕು ಅಂತ ಹೇಳಿಕೊಟ್ಟವರು ಯಾರು ಇದು ವಕ್ರಬುದ್ಧಿ ಇದು ಕುಟಿಲ ಬುದ್ಧಿ ಅಲ್ಲವಂತೆ ಮಹಾಧರ್ಮಿಷ್ಠನಂತೆ ಕಾರಣ ಕೊನೆಗಳಿಗೆ ತನಕ the fellow doesn't have a realisation ಆ ತಪ್ಪು ಮಾಡಿದ್ದೇನೆ ತಿಳುವಳಿಕೆ ಇಲ್ಲ ಏನು ಉದ್ಧಾರ ಆಗ್ತಾರೆ ನೀವು ಯೋಚನೆ ಮಾಡಿಕೊಳ್ಳಿ ನಮ್ಮ ಅದೃಶ ನನ್ನಂಥವರು ಕುಟಿಲ ಯುದ್ಧವನ್ನ ಎಂದೂ ಮಾಡೋದಿಲ್ಲ ನ ಸಂಧತ್ತೆ ದ್ವಿಶರಂ ಶಲ್ಯ ಕರ್ಣೋ ನ ಮಾದೃಶ ಜಿಂಹ ಯುದ್ಧ ಭವಂತು ಇತೀದ ಮುಕ್ತ ವಿಷಸಜ್ಜತಂ ಶರಂ ಎರಡನೇ ಮಾತು ಇನ್ನೊಂದು ಅವಕಾಶ ಏನು ಹೇಳ್ತಾನೆ ಸಲ್ಯ ಅಂತ ಕೇಳಲಿಲ್ಲ ಹೋಗಂದ ಬಾಣವನ್ನು ಬಿಟ್ಟೇ ಬಿಟ್ಟ ಅವನು ಹೇಳಿದ್ದಿರಬಹುದೇ ಇಲ್ಲ ಎಂಟರ್ಟೈನ್ ಮಾಡಲಿಲ್ಲ ಕ್ವಶನ್ನೇ ಕೇಳಲಿಲ್ಲ ಇನ್ನೊಬ್ರು ಹೇಳಿದ ಮಾತ್ರ ಸ್ವಲ್ಪ ಕೇಳಬೇಕು ಮೊದಲು ಸ್ವಾಮಿ ನಿಮ್ಮ ಕನ್ನಡಕ ಸರಿಯಾಗಿ ಕೂತಿಲ್ಲ ಕೂತಿಲ್ವೇ ಸ್ವಲ್ಪ ತಾಳಿ ಕನ್ನಡಕ ನೋಡ್ಕೋಬೇಕು ನೀನು ಹೇಳೋದಿಕ್ಕೆ ನನ್ನ ನಾನು ಹಾಗೆ ನಾನು ಕಣ್ಣಿರೋದೇ ಹಾಗೆ ಗೌರ್ಬಚಾವ್ ಅಂತ ಬಂದಿದ್ದ ಭಾರತಕ್ಕೆ ಒಂದು ಪ್ರೆಸ್ ಇಂಟರ್ವ್ಯೂ ಇದೆಲ್ಲ ನಮ್ಮ ಕಣ್ಣಿಗಿಂತವೇ ಬೀಳ್ತವೆ ಏನು ಮಾಡಲಿ ನಾನು ಪ್ರೆಸ್ ಒಂದಲ್ಲಿ ಕನ್ನಡಕ ಹೀಗೆ ಸೊಟ್ಟಾಗಿ ಕೂತಿತ್ತು ಅವನ್ಯಾವನೋ ಬಂದು ಸರ್ವಾಡ್ ಮಗ ಇತ್ತು a president of a country does not know that his glasses are not properly fitted in to his eyes ಇನ್ನೊಬ್ರು ಹೇಳಿದ್ರೆ ಓ ಹೀಗೋ ಒಂದು ಆಮೇಲೆ ಅದು ಅವನು ಹೇಗೆ ಮ್ಯಾನೇಜ್ ಮಾಡಿದ್ನೋ ನಂಗೆ ಗೊತ್ತಿಲ್ಲ ಕನ್ನಡಕ ಸೊಟ್ಟು ಸೊಟ್ಟಾಗಿತ್ತು ಹಾಗೆ ನೋಡಿದ್ದಾನೆ ಹಾಗೆ ಮಾತಾಡಿದ್ದಾನೆ ಅವ್ರ ದೇಶದಲ್ಲೆಲ್ಲ ಹಾಗೆ ರೂಢಿಯೋ ಏನೋ ತಲೆ ಕೆಳಕಾಗಿ ನೋಡಿ ನೋಡಿ ಪ್ರೈಸ್ ಗೊತ್ತಿಲ್ಲ ನಮಗೆ ದಮುಕ್ತ ವಿಸಸಜ್ಜತಂ ಶರಂ ಪ್ರಯತ್ನತೋ ವರ್ಷಗಣಾಭಿಪೂಜಿತಂ ವರ್ಷಗಣಾಭಿಪೂಜಿತಂ ಆ ಸರ್ಪಾಸ್ತ್ರಕ್ಕೆ ಅವನು ಗೊತ್ತಿಲ್ಲದೆಯೇ ಹದಿಮೂರು ವರ್ಷ ಪೂಜೆ ಮಾಡಿದ್ದಾನೆ ಕಾರಣ ಅವನ ಬತ್ತಳಿಕೆಯಲ್ಲಿದೆ ಅದು ಅದು ಯಾವ ಬಾಣ ಅಂತ ನೋಡಿಕೊಂಡಿಲ್ಲ ಕಾಂಡವನ ದಹನ ಮಾಡಿ ಇವರು ಇಂದ್ರಪ್ರಸ್ಥ ನಗರಿ ನಿರ್ಮಾಣ ಮಾಡಿ ರಾಜಸೂಯ ಮಾಡಿದ ಕಾಲದಿಂದ ಬತ್ತಳಿಕೆ ಬಿಟ್ಟು ಹೋಗದೆ ಕೂತಿದೆ ಹಾವಿನ ಸೇಡು ಹಾವಿನ ಹಾಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಕೂತಿದೆ ನಿತ್ಯ ಪೂಜೆ ಮಾಡಿದ್ದಾನೆ ಅದರ ಮೇಲೆ ಗಂಧಗಿಂದ ಅರ್ಚಿದ್ದಾನೆ ಅದನ್ನು ಬಿಟ್ಟು ಎಳೆದು ಹೇಳ್ತಾರೆ ಹೇ ಅರ್ಜುನ ಹತೋ ಶಿವೈ ಫಾಲ್ಗುನ ಇತ್ಯಜಿಕ್ಷಿಪನ್ನೆ ಇವತ್ತು ಸತ್ತೇ ನೀನು ನೋಡು ಕಾರ್ ಕಾಪಾಡ್ತಾ ನೋಡೋಣ ಅಂತ ಹೇಳಿ ಅಧಿಕ್ಷ ಉವಾಚ ಉಚ್ಚೈ ಗಿರಂ ಉರ್ಜಿತಾಂ ವೃಷಃ ಇವನಿಗೆ ವೃಷ ಅಂತ ಹೆಸರು ಅರ್ಜುನನಿಗೆ ಇವನಿಗೆ ಕರ್ಣನಿಗೆ ವರ್ಷ ಅಂದ್ರೆ ಕೇಳಿದವರು ಸಣ್ಣ ಪುಟ್ಟದ್ದು ಅದು ಇದು ಕೊಡ್ತಿದ್ದ ಅದರಿಂದ ವರ್ಷ ಮಳೆಯಂತೆ ಕೇಳಿದ್ದನ್ನು ಕೊಡುವನು ಅಂತ ಒಂದು ಬಿರುದು ಬೇರೆ ಬಂದುಬಿಟ್ಟಿತ್ತು ಇದನ್ನು ಹೇಳ್ಕೊಂಡ ಶಲ್ಯನಿಗೆ ಬೇಜಾರಾಯಿತು ನಾನು ಯಾತಕಾರ ಹೇಳಿದ್ನಪ್ಪ ಅವಲಕ್ಷಣ ಆಯ್ತಲ್ಲ ಹೇಳಿದ ಮಾತನ್ನು ಕೇಳಲಿಲ್ವಲ್ಲ ಈ ಕಡೆಯಲ್ಲಿ ಕೃಷ್ಣ ಶಲ್ಯ ಹೇಳಿದಂತೆಯೇ ಮಾಡಿದ ತಂಪ್ರೇಕ್ಷ ದೀಪ್ತಂ ಯುಧಿ ಮಾಧವಸ್ತು ಮಾಧವ ನೋಡಿ ಶಬ್ದ ಹಾಕಿದ್ದಾರೆ ವಿಜಯಲಕ್ಷ್ಮೀ ಸಮೇತನಾದ ಲಕ್ಷ್ಮೀಪತಿಯಾದ ಶ್ರೇಯಃಪತಿಯಾದ ಲಕ್ಷ್ಮೀ ರಮಣನಾದ ನಮ್ಮ ಕೃಷ್ಣ ಅಯ್ಯೋ ಭಯಂಕರವಾಗಿ ಬುಸುಗುಟ್ಕೊಂಡು ಬರ್ತಾ ಇದೆಲ್ಲ ಬಾಣ ಅಂತ ತಿಳ್ಕೊಂಡು ತ್ವರಾನ್ವಿತಂ ಸತ್ವರಯೈವ ಲೀಲೆಯ ಅವಸರದಲ್ಲಿ ಆದರೂ ಅತ್ಯಂತ ಲೀಲೆಯಿಂದ ಇದೊಂದು ಸಣ್ಣ ಕೆಲಸ ಹಾಗೆ ಪದ ಅವಿನಿಷ್ಪಿಷ್ಯ ರಥೋತ್ತಮಂ ಸಹ ನೆಲವನ್ನ ಕಾಲಿನಿಂದ ಊರಿದ ಸ್ಕೂಟರ್ ಮೇಲೆ ಕೂತಿದ್ದವರು ಕಾಲು ಕೆಳಕೊಟ್ಕೊಳ್ಳೋ ಹಾಗೆ ರಥದ ಮೂಕಿ ಮೇಲೆ ಕೂತಿದ್ದಾನೆ ಕಾಲನ್ನು ಹೀಗೆ ಒತ್ತಿದ ಕುದುರೆಗಳನ್ನು ಸುಮ್ಮನೆ ಮುಟ್ಟಿದ ಕುದುರೆಗಳು ನಾಲ್ಕು ಕಾಲಿನ ಮೇಲೆ ಮಡಿಚಿಕೊಂಡು ಕೆಳಗೆ ಕೂತು ಬಿಟ್ಟು ಆ ಕುದುರೆ ಹೇಗೆ ನಡೆಸಿದ್ದಾನೆ ಪ್ರಭು ನೋಡಿ ಅದು ಅಶ್ವಶಾಸ್ತ್ರ ಬೇಕು ಅದಕ್ಕೇನು ಮಾತಾಡಲಿಲ್ಲ ಸುಮ್ಮನೆ ಹೀಗೆ ಮುಟ್ಟಿದ ಕೃಷ್ಣ ಹೃದಯ ಅರ್ಥ ಮಾಡಿಕೊಂಡು ನೆಲ ಮುಟ್ಟಿದ್ದಾನೆ ಸ್ವಾಮಿ ಪ್ರೆಷರ್ ಬಂತು ಮೈ ಮೇಲೆ ಮುಂಗಾಲನ್ನು ಮಡಿಸಿಕೊಂಡು ಹಿಂಗಾಲನ್ನು ಮಡಿಸಿಕೊಂಡು ಕುದುರೆಗಳು ಕೂತ್ಕೊಳ್ಳೋದು ಕಷ್ಟ ಕೂತು ಬಿಟ್ಟು ರಥ ಮುಗ್ಗರಿಸಿತು ಅರ್ಜುನನ ತಲೆ ಹೀಗಂತು ಕೊರಳಿಗಿಟ್ಟಿದ್ದ ಬಾಣ ಕಿರೀಟಕ್ಕೆ ಹೋಯಿತು ಕಿರೀಟವನ್ನು ಹಾರಿಸ್ಕೊಂಡು ಹೋಯಿತು ಅಷ್ಟು ದೂರಕ್ಕೆ ಹೋಗಿ ಕಿರೀಟವನ್ನು ಸುಟ್ಟು ಹಾಕಿ ಬಿಡ್ತದೆ ಪ್ರಾಣ ಉಳಿಸಿದ ನೋಡಿ ಪದ ರಥೋತ್ತಮಂ ಸಹ ಪ್ರವೇಶಯತೆ ಪೃಥಿವೀಂ ಕಿಂಚಿದೇವ ಭೂಮಿ ಒಳಕ ರಥ ಸ್ವಲ್ಪ ಕುಗ್ಗಿತು ಒಂದು ಅರ್ಧ ಅಡಿಯಷ್ಟು ಕುದುರೆಗಳು ಸಹಕಾರ ಮಾಡಿದವು ಕ್ಷಿತಿಂಗತ ಜಾನುಭಿಸ್ತೇ ಅಥವಾ ಹೇಮಚ್ಛನ್ನ ಚಂದ್ರಮರೀಚಿ ವರ್ಣ ಬಂಗಾರದ ಬಣ್ಣ ಚಂದ್ರನಂತ ಬಣ್ಣ ಹೊಳೆಯತಕ್ಕಂತಹ ಕುದುರೆಗಳು ಅರ್ಜುನನ ಕುದುರೆಗಳು ಅಗ್ನಿಕೊಟ್ಟ ಕುದುರೆಗಳು ಕೊಟ್ಟ ರಥ ಮೇಲೆ ಹನುಮಂತ ಕೂತಿದ್ದಾನೆ ಅವನ ಪ್ರೆಷರ್ ಬೇರೆ ಇಷ್ಟು ಸೂಚನೆ ಕೊಟ್ಟರು ಸಾಕು ಗರ್ಜಿಸ್ತಾ ಇದ್ದ ರಥ ಕೆಳಗೆ ಕುಗ್ಗಿತು ಕ್ಷಿತಿಂಗತ ತಥೋಂತರಿಕ್ಷೇ ಸುಮಹಾನ್ ನಿನಾದ ಸಂಪೂಜನಾರ್ಥಂ ಮಧುಸೂದನಸ್ಯ ಮೇಲಿದ್ದವರು ದೇವತೆಗಳು ಯಕ್ಷರು ಗಂಧರ್ವರು ಕಿನ್ನರರು ಒಂದು ಚಪ್ಪಾಳೆ ಹಾಕಿದ್ದಾರೆ ಸ್ವಾಮಿ ಕಾಪಾಡಿಯಲ್ಲ ಭಕ್ತರನ್ನು ಹ್ಯಾಕ್ ಕಾಪಾಡ್ತಾನೆ ಭಗವಂತ ಅವನಿಗೆ ಹೇಳ್ಕೊಡ್ಬೇಕೆ ಅವನಿಗೆ ಶ್ರಮವೇ ಇದು ಒಂದು ಕ್ಷಣವಾಯಿತು ಅರ್ಜುನ ನೋಡಿದ ಅಯ್ಯೋ ನನ್ನ ಕಿರೀಟ ಹೋಯ್ತಲ್ಲ ಅಂದೆ ಪೆದ್ದೆ ನಿನ್ ಪ್ರಾಣ ಉಳಿತಲ್ಲ ಅಂದ ಕೃಷ್ಣ ಕಿರೀಟಿ ಶ್ವೇತವಾಹನ ಅರ್ಜುನ ಫಲ್ಗುನ ಪಾರ್ಥೋ ಕಿರೀಟಿ ಅವನಿಗಿದ್ದ ಕಿರೀಟ ಲೋಕದಲ್ಲಿ ಯಾರಿಗೂ ಇರಲಿಲ್ಲ ದೇವೇಂದ್ರ ಕೊಟ್ಟ ಕಿರೀಟ ಅದು ನಮ್ಮ ತಿರುಪತಿ ವೆಂಕಟೇಶ್ವರನಿಗೆ ಶುಕ್ರವಾರ ದಿವಸ ಒಂದು ಕಿರೀಟ ಧರಿಸ್ತಾರೆ ಆಕಾಶ ರಾಜ ಮಾಡಿಕೊಟ್ಟಿದ್ದು ತಾಯಿ ಶಡೆಯಂ ನೀಳ್ ಮುಡಿ ಆಳ್ವಾರ ಹಿಡಿದಾಗೆ ಅದು ನೀಳವಾದ ಕಿರೀಟ ಅದು ಉಳಿದ ಯಾವುದೇ ದೇವಸ್ಥಾನದಲ್ಲಿ ಆ ವೆಂಕಟೇಶ್ವರ ಮೂಲ ವಿಗ್ರಹಕ್ಕಿರುವಂತಹ ದೊಡ್ಡ ಕಿರೀಟ ಜಗತ್ತಲ್ಲಿಯೇ ಇಲ್ಲ ಅಷ್ಟು ಬಂಗಾರದ್ದು ಅವನು ಹೇಗೆ ಹೊತ್ತಿದ್ದಾನೋ ಗೊತ್ತಿಲ್ಲ ಇದು ಅರ್ಜುನನಿಗೆ ದೇವೇಂದ್ರ ಕೊಟ್ಟ ಕಿರೀಟ ಅದು ಇದು ಸರ್ಪಾಸ್ತ್ರ ಹಾರಿಸ್ಕೊಂಡು ಅಷ್ಟು ದೂರ ಹೋಗಿ ನೋಡಿತು ತಲೆ ಸಿಕ್ಕಿಬಿಡ್ತು ಅಂತ ನೋಡಿತು ಅಯ್ಯೋ ಕಿರೀಟ ತಲೆ ಸಿಕ್ಕಲಿಲ್ವಲ್ಲ ಅಂತ ಕೋಪದಿಂದ ಅದನ್ನೇ ಕಚ್ಚಿ ಅದರಲ್ಲಿ ಭಯಂಕರ ವಿಷಯ ಇತ್ತು ಸರ್ಪಾಸ್ತ್ರದಲ್ಲಿ ಅದು ಸ್ಫೋಟಗೊಂಡು ಪುಡುಪುಡಿಯಾಗಿ ಭಸ್ಮವಾಗಿ ಹೋಯಿತು ಈ ಪಟಾಕಿ ಹೊಡಿತಾರೆ ನೋಡಿ ಆಕಾಶಕ್ಕೆ ಕಿರೀಟ ಧ್ವಂಸವಾಯಿತು ಅರ್ಜುನ ನೋಡಿದ ಕಿರೀಟ ಬೋಚೆ ಪ್ರಾಣ ಒಳ್ಳಿದಡ ಅವನಿಗೆ ತಕ್ಷಣ ಏನು ಮಾಡಿದ ಅರ್ಜುನ ಯುದ್ಧ ಭೂಮಿಯಲ್ಲಿ ತಲೆಗೆ ರಕ್ಷಣೆ ಇಲ್ಲದೆ ಇರುವುದು ಒಂದು ಅಪಮಾನ ಎರಡನೇದು ರಕ್ಷಣೆ ಬೇಕಾದ್ದರಿಂದ ನೀಳ ನೀಳವಾದ ಉದ್ದವಾದಂತಹ ಬಿಳಿ ಬಟ್ಟೆಯನ್ನು ತೆಗೆದು ಒಡನೆಯೇ ತಲೆಗೆ ಪೇಟ ಸುತ್ತುಕೊಂಡಿದ್ದಾನೆ ಅರ್ಜುನ ವಿರಾಟ್ ನಗರದ ಗೋಗ್ರಹಣ ಕಾಲದಲ್ಲಿ ಬಿಳಿ ಬಟ್ಟೆ ಸುತ್ತಿಕೊಂಡ ಹಾಗೆ ಬಿಳಿ ಬಟ್ಟೆ ಸುತ್ತಿಕೊಂಡ ಅಥಾರ್ಜುನಸ್ಯ ಉತ್ತಮ ಗಾತ್ರಭೂಷಣಂ ಧಡಾವಿ ಸಲಿಲೇಶು ವಿಶ್ವತಂ ಅದು ಧರೆಯಲ್ಲಿ ಆಕಾಶದಲ್ಲಿ ದೇವಲೋಕದಲ್ಲಿ ಪ್ರಸಿದ್ಧವಾದ ಕಿರೀಟ ವ್ಯಾಳಸ್ತಸರ್ಗೋತ್ತಮಂ ಅಯತ್ನಮನ್ಯುಭಿ ಶರೇಣ ಮೂರ್ಧ್ನ ಸೂತಜ ಜಿಗಂಸತೆ ದೇವರಿಪೂನ್ ದೇವೇಂದ್ರ ಅಟ ಕೊಟ್ಟಿದ್ದ ಕಿರೀಟವನ್ನ ದೇವತೆಗಳಿಗೆ ಉಪದ್ರವ ಕೊಡ್ತಾ ಇದ್ದ ಕಾಲಕೇಯರೆಂಬ ಅವಸರರನ್ನ ನಿರ್ನಾಮ ಮಾಡಿ ಇಂದ್ರನಿಗೆ ಸಹಾಯ ಮಾಡಿದ ಜ್ಞಾಪಕಾರ್ಥವಾಗಿ ಇಂದ್ರ ಕೊಟ್ಟಿದ್ದ ಕಿರೀಟ ಅವನಿಗೆ ಆ ಮೆಮೆಂಟು ಹೋಯ್ತಲ್ಲ ಮೆಮೆಂಟು ಹೋಯ್ತಲ್ಲ ಒದ್ದಾಡ್ತಾ ಕೂತಿದ್ದಾನೆ ಈ ಕಡೆಯಲ್ಲಿ ಇಲ್ಲಿ ಒಂದು ಕೂಟ ಶ್ಲೋಕವನ್ನು ಬರೆದಿದ್ದಾರೆ ವೇದಿವ್ಯಾಸರು ಅವತ್ತು ಹೇಳೋಣ ಅಂತ ನೋಡಿದೆ ಮೊದಲನೇ ದಿವಸ ತುಂಬಾ ಕಷ್ಟ ಅದು ವಿವರಿಸೋದಕ್ಕೆ ಈಗ ಸ್ವಲ್ಪ ವಿವರಿಸ್ತೇನೆ ಗಣಪತಿ ಒದ್ದಾಡ್ತಾ ಇದ್ದಾನೆ ಅವ್ನು ಬೇಗ ಹೇಳಿ ಹೇಳಿ ಮುಂದೆ ಬರ್ಕೋಬೇಕು ಸ್ವಲ್ಪ ತಾಳೋ ಅಂದರು ತಾಳೋದಲ್ಲ ಪೆನ್ ಕೆಳಗಿಡಬಾರದು ಅದಕ್ಕೊಂದು ಶ್ಲೋಕವನ್ನು ಕೊಟ್ಟಿದ್ದಾರೆ ವೇದಿವ್ಯಾಸರು ಇದು ನಿಮ್ಗೇನರ್ಥ ಸ್ವಾಗತ್ಯ ನೋಡಿ ಗೋಕರ್ಣ ಸುಮುಖಿ ಕೃತೇನ ಇಷುಣ ಗೋಕರ್ಣ ಸುಮುಖಿ ಗೋಕರ್ಣ ಈ ಗೋಕರ್ಣ ಅಲ್ಲ ಗೋಕರ್ಣ ಸುಮುಖಿ ಕೃತೇನ ಇಷುಣ ಗೋಪುತ್ರ ಸಂಪ್ರೇಷಿತ गोशब्दात्मजभूषणम् सुविहितम् सुव्यक्तको सुप्रभम् दृष्ट्वा गोकतकम् जहारमुकुटम् गोशब्दगोपूरि च गोकर्णासनमर्दनश्च ययौ ಅಪ್ರಾಪ್ಯ ಮೃತ್ಯೋರ್ವಶಂ ಇದು ಗೋ ಗೋ ಗೋ ಗೋಕರ್ಣ ಗೋಪುರಿ ಗೋ ಶಬ್ದ ಗೋ ಗೋ ಗೋ ಗೋ ಶಬ್ದಕ್ಕೆ ಇಪ್ಪತ್ಮೂರು ಅರ್ಥಗಳಿದೆ ವೇದದಲ್ಲಿ ಮೊದಲನೇ ಅರ್ಥ ಗೋ ಅಂದ್ರೆ ಕಣ್ಣು ಅಂತ ಅರ್ಥ ಗೋ ಕರ್ಣ ಈ ಸರ್ಪಗಳಿಗೆ ಕಣ್ಣು ಕಿವಿ ಎರಡೂ ಒಂದೇ ಕೇಳಿದ್ದೀರಿ ಹಾವಿಗೆ ಕಿವಿ ಅಂತ ಬೇರೆ ಇರೋದಿಲ್ಲ ಅದು ಕಣ್ಣಿಂದಲೇ ನೋಡ್ತದೆ ಕಣ್ಣಿಂದಲೇ ಕೇಳಿಸದೆ ವಿಚಿತ್ರ ಶಕ್ತಿ ಅದು ಧೃತರಾಷ್ಟ್ರನಿಗೆ ಕಿವಿ ಇತ್ತು ಕಣ್ಣು ಹೋಗಿದ್ರು ಹಾವುಗಳಿಗೆ ಹೇಗೆ ಅಂದರೆ ಏನು ನೋಡ್ತವ ಪದಾರ್ಥಗಳನ್ನು ಅದರಿಂದಲೇ ಶಬ್ದವನ್ನು ಕೇಳುವ ಶಕ್ತಿ ಗೋಕರ್ಣ ಅಂದರೆ ಕಿವಿಯನ್ನೇ ಕಣ್ಣು ಮಾಡಿಕೊಂಡಂತಹ ಹಾವಿನಾಸ್ತ್ರವಾದ ಈ ಸರ್ಪಾಸ್ತ್ರವೆಂಬುದು ಸುಮುಖಿ ಬಾಣದ ತುದಿಯಲ್ಲಿ ಸರ್ಪಿಣಿ ಗೋಪುತ್ರ ಸಂಪ್ರೇಷಿತ ಇಲ್ಲಿ ಎರಡನೇದರಲ್ಲಿ ಗೋ ಅಂದರೆ ಇಲ್ಲಿ ಸೂರ್ಯ ಅಂತ ಅರ್ಥ ಗೋಪುತ್ರ ಸೂರ್ಯಪುತ್ರನಾದ ಕರ್ಣನಿಂದ ಸಂಪ್ರೇಷಿತ ಬಿಡಲ್ಪಟ್ಟದ್ದು ಗೋಕತಕಂ ದೃಷ್ಟ ಗೋಗತ ಕಂ ದೃಷ್ಟ ಕಂ ಅಂದ್ರೆ ತಲೆಯನ್ನ ಗೋಗತ ಈ ಕುದುರೆ ಲಗಾಮಿರ್ತದಲ್ಲ ಅದಕ್ಕೂ ಗೋವು ಅಂತ ಹೆಸರು ಸಂಸ್ಕೃತದಲ್ಲಿ ಗೋಗತಕಂ ಹಯ ರಶ್ಮೀನಾಂ ಪ್ರದೇಶಂ ದೃಷ್ಟ ಲಗಾಮನ ಗುರಿ ನೋಡಿ ಗೋ ಶಬ್ದಾತ್ಮಜ ಭೂಷಣಂ ಇಲ್ಲಿ ಗೋ ಅಂದ್ರೆ ಅದಿತಿ ಅಂತ ಅರ್ಥ ನಾಲ್ಕನೇದಕ್ಕೆ ಗೋ ಶಬ್ದಾತ್ಮಜ ಅದಿತಿಯ ಪುತ್ರನಾದ ಇಂದ್ರ ಇಂದ್ರ ಕೊಟ್ಟಂತಹ ಇಂದ್ರಪುತ್ರನಾದ ಕಿರೀಟವನ್ನು ಭೂಷಣಂ ಗೋ ಶಬ್ದ ಗೋಪೂರಿಚ ಸೂರ್ಯನ ರಶ್ಮಿಗಳಿಂದ ಹೊಳೆಯುತ್ತಾ ಇದ್ದಂತಹ ಆ ಕಿರೀಟವನ್ನು ಜಹಾರ ಹಾರಿಸಿಕೊಂಡು ಹೋಯಿತು ಗೋಕರ್ಣಾಸನ ಮರ್ದನಶ್ಚ ಈ ಸರ್ಪವನ್ನ ಬಾಣದ ಎಸೆಯುವಿಕೆಯಿಂದ ಮಧ್ಯಸ್ಥಕ್ಕಂಥ ಅರ್ಜುನ ನ ಮೃತ್ಯೋರ್ವಶಂ ಮೃತ್ಯುವಿಗೆ ವಶಕ್ಕೆ ಅವನು ಹೋಗಲಿಲ್ಲ ಸುವ್ಯಕ್ತಗೋ ಅಸುಪ್ರಭಂ ಸುಪ್ರಭ ಅಂತ ಓದಬಾರದು ಅವಗ್ರಹ ಮಾಡ್ಕೋಬೇಕು ಸುವ್ಯಕ್ತಗೋ ಅಸುಪ್ರಭಂ ನಿರತಿಶಯ ತೇಜೋಬಲಂ ಅರ್ಜುನಂ ದೃಷ್ಟ ತುಂಬ ತೇಜಸ್ವಿಯಾದ ಅರ್ಜುನನ್ ನೋಡಿತು ಪ್ರಾಣ ತೆಗಿಬೇಕು ಅಂತ ಹೋಯಿತು ಅದು ಎದೆ ಗುರಿ ತಪ್ಪಿತು ತಲೆಗೆ ಹೋಯಿತು ಕಿರೀಟವನ್ನು ಸುಟ್ಟು ಹಾಕಿತು ಅರ್ಜುನ ಉಳಿದು ಹೋದ ಒಂದು ಶ್ಲೋಕದಲ್ಲಿ ಬರೆದಿದ್ದಾರೆ ಇದು ನಿಮಗೆ ಅರ್ಥ ಆಯಿತು ಎಲ್ಲೋ ಗೊತ್ತಿಲ್ಲ ಈ ಗೋ ಶಬ್ದದ ಅನೇಕ ಅರ್ಥಗಳನ್ನು ಒಳಗೊಂಡು ಬರೆಯಲ್ಪಟ್ಟಂತಹ ಒಂದು ಶ್ಲೋಕ ಆ ಬಾಣ ಏನು ಮಾಡಿತು ಯೈಷ ಗಂಧುಂ ರೇವತೂಣಂ ಮತ್ತೆ ಬಳಸ್ಕೊಂಡು ಬಂತು ಬತ್ತಳಿಕೆಯಲ್ಲಿ ಕೂತ್ಕೊಳ್ಳೋ ಪ್ರಯತ್ನ ಮಾಡಿತು ಕರ್ಣನ ಬತ್ತಳಿಕೆಯಲ್ಲಿ ಮತ್ತೆ ಬಂದು ಕೂತ್ಕೊಂಡು ಕೈ ಹಾಕಿದ ಥೂ ಒಂದ್ಸಲ ಬಿಟ್ಟು ಬಾಣ ತಿರುಗಿ ಬಂದು ಕೂತಿದೆಯಲ್ಲ ನಾನೇನು ಪುರೋಹಿತನೇ ಒಂದ್ಸಲ ಉಪಯೋಗ ಮಾಡಿದ್ದರ್ಬೆ ತಿರುಗಿ ಉಪಯೋಗ ಮಾಡುವುದಕ್ಕೆ ಮಾಡಬಾರದು ಕೆಲವರು ಡಬ್ಬೆ ಸಿಕ್ಕೋದಿಲ್ಲ ಅನ್ನೋದಕ್ಕೆ ಏನು ಮಾಡ್ತಾರೆ ಶ್ರಾದ್ದದಲ್ಲಿ ಯಾರ ಮನೆಯಲ್ಲಿ ಉಪಯೋಗ ಮಾಡಿದ್ದು ಪರಿಸರಕ್ಕೆ ಹಾಕಿ ದರ್ಬೆ ತಗೊಂಡೋಗಿ ಮದುವೆಯಲ್ಲಿ ಉಪಯೋಗ ಮಾಡುವುದು ಹೇಳಿದ್ರೆ ಬಹಳ ತಪ್ಪಾಗುತ್ತೆ ನಾ ಪುರೋಹಿತನ ಅಲ್ಲವಾದ್ರಿಂದ ಪುರೋಹಿತರ ಮನೆಯಲ್ಲಿ ಬಂದವನ್ನ ನಿಜ ಇದೆಲ್ಲ ದುರಾಚಾರಗಳು ಪಟ್ಟಣಗಳಲ್ಲಿ ಕೆಲವರು ಮಾಡ್ತಾರೆ ಅದರಿಂದ ಅವರಿಗೆ ಒಳ್ಳೆಯದಾಗೋದಿಲ್ಲ ಅದು ಶ್ರಾದ್ದದಲ್ಲಿ ಅಥವಾ ಯಜ್ಞದಲ್ಲಿ ಒಂದು ಸಲ ಉಪಯೋಗ ಮಾಡಿದ ವಸ್ತು ಇನ್ನೊಂದಕ್ಕೆ ಉಪಯೋಗ ಬರೋದಿಲ್ಲ ಈ ಉಪಸ್ತಂಭ ಸಮಿತ್ತು ಮೊದಲಾದವು ಆದ್ದರಿಂದ ಒಂದು ಸಲ ಬಿಟ್ಟಿದ್ದೆ ನಿನ್ನ ಬಿಟ್ಟದ್ದನ್ನು ಮತ್ತೆ ತಗೊಳ್ಳೋದು ಹೇಗೆ ವಾಂತಿ ಆದ್ರೆ ಮತ್ತೆ ಯಾರು ತಿಂತಾರಿಯೇ ಹೊರಗೆ ಕಳೆದದ್ದನ್ನು ಮತ್ತೆ ಮುಟ್ತಾರಿಯೇ ಸೋಪ್ ಹಾಕಿ ನೀರು ತೊಳೆದು ಹೊರಗೆ ಹಾಕಿದ್ದನ್ನು ತಿರುಗಿ ಆ ನೀರು ಯಾರು ಮನೆಯೊಳಗೆ ತಗೊಂಡ್ಬರ್ತಾರಿಯೇ ಒಂದು ಸಲ ಒಂದು ಹೆಣವನ್ನು ಮನೆ ಹೊರಗೆ ತಗೊಂಡು ಹೋಗಿ ಇವತ್ತು ಸ್ಮಶಾನ ಖಾಲಿ ಇಲ್ವಂತೆ ನಾಳೆ ಸುಡೋದಂತೆ ಯಾರ್ಯಾರ ಮನೆಗೆ ವಾಪಸ್ ತಗೊಂಡ್ಬರ್ತಾರಿಯೇ ನೋಡಿ ಆಸ್ಪತ್ರೆಯಲ್ಲಿ ಯಾರೋ ಸತ್ರು ಈ ರಾತ್ರಿ ಎರಡು ಗಂಟೆ ಆಯಿತು ಕ್ಲೋಸ್ ಆಗಿದೆ ಎಲೆಕ್ಟ್ರ ಕ್ರಮಟೋರಿಯಂ ಮನೆಗೆ ತಗೊಂಡ್ಬರ್ತಾರೆ ನೋಡಿ ಅದರಂತೆ ಕಾರಣ ಹೇಳಿದ ನೀನು ಕೊಟ್ಟದ್ದು ಹೊರಗೆ ಹೊರಗೆ ಬರ್ತಕ್ಕದ್ದಲ್ಲ ಮುಕ್ತಸ್ತ್ವಯಾಹಂತು ಅಸಮೀಕ್ಷ ಕರ್ಣಂ ಎನ್ನ ಮಯ ಅರ್ಜುನಸ್ಯ ಆ ಬಾಣ ಗೋಗರಿಯಿತು ಪ್ರಭು ಕರ್ಣ ನೀ ಬಾಣ ಬಿಟ್ಟದ್ದು ನಿಜ ಗುರಿ ಇಟ್ಟದ್ದು ಸರಿ ಆದರೆ ನನಗೆ ಅವನ ತಲೆ ತೆಗಿಬೇಕು ಅಂತಿತ್ತು ನೀವು ಸರಿಯಾಗಿ ಗುರಿ ಇಡಲಿಲ್ಲ ನಮ್ಮ ಶಲ್ಯನ ಹೋದರೆ ಹೇಳಿದ್ನಲ್ಲ ಓ ಶಲ್ಯನ ಏಜೆಂಟ್ ಇರಬೇಕು ಅಂತ ಕಾಣುತ್ತೆ ಇದು ಅವನೇ ಹೇಳಿ ಕಳಿಸಿರಬೇಕು ಇನ್ನೊಂದು ಸಲ ಪ್ರಯೋಗ ಮಾಡು ಆ ಇಟ್ಟ ಗುರಿಯನ್ನೇ ಬದಲಾಯಿಸೋದಿಲ್ಲ ಅಂತ ಹೇಳಿದವನು ಒಂದೇ ಬಾಣವನ್ನು ತೆರಿಗೆ ಪ್ರಯೋಗ ಮಾಡುವುದೇ ಚೀಚಿ ಅವಕಾಶವಿಲ್ಲ ಹೋಗು ಮುಕ್ತಸ್ತ್ವಯಾಹಂ ಆಚೆಗೆ ಸಮೀಕ್ಷಮ ಮುಂಚರಣೆ ತಮಾಷು ಬಾಣ ಇನ್ನೊಂದು ಇನ್ನೊಂದ್ಸಲ ಬಿಟ್ಟು ನೋಡು ಅವನು ಏನು ತಲೆ ಹಾಗೆ ಹೀಗೆ ಎಲ್ಲ ಜನ ಕೊಂದು ಬಿಡ್ತೇನೆ ಸಯೇವ ಮುಕ್ತೋ ಯಶಿಸೂತ ಪುತ್ರ ತಮಬ್ರವೀತಿ ಕೋ ಭವಾನ್ ಉಗ್ರ ಯಾರಯ್ಯ ನೀನು ಬಾಣ ಮನುಷ್ಯನಂತ ಮಾತನಾಡ್ತಾ ಇದ್ದೀಯ ನೀನು ಇಷ್ಟು ಒತ್ತಡ ತರ್ತಾ ಇದೆಯಲ್ಲ ಪ್ರೆಷರು ಯಾನು ಅಂತ ಹೇಳಿದ್ರೆ ತನ್ನ ಕಥೆಯನ್ನು ಹೇಳಿತು ಆಗಲೇ ತಮಗೆ ಹೇಳಿದ್ದೇನೆ ಆಗ ಮತ್ತೆ ಕರ್ಣ ಹೇಳ್ತಾನೆ ನನಾಗ ಕರ್ಣೋದ್ಧರಣೇ ಪರಸ್ಯ ಬಲಂ ಸಮಾಸ್ಥಾಯ ಜಯಂ ಬುಭೂಷೇತ್ ನಾನು ಇನ್ನೊಬ್ಬರು ಸಹಾಯ ತಗೊಂಡು ಯುದ್ಧದಲ್ಲಿ ಗೆಲ್ಲೋಕೆ ಇಷ್ಟಪಡೋದಿಲ್ಲ ನೀನು ನಿನ್ನ ಕೆಲಸ ಮಾಡ್ಕೊಳ್ಳೋದಕ್ಕೆ ನನ್ನ ಮಲ್ಸಳಿಕೆ ಬಂದು ಸೇರಿದ್ದೀಯೇ ನಿನ್ನ ಕೆಲಸವನ್ನು ಪ್ರಸಾರ ಮಾಡಿಕೊಟ್ಟು ನಂದು ಫುಟ್ ನೋಟ್ಸಲ್ಲಿ ಹಾಕೋದಕ್ಕೆ ನನಗೆ ಇಷ್ಟವಿಲ್ಲ ಉಳಿದು ಬಾಣಗಳು ಹೇಳಿದಂತೆ ಕೇಳ್ತೇವೆ ನೀನು ತಲೆಹರಿತಾ ಇದ್ದೀಯೇ ಮಾತನಾಡ್ತಾ ಇದ್ದೀಯ ಮನುಷ್ಯ ರೂಪದಲ್ಲಿ ಮಾತನಾಡ್ತಾ ಇದ್ದೀಯೇ you have a different purpose from my own purpose I don't want to associate myself with you ನೋಡಿ ವಿಜಾಂಬಾ ಶಲ್ಲಿನ ಜೊತೆಯಲ್ಲಿ ಬಾಯಿ ಬಡಿತಾನೆ ಹೋಗಲಿಂದ ಬಾಳ ಜೊತೆಯಲ್ಲೂ ಬಾಯಿ ಬಡಿತಾನೆ ಕಲ್ಲಿನ ಜೊತೆಯಲ್ಲಿ ಬಾಯಿ ಬಡಿತಾನೆ ಈ ಬಾಯಿ ಬುಡಕ ಪಂಚಭೂತಗಳ ಜೊತೆಯಲ್ಲಿ ಬಾಯಿ ಬಡಿತಾನೆ ಇವನು ಬಾಯಿ ಅರ್ಜುನೇ ನಿಲ್ಲಿಸಬೇಕು ಲಸಂದಧ್ಯಾಂ ದ್ವಿಶರಂ ಆಗ ಎರಡು ಸಲ ಬಾಣ ಸಂಧಾನ ಮಾಡೋದಿಲ್ಲ ಯದಿ ಅರ್ಜುನಾನಾಂ ಶತಮೇವ ಹನ್ಯಾಂ ನೂರು ಅರ್ಜುನರು ಬಂದರೂ ನಾನು ಎರಡು ಸಲ ಬಾಣ ಪ್ರಯೋಗ ಮಾಡೋದಿಲ್ಲ ಅಂದ ಅಬ್ಬಾ ಅಬ್ಬಾ ಅಬ್ಬಾ ಬಾ ವೆಂಟ ಇವನು ತಮಾಹ ಕರ್ಣಃ ಪುನರೇವನಾಕಂ ತದಾಜು ಮಧ್ಯೆ ರವಿಸೋನು ಸತ್ತಮಃ ಆದರೆ ಬಾಣ ಹೇಳ್ತು ಕರ್ಣ ನಿನಗೊಂದು ದೈವದತ್ತವಾದ ಅವಕಾಶವನ್ನು ನಾನು ಕೊಟ್ಟಿದ್ದೇನೆ think of me as the agent of God Arjuna ಉಳಿಬಾರದಾಗಿದ್ದು ನಾನು ಉಪಯೋಗ ಮಾಡು ನೀನೇ ನೀನು ತಿಳ್ಕೊಂಡಂಥ ಧರ್ಮಾತ್ಮನಲ್ಲ ನೀನು ಅಪರಚನಿಸ್ತಿದ್ದೀಯೇ ನಿನ್ನ ಚರಿತ್ರೆ ನನಗೆ ಗೊತ್ತು ಉಪಯೋಗ ಮಾಡು ನನ್ನನ್ನು ಇಲ್ಲದೆ you will regret for ever ನಿನಗೆ ಬೇಜಾರಾಗುತ್ತೆ ನೋಡು ಹೋಗಾಸೆಗೆ ಅಂತ ಏನೋ ಶಬ್ದ ಆಗ್ತಾ ಇದೆ ನನಗೇನಾಗೋದಿಲ್ಲ ಹೋಗು ಎಂಬುದಾಗಿ ಹೇಳಿದಾಗಿ ಈ ಬಾಣ ಅಲ್ಲಿ ಬಿಟ್ಟು ಹೋಯಿತು ತತ ಕೃಷ್ಣ ಮುವಾಚ ಸಂಖ್ಯೆ ಮಹೋರಗಂ ಕೃತವೈರಂ ಜಹಿತ್ವಂ ಆಗ ಕೃಷ್ಣ ಹೇಳಿದ ಅದೇನೋ ನಡೀತಾ ಇದೆಯಲ್ಲ ಏನು ಅಂತ ಕೇಳಿದ ಅರ್ಜುನ ಅಯ್ಯೋ ಅದೇ ಅದು ಹಳೆ ಕತೆ ನೀವು ಮರೆಸಿಬಿಟ್ಟಿದ್ದೀಯೋ ಅರ್ಜುನ ಕಾಂಡವ ಕಾಲದಲ್ಲಿ ಒಂದು ಸರ್ಪ ತಪ್ಪಿಸಿಕೊಂಡು ಹೋಯಿತು ಬಾಯಿ ಗೊತ್ತಾಯ್ತಲ್ಲ ಉರಿ ತಪ್ಪಿಸಿ ಆ ತಕ್ಷಕನ ಮಗ ಕಾಣೋವನು ಅವನ ಸೊಸೆ ಹೋಗಿಬಿಟ್ಲು ತಕ್ಷಕ ಎಲ್ಲ ತಪ್ಪಿಸ್ಕೊಂಡು ಹೋದ ಅದು ವೈರ ಸಾಧಿಸಿ ನೋಡಪ್ಪ ಎಷ್ಟು ದಿವಸ ಆದ್ಮೇಲೆ ಬಂದಿದೆ ನಮ್ಮ ಕಡೆಗೆ ನಮ್ಗೆ ಗೊತ್ತಿರಲಿಲ್ಲ ಅಲ್ಲಿದೆ ಅಂತ ಆದ್ದರಿಂದ ಈಗಲೇ ಆ ಬಾಣವನ್ನು ಸುಡುವಂದ ಇವನು ಬಾಣವನ್ನು ಬಿಟ್ಟ ಅರ್ಜುನ ಬಾಣ ಬಿಟ್ಟರೆ ಅದರ ಎಷ್ಟೋ ಅಂಶ ಸುಟ್ಟು ಹೋಯಿತು ಆದರೂ ಸರ್ಪಾಸ್ತ್ರ ಸ್ವಲ್ಪ ತೇಜಸ್ಸನ್ನು ಉಳಿಸಿಕೊಂಡು ಹೋಯಿತು ಇದು ಮೂಲದಲ್ಲಿ ಅಷ್ಟು ಸ್ಪಷ್ಟವಾಗಿ ಬರೆದಿಲ್ಲ ಅಶ್ಮೇಧಿಕ ಪರವಾರ ತಗೊಂಡು ಬಂದಿದ್ದೇನೆ ಆ ಕಥೆ ಸ್ವಲ್ಪ ನಿಮಗೆ ಹೇಳಬೇಕು ಅದನ್ನು ಕನ್ನಡ ಜೈಮಿನಿ ಭಾರತದಲ್ಲಿ ಸಂಸ್ಕೃತ ಜೈಮಿನಿ ಭಾರತದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಸೇಡ್ ತೀರಿಸ್ಕೋಬೇಕು ಏನು ಮಾಡ್ತೀವಿ ಬಾಣ ಮಾಡ್ತೇನೆ ನೋಡಿ ನಿನಗೆ ಅಂತ ಹೇಳಿತು ಅರ್ಜುನನ ತಲೆ ತೆಗೆಯದೆ ಬಿಡೋದಿಲ್ಲ ಅಂತ ಅದು ಮಣಿಪುರಕ್ಕೆ ಹಾರಿ ಹೋಗಿ ಚಿತ್ರಾಂಗದೆಯ ಮಗ ಅರ್ಜುನನ ಮಗ ಬಭ್ರುವಾಹನನ ಬತ್ತಳಿ ಕೇಳಿ ಸೇರಿಕೊಡ್ತು ಬಬ್ರುವಾಹನ ಕತೆ ಕೇಳಿದ್ದೀರೋ ಇಲ್ವೋ ಮಹಾಭಾರತ ಯುದ್ಧವೆಲ್ಲ ಮುಗಿದು ಧರ್ಮರಾಜನಿಗೆ ಪಟ್ಟಾಭಿಷೇಕವೆಲ್ಲ ಆಗಿ ಜ್ಞಾತಿಗಳನ್ನು ಕೊಂದೇ ಕೊಂದೆ ನಾನು ಅಂತ ಕರ್ತವ್ಯ ಕರ್ಮದಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಬಯಸ್ತಕ್ಕಂಥ ಧರ್ಮರಾಜನಿಗೆ ಕೃಷ್ಣ ಹೇಳಿದ ಹಾಗಿದ್ರೆ ಒಂದು ಅಶ್ವಮೇಧವನ್ನು ಮಾಡಿ ಹಾಳಾಗುವುದು ಒಂದು ತಿಂಗಳು ಮಹಾಭಾರತ ಹೇಳಿ ಅನೇಕರ ವೇಳೆ ಹಾಳು ಮಾಡಿದ್ದೇನೆ ಅವರಿಗೆಲ್ಲ ಅನಾರೋಗ್ಯ ಕೊಟ್ಟಿದ್ದೇನೆ ನಾ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದ್ರೆ ನೀವು ಒಪ್ತಿರ ಯೋಚನೆ ಮಾಡಿ ಪ್ರಾಯಶ್ಚಿತ್ತ ಆಗಬೇಕೆ ನನಗೆ ನಿಮಗಾಗಬೇಕೆ ನನಗಾಗಬೇಕೆ ಕರ್ತವ್ಯ ಕರ್ಮದಲ್ಲಿ ಪ್ರಾಯಶ್ಚಿತ್ತ ಇಲ್ಲ ಇದೇ ಅರ್ಜುನನಿಗೆ ಗೂಬೆಗೆ ಹದಿನೆಂಟು ಅಧ್ಯಾಯ ಭಗವದ್ಗೀತೆ ಹೇಳಿದ್ದಾನೆ ಮಾಡುವ ಕರ್ತವ್ಯದಲ್ಲಿ ಪಾಪವಿಲ್ಲ ಅವನ ತಲೆಗೆ ಹತ್ತಿಲ್ಲ ಎಷ್ಟು ಜನ ಕೇಳಿದ್ದ ನೋಡಿ ಉಪನ್ಯಾಸವನ್ನು ನಾನು ಕೃಷ್ಣನೇ ಹೇಳಿ ಉಪನ್ಯಾಸ ಅವನ ತಲೆ ಹತ್ತಲಿಲ್ಲ ನಾ ಹೇಳಿದ್ರೆ ಹತ್ತತ್ತೆ ವಿಚಾರ ಮಾಡಿಕೊಳ್ಳಿ ಕರ್ತವ್ಯ ಕರ್ಮದಲ್ಲಿ ಪಾಪ ಬರುವುದಿಲ್ಲ duty and sin never go together in a duty there is no sin ಪುಳಿಯೋಗರೆ ಕೊಟ್ಟ ಕೂತಿರ್ತಾರಲ್ಲಿ ಯಾರೋ ಬಂದು ಸ್ವಲ್ಪ ದೂರ ಸರೀರಿ ಅಂದ್ರು ನಮಗೆ ಅವರು ಈಗ ಹೇಳಿದ್ರಲ್ಲ ಬೇಡವೇ ಬೇಡ ಪ್ರಸಾದ ಅವರು ಕೋಪ ಮಾಡ್ಕೊಂಡು ಹೋದ್ರು ಉಪವಾಸ ಇದ್ರು ಪಾಪ ನಿಮಗೆ ಬರುತ್ತೆ ಅಂತ ಕೇಳಿದ್ರೆ ನೀವು ಅವ್ರು ಕೊಡೋದಿಲ್ಲ ಅಂತ ಹೇಳಿಲ್ವಲ್ಲ ಸ್ವಲ್ಪ ಪಕ್ಕದಲ್ಲಿ ನಿಂತ್ಕೊಳ್ಳಿ ನಿಧಾನ ಕೊಡ್ತೀವಿ ಮುದುಕರಿದ್ದಾರೆ ಪಾಪ ಎದುರುಗಡೆಯಲ್ಲಿ ಅಯ್ಯೋ ಅವರು ಉಪವಾಸ ಆಯ್ತಲ್ಲ ರಾತ್ರಿ ಎಲ್ಲ ನೀವಿವತ್ತು ಉಪವಾಸ ಮಾಡಿದ್ರೆ ಇಬ್ಬರಿಗೂ ಉಪನ್ಯಾಸ ತಪ್ಪುತ್ತೆ ಕರ್ತವ್ಯ ಕರ್ಮದಲ್ಲಿ ಪಾಪ do your duty irrespective of the consequences ಅದು ಹೇಳಿದ್ದಾರೆ ಹದಿನೆಂಟು ಅಧ್ಯಾಯ ಮರ್ತೋಯ್ತು ಅಂದ್ರೆ ಅರ್ಜುನ ಆ ಒಳ್ಳೆ ಶಿಷ್ಯ ಟ್ವೆಂಟಿ ಟ್ವೆಂಟಿ ಸೆಂಚುರಿ ಸ್ಟೂಡೆಂಟ್ ನೀನು ಈಗ ಹೇಳಿದ್ದೀಗ ತಿಳಿಯಿಲ್ಲ ನಿನಗೆ ಇನ್ನೊಂದು ಸಲ ಹೇಳೋದಿಲ್ಲ ಅಂದ ಧರ್ಮರಾಜ ಕೇಳಿದ ನಿನ್ನ ತಮ್ಮ ನನ್ನ ತಮ್ಮನಿಗೆ ಏನು ಹೇಳಿದ್ಯೋ ನನಗದು ಗೊತ್ತಿಲ್ಲ ಅಂದ ಬಹಳ ಚೆನ್ನಾಗಿದ್ದೀರ ಅಣ್ಣ ತಮ್ಮಂದ್ರ ಕುಟುಂಬದಲ್ಲಿ ಒಂದೊಂದು ಗೀತೆ ಹೇಳಬೇಕು ಹಾಳಾಗೋಗುದು ನಮ್ಮ ಕನ್ನಡ ಜೈವಿನಿ ಭಾರತದಲ್ಲಿ ಲಕ್ಷ್ಮೀಶ ಹೇಳ್ತಾನೆ ಹೊಟ್ಟಿಗೆಯ ಅಲ್ಲದೆ ಕಟ್ಟರಣ್ಯದ ಪೊಲಿಯ ನಡೆಸುವಂತೆ ಮನೆಯಲ್ಲಿ ಕೊಟ್ಟಿಗೆಯಲ್ಲಿ ಕಾಮಧೇನು ಇದೆ ಕೈ ಹಾಕಿದರೆ ಕೆಚ್ಚಲಿನಲ್ಲಿ ಹಾಲು ಕರೆಯುತ್ತೆ ಅಯ್ಯ ದಿವಸ ಗೋವಿನ ಹಾಲೇ ಕುಡಿಬೇಕಲ್ಲ ಅಂತ ಒಬ್ಬ ಮೂಢ ಇವತ್ತು ಹುಲಿ ಹಾಲು ಕುಡಿಬೇಕು ಅಂತ ಆಸೆ ಆಯಿತು ಅರಣ್ಯಕ್ಕೆ ಹೋಗಿ ಹುಲಿಯನ್ನು ಬಲಿ ಕೊಟ್ಟು ಈ ಹುಲಿಯನ್ನು ಹುಲಿಗೆ ಗೋವನ್ನು ಬಲಿ ಕೊಟ್ಟು ಆ ಹುಲಿಯನ್ನು ಹಿಡ್ಕೊಂಬಂದು ಅದರ ಕೆಸಲು ಕೈ ಹಾಕಿದಂತೆ ಇಲ್ಲ ಕೃಷ್ಣ ಪಕ್ಕದಲ್ಲಿದ್ದಾನೆ ಉಪದೇಶ ಕೊಡ್ತಾನೆ ಪಾಪ ಬರೋದಿಲ್ಲ ಅಂತ ಹೇಳಿದ್ದೇನೆ ಇನ್ನೂ ಪಾಪ ಪಾಪ ಅಂತ ಹೇಳ್ತಿಯಲ್ಲ ಹಾಳಾಗಿ ಹೋಗುಂದ ಅಶ್ವಮೇಧ ಮಾಡುವಂದ ಆಗ ಧರ್ಮರಾಜ ಹೇಳಿದ ಮುಂದೆ ಅಶ್ವಮೇಧ ಪರ್ವ ಕಥೆ ನಾನು ಹೇಳೋದಿಲ್ಲ ಯಾಕೆ ಇದು ಧರ್ಮರಾಜನ ಪಟ್ಟಾಭಿಷೇಕ ನಿಂತುಕೊಳ್ಳುತ್ತೆ ಧರ್ಮರಾಜ ಹೇಳಿದ ಅಶ್ವಮೇಧ ಮಾಡೋದು ಕಷ್ಟವಾಗಿದೆಯಲ್ಲ ಅಂತ ಯಾಕೆಂದ್ರೆ ಹತ್ತು ವರ್ಷಕ್ಕೆ ಏನು ತೆರಿಗೆ ಟ್ಯಾಕ್ಸ್ ರೆವೆನ್ಯೂ ಟ್ಯಾಕ್ಸ್ ವಸೂಲು ಮಾಡಬೇಕಾಗಿತ್ತು ಜನರಿಂದ ಅದನ್ನು ಯುದ್ಧ ದುರ್ಯೋಧನ ವಸೂಲು ಮಾಡಿದ್ದ ಇದೊಂದು ಹೇಳೋ ಕಷ್ಟ ಅಡ್ವಾನ್ಸ್ ಟ್ಯಾಕ್ಸ್ ಹೇಳಿದ ಮುನ್ಸಿಪಾಲ್ಟಿಯವರು ಚಿದಂಬರಂ ಕಾಯ್ಕೊಂಡು ಕೂತಿದ್ದಾರೆ ಇದು ಅಡ್ವಾನ್ಸ್ ಟ್ಯಾಕ್ಸ್ ಹಾಕ್ಬಿಟ್ರೆ ಮನುಷ್ಯರ ಗತಿ ಏನು ದುಡ್ಡು ಹೆಚ್ಚಿದ್ದವರು ಹತ್ತು ವರ್ಷದ ಕೊಡ್ತಾರೆ ಹತ್ತು ವರ್ಷ ಬದುಕೋ ಗ್ಯಾರಂಟಿ ಇಲ್ಲದೆ ಏನು ಕೊಡ್ತಾರೆ ಬೀಡಾನ ಅಂಗಡಿ ಇಟ್ಕೊಂಡವ್ರು ಏನು ಕೊಡ್ತಾರೆ ಕಳ್ಳೆಕಾಯಿ ಮಾಡ್ಕೊಂಡವ್ರು ಏನು ಕೊಡ್ತಾರೆ ಟ್ಯಾಕ್ಸನ್ನು ಕೊಟ್ಟಷ್ಟೇ ಕೊಡಿ ಯಾರೋ ತಿಂತಾರೆ ಏನೋ ಆಗುತ್ತೆ ಅದು ಅದು ಬೇಡ ಅಂತ ಆಮೇಲೆ ರಾಜಿ ಮಾಡಿದರು ಮರುತ್ತನೆಂಬವನು ಇವರು ಅಂಶ ಪೂರ್ವದಲ್ಲಿ ಮಾಡಿದ್ದು ದಕ್ಷಿಣೆ ಕೊಟ್ಟಿದ್ದು ಎತ್ಕೊಂಡು ಹೋಗೋಕ್ಕಾಗಲಾರದೆ ಮರು ಹಿಮತ್ ಪರ್ವತದಲ್ಲಿ ಬ್ರಾಹ್ಮಣರು ಹೂತಿಟ್ಟಿದ್ರು ಅದನ್ನೆಲ್ಲೋ ಪತ್ತೆ ಮಾಡಿದ್ದ ಕೃಷ್ಣ ಅದನ್ನು ತಗೊಂಬ ಯಾಗ ಮಾಡು ಅಂತ ಹೇಳಿ ಅಶ್ವಮೇಧ ಯಾಗವನ್ನು ಮಾಡುವಾಗ ಎಲ್ಲ ದಿಕ್ಕಿಗೆ ಸೈನ್ಯವನ್ನು ಕಳಿಸುವಾಗ ಅರ್ಜುನನು ಸೈನ್ಯವನ್ನು ತಗೊಂಡು ಆ ಕುದುರೆಯ ಬೆಂಗ ಅವರಿಗೆ ಹೋಗ್ತಾನೆ ಆ ಕುದುರೆಗೆ ಈ ಕಡೆ ಹೋಗಬೇಕು ಅಂತ ಯಾರು ಹೇಳುವುದಿಲ್ಲ ಅದು ಮಣಿಪುರಕ್ಕೆ ಹೋಯಿತು ಮಣಲೂರಿಗೆ ಹೋಯಿತು ಇವತ್ತು ಮಣಿಪುರ ಅಂತ ಏನು ಹೇಳ್ತಾರೆ ಇದೇ ಪ್ರಾಂತ ಅಲ್ಲಿ ಚಿತ್ರಾಂಗದೆ ಹಿಂದೆ ಅವನು ತೀರ್ಥಯಾತ್ರೆ ಹೋಗಿದ್ದಾಗ ಹೆಂಡತಿಯಾಗಿದ್ದವಳು ಅರ್ಜುನನಿಂದ ಗರ್ಭಧರಿಸಿದ್ದವಳು ಮಗುವನ್ನು ಹಳೆದಿದ್ದಳು ಅವನೇ ಬೊಬ್ಬರು ವಾಹನ ಇವನ ಮಗ ಅಂತ ಅಪ್ಪನ ಗೊತ್ತಿಲ್ಲ ಇವನ ಅಪ್ಪ ಅಂತ ಮಗನಿಗೆ ಗೊತ್ತಿಲ್ಲ ಕುದುರೆಯನ್ನು ಕಟ್ಟಾಕಿಬಿಟ್ಟ ಕುದುರೆ ಕಟ್ಟಾಕಿದ್ರೆ ಯುದ್ಧ ಮಾಡು ಅಂತ ಹೇಳಲಾಗಿ ಆ ಯುದ್ಧದಲ್ಲಿ ಅರ್ಜುನನ ತಲೆಯನ್ನ ಇದೇ ಸರ್ಪಾಸ್ತ್ರದಿಂದ ವಾಹನ ಕತ್ತರಿಸಿದ ಕತ್ತರಿಸಿ ಬಿದ್ದ ಮೇಲೆ ಕಿರೀಟ ಸಮೇತ ತಲೆ ಎತ್ಕೊಂಡು ಹೋಗಿ ಅಮ್ಮ ಶತ್ರುವನ್ನು ಗೆದ್ದು ಬಂದೆ ಯಾವನನ್ನು ಗೆದ್ದಿಯೋ ತಲೆ ತೋರಿಸ್ತಾನೋ ಅಯ್ಯೋ ಅಪ್ಪ ಕಾಣೋ ಇವನು ಅಪ್ಪನನ್ನು ಕೊಂದು ಎಲ್ಲ ಓಡಾಡ್ತಾಳೆ ಇವನಿಗೂ ಪಶ್ಚಾತ್ತಾಪವಾಗುತ್ತೆ ಏನು ಮಾಡೋದು ಅಂದ್ರೆ ಅವಳಲ್ಲಿ ಸಂಜೀವಿನಿ ಅಂತ ಒಂದು ಮಣಿ ಇತ್ತು ಇದು ಮೂಲದಲ್ಲಿ ಹೇಳಿದ್ದಾರೆ ಆ ಸಂಜೀವಿನಿ ಮಣಿಯಿಂದ ಅರ್ಜುನನ ಪುನಃ ಬದುಕಿಸಿ ತರ್ತಾರೆ ಅಂತೂ ಅರ್ಜುನ ಒಮ್ಮೆ ಸಾಯಬೇಕಾಯಿತು ಸರ್ಪಾಸ್ತ್ರ ತನ್ನ ಕೆಲಸವನ್ನು ಮಾಡಿಕೊಂಡೇ ತೀರಿತು ನಮ್ಮ ಕರ್ತವ್ಯ ಭಾರತ ದೇಶ ಚರಿತ್ರೆ ನಾವು ಮತ್ತೆ ಓದಬೇಕು ತಿರುಗಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಬಂದಿರಬಾರದು ತಿರುಗಿ ಪೋರ್ಚುಗೀಸಲ್ಲಿ ಬಂದಿರಬಾರದು ತಿರುಗಿ ಮುಸಲ್ಮಾನರು ದಂಡ ಯಾತ್ರೆ ಆಗಬಾರದು ನಿಮ್ಮ ಮಕ್ಕಳಿಗೆ ದಯವಿಟ್ಟು ಭಾರತೀಯ ಚರಿತ್ರೆಯನ್ನು ಕಲಿಸಿ let us build a new India ಇತಿಹಾಸದಲ್ಲಿ ನಡೆದು ಹೋದ ತಪ್ಪುಗಳನ್ನು ಮತ್ತೆ ನಾವು ಮಾಡಬಾರದು ಹೀಗೆಲ್ಲ ಬುದ್ಧಿ ಹೇಳಿದ ಯೋಸೋತ್ವಯ ಖಂಡವೇ ಚಿತ್ರಭಾನಂ ಸಂತತ್ಪಯಾಣೇನ ಧನುರ್ಧರೇಣ ವಿಯದ್ಗತೋ ಜನನೀ ದೇಹ ಮತ್ವೈಕರೂಪಂ ನಿಹತಾಯ ಮಾತಾ ತಾಯಿ ಸತ್ತೋದ್ಲು ಈ ಬಾಣ ಆ ಮಗನ ತಲೆದು ತದಸ್ಸ ಜಿಷ್ಣು ಪರಿವೃತ್ಯ ರೋಷಾತ್ ಜಿಚ್ಛೇದ ಷಡ್ಭಿ ಆರು ನಿಶ್ಚಿತ ಬಾಣಗಳನ್ನು ಬಿಟ್ಟು ಈ ಸರ್ಪಾಸ್ತ್ರವನ್ನು ಖಂಡಿಸುವುದಕ್ಕೆ ಹೋದ ಮತ್ತೆ ತಲೆ ಕತ್ತರಿಸಿತು ಬಾಣದ ಉಳಿದ ಭಾಗ ಖಂಡಿಸಿತು ತಲೆ ಹಾರಿ ಹೋಯಿತು ಅಲ್ಲಿ ಹೋಗಿ ಸೇರಿಕೊಂಡು ಕಥೆಯೆಲ್ಲ ಹೇಳಿದ್ದೇನೆ ಶಲ್ಯ ರಥ ನಿಲ್ಲಿಸಿದ ಕರ್ಣನಿಗೆ ಹೇಳಿದ ನಾ ಹೇಳಿಲ್ವಾ ಅಂದ ಮೊದಲು ಮೊದಲೇ ಗುರಿ ತಪ್ಪಿಟ್ಟಿದ್ದೀಯೇ ಎರಡನೇ ಸಲ ಬಿಡು ಅಂತ ಬಾಣವೇ ಬಂದು ಅಂಗಲಾಚ್ತಾ ಇದೆ ನೀ ಶತಮೂರ್ಖ ಇದ್ದೀಯೇ ನೀನೇನು ರಾಮ ಅಂತ ತಿಳ್ಕೊಂಡಿದ್ದೀಯ ನಿನ್ನನ್ನು ಅವನು ಪ್ರಭುವಿನ ಅವತಾರ ಅವನು ಮಾಡ್ತಾನೆ ನಿನಗೇನಾಗಿದೆ ರೋಗ ಆದ್ದರಿಂದ ಇನ್ನೊಂದ್ಸಲ ಪ್ರಯೋಗ ಮಾಡು ಅಂದ್ರೆ ನಾ ಬಿಡೋದಿಲ್ಲ ಅಂತ ಹೇಳ್ತೀಯಲ್ಲ ನನ್ನ ಮಾತನ್ನು ನೀ ಕೇಳಲಿಲ್ಲವಾದ್ದರಿಂದ ನಿನ್ನ ಸಹವಾಸ ಸಾಕು ನನಗೆ ಇನ್ಮೇಲೆ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ನಾ ದುರ್ಯೋಧನ ಕೊಟ್ಟು ನಡೆದು ಹೋಯಿತು ಅಂತ ಕಡಿವಾಣವನ್ನು ಕುದುರೆ ಮೇಲೆ ಎಸೆದು ರಸದಿಂದ ಧುಮುಕಿ ಹೊರಟು ಹೋದ ಎಲ್ಲಾಯ್ತು ನೋಡಿ ಇದು ಅಲಯನ್ಸ್ ಕಿತ್ ಹೋಯಿತು ಮತ್ತೆ ಎಲೆಕ್ಷನ್ ಬಂದಾಗ ಆಯ್ತಿದು ಇನ್ನು ಮುಂದಕ್ಕೆ ನಿಮಗೆ ಅರ್ಜುನನ ಸ್ಥಿತಿ ಸ್ವಲ್ಪ ಕರ್ಣನ ಸ್ಥಿತಿ ಸ್ವಲ್ಪ ಶೋಚನೀಯ ಅಂತ ಅನಿಸುತ್ತೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ತಂದುಕೊಂಡ ಯಾಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಗೊತ್ತಾಗಲಿಲ್ವಲ್ಲ ಆ ಕಡೆ ಜ್ಞಾನವೇ ಹೋಗಿರಲಿಲ್ಲ ನನಗೆ ಒಂದು ವ್ಯಕ್ತಿಯ ಸ್ಥಿತಿಗೆ ಮರುಗುವುದು ಬೇರೆ ಆ ವ್ಯಕ್ತಿಯ ಹಿನ್ನೆಲೆಯನ್ನು ನೋಡಿ ನೀವು ಅವನ ಕರ್ಮದಿಂದ ಬಂದದ್ದು ಅಂತ ತಿಳ್ಕೊಂಡು ತಟಸ್ಥರಾಗುವುದು ಬೇರೆ ಒಬ್ಬ ತಾನು ಕ್ರೂರ ಕರ್ಮವನ್ನು ಮಾಡಿ ಒಂದು ಸ್ಥಿತಿಗೆ ಬರ್ತಾನೆ that situation that incident may be very touching ಅನ್ಯಾಯ ಇದು ಹೀಗೆ ಅಂತ ಅನಿಸುತ್ತೆ ರಾವಣ ಸಾಯುವ ಪ್ರಸಂಗದಲ್ಲಿ ರಾಮನ ಕಣ್ಣಲ್ಲೇ ನೀರು ಬರುತ್ತೆ ಎಷ್ಟು ಬುದ್ಧಿ ಹೇಳಿದೆ ಹಿತವು ಮಾಟಲೆಂತೋ ಭಾಗ ಬಲ್ಕಿತೀವಿ ಕೇಳಲಿಲ್ಲ ಹತಮುಚಯಿಸಿತೀವಿ ಸರಸ ಸಾಮಧಾನ ವೇದ ಚತುರ ತ್ಯಾಗರಾಜ ಬರೆದಿದ್ದಾರೆ ಕೊನೆ ಅಂಗದನ ಕೈಯಲ್ಲಿ ದೌತ್ಯವನ್ನು ಮಾಡಿ ಯಾರೆಲ್ಲ ಹೇಳಿ ರಾವಣನ ಹೆಂಡತಿ ರಾವಣನ ತಾಯಿ ಸೋದರ ಮಾವ ಮಾಲ್ಯವಂತ ಯಾರೆಲ್ಲ ಹೇಳಿ ಬುದ್ಧಿ ಕೇಳಲಿಲ್ಲ ತಲೆಯಲ್ಲಿ ಕಿರೀಟವಿಲ್ಲ ಕೈಯಲ್ಲಿ ಬಿಲ್ಲಿಲ್ಲ ಬಾಣ ಇಲ್ಲ ಕಾಲಲ್ಲಿ ಪಾದರಕ್ಷ ಇಲ್ಲ ಇಲ್ಲ ಸಾರಥಿ ಇಲ್ಲ ಕುದುರೆ ಇಲ್ಲ ಹಾಗೆ ನಿಂತದ್ದನ್ನು ನೋಡಿ ರಾಮನ ಕಣ್ಣಲ್ಲಿ ನೀರು ಬಂದು ಛೀ ನಿನ್ನ ಪ್ರಾಣ ಇವತ್ತು ತೆಗೆಯೋದಿಲ್ಲ ತುಂಬಾ ಆಯಾಸ ಪಟ್ಟಿದ್ದೀಯೇ ಇವತ್ತು ಬಿಟ್ಟಿದ್ದೇನು ಊರಿಗೆ ಹೋಗಿ ನಾಳೆ ಬಾ ಅಂತ ರಾಮನೇ ಜೀವದಾನ ಮಾಡಿ ಕಳಿಸಿದ ಪ್ರಸಂಗ ಇದೆಯಲ್ಲ ಅದನ್ನು ಓದಿದ್ರೆ ನಿಮಗೂ ಅಯ್ಯೋ ಅನಿಸುತ್ತೆ ರಾಮನ ವಧೆ ಪ್ರಸಂಗದ ನಿಮಗೂ ಅಯ್ಯೋ ಅನಿಸುತ್ತೆ ಇಂದ್ರಜಿತ್ ಸತ್ತಾಗ ನಿಮಗೂ ಅಯ್ಯೋ ಅನಿಸುತ್ತೆ ಆದರೆ ಬಹಳ ದೂರಕ್ಕೆ ಅದನ್ನು ತಗೊಂಡು ಹೋಗಬಾರ್ದು ಅದರ ಹಿನ್ನೆಲೆಯನ್ನು ನೋಡಬೇಕು ಎಷ್ಟೆಲ್ಲ ಬುದ್ಧಿ ಹೇಳಿ ಕೇಳದೆ ಆ ಸ್ಥಿತಿಗೆ ಬಂದಿದ್ರೆ ಏನಂತ ಮಾಡ್ತೀರಿ ಇನ್ನೇ ನಾ ಮಾಡಿಕೊಂಡದಪ್ಪ ನೀನು ಕರ್ಮ ನಾವು ಯೋನ್ ಬೇಕಾದ ನಮ್ಮದು ಆ ವ್ಯಕ್ತಿಯ ಸಂದರ್ಭಕ್ಕೆ ಸರಿ ಇದ್ದರೂ ಅವನಾಗಿ ಮಾಡಿಕೊಂಡದ್ದು ಇನ್ನೊಂದೇನಾಯಿತು ಒಂದು ಬ್ರಾಹ್ಮಣನ ಶಾಪ ಬೇರೆ ಇತ್ತು ಅವನಿಗೆ ಆ ಬ್ರಾಹ್ಮಣ ಶಾಪದ ಕಥೆ ಹಿಂದೆ ಎಲ್ಲ ಒಂದು ಕಡೆ ಬರ್ತದೆ ನನಗೆ ಯುದ್ಧ ಭೂಮಿಯಲ್ಲಿ ಸಕಾಲದಲ್ಲಿ ನಿನ್ನ ರಥಚಕ್ರಗಳು ಕೆಸರಲ್ಲಿ ಹೂತು ಹೋಗಲಿ ಪರಶುರಾಮರು ಕೊಟ್ಟದ್ದೊಂದು ಶಾಪ ನಿನಗೆ ತುಂಬ ತುರ್ತಾಗಿ ಬೇಕಾದ ಕಾಲದಲ್ಲಿ ನಾನು ಹೇಳಿಕೊಟ್ಟ ಅಸ್ತ್ರ ಪ್ರಯೋಗ ಮಂತ್ರ ನೆನಪಿಗೆ ಬರದೇ ಹೋಗಲಿ ಎಲ್ಲ ಸೇರಿಕೊಂಡು ಈಗ ಅರ್ಜುನನಿಗೆ ಕೇಳಿದ ಲೇ ಅರ್ಜುನ ಅದು ರಥ ಹೀಗೆ ವಾಲು ಬಿಟ್ಟಿದೆ ಟಿವಿಯಲ್ಲಿ ಸರಿಯಾಗಿ ತೋರಿಸಲಿಲ್ಲ ಅಲ್ಲಿಲ್ಲಿ ಮತ್ತು ಕೆಸರು ಅಂದರೆ ಬಹಳ ಘೋರ ಈ ಹದಿನೇಳುವರೆ ದಿವಸದಲ್ಲಿ ಎಷ್ಟು ಕೋಟಿ ಜನ ಸತ್ತಿದ್ದರು ಪ್ರಾಣಿಗಳು ಸತ್ತಿದ್ದವು ಆ ಹೆಣವನ್ನು ಯಾರೂ ಎತ್ತಿ ಎತ್ತಿ ಹೊರಗಡೆ ಹಾಕುವುದಕ್ಕೆ ಸಂಸ್ಕಾರ ಮಾಡುವುದಕ್ಕಿರಲಿಲ್ಲ ಜಾಗ ಇಲ್ಲಿ ಪ್ರತಿ ಸಾಯ್ತಾ ಕೂತಿದ್ದಾರೆ ಒಂದು ಹೆಣ ಎತ್ತೋದಕ್ಕೆ ಬಂದ್ರೆ ಅವನು ಸಾಯೋನು ಎತ್ತೋರು ಗತಿ ಇಲ್ಲ ಕೊಳತು ನಾರ್ತಾ ಇದೆ ಆನೆ ಶರೀರ ಕುದುರೆ ಶರೀರ ಮನುಷ್ಯರ ಶರೀರ ತಲೆಯಲ್ಲೋ ತೋಳೆಲ್ಲೋ ಕಾಲೆಲ್ಲೋ ಅದನ್ನೆಲ್ಲ ಒಗ್ಗೂಡಿಸಿ ಇದು ಇಂತಿಂತ ಅವ್ರದೇ ಶರೀರ ಅಂತ ತಿಳ್ಕೊಂಡು ಸಂಸ್ಕಾರ ಮಾಡೋ ಹೊತ್ತು ಸಾಕಬೇಕಾಗೋಯ್ತು ಮುಂದಿನ ಪರ್ವದಲ್ಲಿ ತೋರ್ತಾರೆ ಗುರುತು ಪರಿಚಯ ಇಲ್ಲದೆ ಇದ್ದು ಕೈ ಕಾಲು ಎಲ್ಲ ಸೇರಿಸಿ ಒಟ್ಟಿಗೆ ಸುಡ್ತಾ ಇದ್ದಾರೆ ಅಲ್ಲ ದುರ್ಯೋಧನ ಹೆಣವೇ ಗುರು ಸಿಕ್ಕಲಿಲ್ಲ ದವಡೆ ಒಂದು ರೀತಿಯಾಗಿತ್ತು ತೋಡೆ ಒಂದು ರೀತಿ ಇತ್ತು ಯುದ್ಧ ಭೂಮಿಯಲ್ಲಿ ನಾಯಿ ನರಿಗಳು ಬಂದು ಹರಿದು ತಿಂದು ಬಿಟ್ಟಿದ್ದು ಅವನ ಶರೀರವನ್ನ ಆ ಹೆಣ ಕಾಪಾಡೋಕ್ಕೊಬ್ರು ನಿಂತ್ಕೊಳ್ಳಿಲ್ಲ ಕೊನೆಯಲ್ಲಿ ಯಾತಿ ಹೇಳ್ತೇವೆ ನಾ ಕೊಳೆ ನಾರ್ತಾ ಇದೆ ರಕ್ತ ಪ್ರವಾಹ ಆ ರಕ್ತ ಅಂಟು ಹೇಗಿತ್ತು ಮಣ್ಣು ಹುಡಿ ಮಣ್ಣು ಸೇರಿಕೊಂಡು ಅವನು ಬಿಡ್ತಾ ಇದ್ದ ರಥದ ಚಕ್ರ ಎಡಗ ಎಡಗಡೆ ಅದು ಗಾಲಿ ಪೂರ್ತಿ ಹೂತು ಬಿಟ್ಟಿತ್ತು ಒಂದು ಕಡೆಯಲ್ಲಿ ಅದೇ ಹೊತ್ತಿಗೆ ಶಲ್ಯ ಬಿಟ್ಟು ಹೋದ ಚಕ್ರ ಸಿಕ್ಕಿತು ಅಂತ ಅವನು ಬಿಟ್ಟು ಹೋಗಲಿಲ್ಲ ಅವನು ಕೂತಿದ್ದು ಉಪಾಯ ಮಾಡುತ್ತಿದ್ದ ಕುದುರೆಯನ್ನು ಓಡಿಸೋದಕ್ಕೆ ಸಾರಸಿಗೆ ಗೊತ್ತಿರುತ್ತದೆ ಅಶ್ವಹೃದಯ ಕುದುರೆಗಳಿಗೆ ಯಾವ್ಯಾವ ರೀತಿ ಮಾತಾಡಬೇಕು ಹಳ್ಳಿ ರೈತರು ಎತ್ತುಗಳಿಗೆ ಮಾತನಾಡ್ತಾರೆ ಆ ಹೊಳೆ ನೀರಿರೋ ಕಡೆಯಲ್ಲಿ ಗಾಡಿಯಲ್ಲಿ ಬತ್ತಾಗಿತ್ತ ಹೇರಿರ್ತಾರೆ ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದ್ದು ಆ ರೈತರು ಖುಷಿ ಕೊಟ್ಟರೆ ಓಡಿ ಆ ಕಡೆ ಹೋಗಿ ಸೇರಿಸ್ತಿದ್ದು ಪ್ರಾಣಿಗಳ ಜೊತೆಯಲ್ಲಿ ಮಾತಾಡೋದಕ್ಕೊಂದು ಭಾಷೆ ಇರ್ತದೆ ಅದಕ್ಕೊಂದು ಜಾಣ್ಮೆ ಬೇಕು ಅಶ್ವಹೃದಯ ಬಲ್ಲಂತಹ ಶಲ್ಯ ಬಿಟ್ಟು ಹೋಗಿಬಿಟ್ಟ ಕುದುರೆಗಳ ಬೆನ್ನಿನ ಮೇಲೆ ಲಗಾಮ್ ಹಾಕಿಬಿಟ್ಟ ಈಗೇನು ಮಾಡಬೇಕು ಚಿನ್ನೇಶರೇ ಸರ್ಪಮುಖೇ ಚಘೋರೇ ಪಾರ್ಥೇನ ತಸ್ಮಿನ್ ವಿಷಸಾದ ಕರ್ಣ ಯಾವಾಗ ಎರಡನೇ ಸಲ ಬಿಡಲಿಲ್ಲ ಮೊದಲನೇ ಸಲ ಬಿಟ್ಟಿದ್ ವ್ಯರ್ಥವಾಯಿತು ಸಾರಥಿ ಬಿಟ್ಟು ಹೋದನು ತಲೆ ಕೆರ್ಕೊಂಡ ನಾ ಶಲಿನ ಮಾತನ್ನು ಕೇಳಬೇಕಾಗಿತ್ತು ಟೂ ಲೇಟ್ ಅವನ ಮಾತು ಕೇಳಬೇಕಾಗಿತ್ತು ಗೋಗರಿತು ಬಾಣ ಅದರ ಮಾತನ್ನು ಕೇಳಲಿಲ್ಲ ಅಮೃಷ್ಯಮಾಣೋ ವ್ಯಸನ ಅನಿ ಹಸ್ತೌ ವಿಬುದ್ಧನ್ ವಿನುದ್ ಮನ್ನಿ ಸವಿಗರ್ಹಮಾಣ ಕೈಯಲ್ಲಿ ಕೈಯನ್ನು ಹೆಸಿಕೊಳ್ತಾನೆ ಅಯ್ಯೋ ಹೀಗಾಯ್ತಲ್ಲ ಸಾರಥಿಯನ್ನು ಕಳ್ಕೊಂಡ್ಬಿಟ್ಟೆ ಚಕಮಕಿ ಮಾಡಬಾರ್ದಾಗಿ ತಮ್ಮ ಜೊತೆಯಲ್ಲಿ ಹೇಳೇನು ಪ್ರಯೋಜನ ರಥಚಕ್ರ ಬೇರೆ ಹೂತ್ಕೊಂಡ್ಬಿಟ್ಟಿದ್ದೆಲ್ಲ ಅಂತ ಹೇಳಿ ಗಟ್ಟಿಯಾಗಿ ಒಂದು ಮಾತನ್ನು ತನಗೆ ತಾನೇ ಹೇಳಿಕೊಂಡ ಈ ಮಾತಲ್ಲಿ ಎಷ್ಟು ಜಂಬ ನೋಡಿ ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂತ ನಿಮಗನ್ಸುತ್ತೆ ಪಶ್ಚಾತ್ತಾಪ ಲವಲೇಶ ಆಗಿದೆ ಈ ಮಾತನ್ನು ಕೇಳಿ ಮಹಾಭಾರತ ಪಾತ್ರ ಪ್ರಪಂಚದಲ್ಲಿ ಈ ವಾಕ್ಯವನ್ನೂ ಕೊಟ್ಟಿದ್ದೇನೆ ಇದಕ್ಕೆ ಸಂವಾದಿಯಾದ ಅರ್ಜುನನ ಮಾತನ್ನು ಕೊಟ್ಟಿದ್ದೇನೆ ಅದಕ್ಕೆ ಸಂವಾದಿಯಾಗಿ ಇಂದ್ರಜಿತ್ ವಧೆ ಪ್ರಸಂಗದಲ್ಲಿ ಲಕ್ಷ್ಮಣ ಹೇಳುವ ಮಾತನ್ನು ಕೊಟ್ಟಿದ್ದೇನೆ ಪರಸ್ಪರ ಹೋಲಿಸಿ ನೋಡಿಕೊಳ್ಳಿ ಹೇಳ್ತಾನೆ ಧರ್ಮ ಪ್ರಧಾನಂ ಅತಿ ಧರ್ಮ ಇತ್ಯಬ್ರುವನ್ನೇ ಧರ್ಮವಿದ ಸ್ವದೈವ ಮೊದಲನೇ ಅರ್ಧ ಸರಿಯಾಗಿದೆ ಧರ್ಮ ಪ್ರಧಾನಂ ಯಾವನ ಜೀವನದಲ್ಲಿ ಧರ್ಮವೇ ಪ್ರಧಾನವಾಗಿದೆಯೋ ಧರ್ಮಕ್ಕಾಗಿಯೇ ಬಾಳ್ತಾನೆಯೋ ಧರ್ಮದಿಂದಲೇ ಆಳ್ತಾನೆಯೋ ಧರ್ಮವೇ ಉಸಿರಾಗಿದೆಯೋ ಧರ್ಮ ಬಿಟ್ಟು ಏನನ್ನು ಯಾವನು ಮಾಡುವುದಿಲ್ಲವೋ ಧರ್ಮ ಪ್ರಧಾನಂ ಕೆಲ ಪಾತಿ ಧರ್ಮ ಆ ಧರ್ಮ ಅವನನ್ನು ಕಾಪಾಡುತ್ತೆ ಯಂತ್ವಂ ಪಾಲಯಸೇ ಧರ್ಮಂ ಭೃತ್ಯಾತ ನಿಯಮೇನ ಚ ಕೌಸಲ್ಯೆ ರಾಮನಿಗೆ ಆಶೀರ್ವಾದ ಮಾಡ್ತಾಳೆ ಕಾಡಿಗೆ ಹೋಗುವಂತ ರಾಮಾಯಣ ಎಷ್ಟು ಹೇಳುತ್ತೆ ಧರ್ಮದ ಮೇಲೆ ಮಗು ನೀ ಚೆನ್ನಾಗಿರುವಂತ ಅವಳು ಹೇಳುವುದಿಲ್ಲ ಮಗು ರಾಮ ಯಂತ್ವಂ ಪಾಲಯಸೇ ಧರ್ಮಂ ಧೃತ್ಯಾಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ವಾಮಭಿರಕ್ಷತು ಯಾವ ಧರ್ಮವನ್ನು ಧೈರ್ಯದಿಂದಲೋ ನಿಯಮದಿಂದಲೋ ಒಂದು ದಿವಸ ಮಾಡಿ ಒಂದು ದಿವಸ ಬಿಡೋದಲ್ಲ ನಿಯಮದಂತ ವ್ರತದಂತೆ ಯಾವ ಧರ್ಮವನ್ನು ಅನುಷ್ಠಾನ ಮಾಡ್ತೀಯೋ ರಾಮ ಆ ಧರ್ಮ ನಿನ್ನನ್ನು ಕಾಪಾಡಲಿ ನೋಡಿ ಧರ್ಮದ ಮೇಲೆ ಹಾಳು ಹಾಕಿದ್ರು ರಾಮ ನೀ ಮಾಡುವ ಧರ್ಮ ನಿನ್ನನ್ನು ಕಾಪಾಡಲಿ ತಾಯಿ ಆಶೀರ್ವಾದವಲ್ಲಪ್ಪ ಧರ್ಮವನ್ನು ನಂಬಿದವರನ್ನ ಧರ್ಮ ಎಂದೂ ಕೈ ಬಿಟ್ಟಿಲ್ಲ ಮಹಾರಾಜರೇ ಇಲ್ಲಿ ತನಕ ಇದು ಕಲಿಯುಗ ಅಂತ ಹೇಳ್ತೀರಿ ಕಲಿಯುಗ ಕೃತಿಯುಗ ಅಲ್ಲ ನೀವು ಮಾಡಿ ನೋಡಿ ನೀವು ಧರ್ಮಾಚರಣೆ ಮಾಡಿದರೆ ನಿಮಗೆ ಆಪತ್ಕಾಲ ಬರುವುದೇ ಇಲ್ಲ ಪರೀಕ್ಷೆ ಬರಬಹುದು ಆಪತ್ಕಾಲ ಬರುವುದಿಲ್ಲ ಪರೀಕ್ಷೆ ಅನ್ನೋದೇ ಆಪತ್ಕಾಲ ಅಂತ ತಿಳ್ಕೋಬೇಡಿ ಪರೀಕ್ಷೆ ಮಾಡ್ತಾರೆ ಎಷ್ಟೋ ಜನ ನಿಮ್ಮ ಕೈದು ಒಂದು ಪೈಸಾ ಇಲ್ಲದೆ ಇರ್ಬೋದು ಯಾರು ಕೊಟ್ಟರೆ ನಮ್ಮ ರಂಗಪ್ರಿಯ ಸ್ವಾಮಿಗಳ ಹಾಗೆ ಒಡನೆಯ ಹತ್ತು ಜನಕ್ಕೆ ಅಲ್ಲಿಯೇ ಹಂಚಿಬಿಡ್ತಾರೆ ನಾನು ಕಣ್ಣಿಂದ ನೋಡಿದ್ದೇನೆ ಅವರು ದುಡ್ಡು ಶೇಖರಣೆ ಮಾಡೋ ಸ್ವಾಮಿಗಳಲ್ಲ ಲೋಕದಲ್ಲಿ ಅತ್ಯಪರೂಪ ಸ್ವಾಮಿಗಳು ಈಗ ಎರಡನೇ ವರ್ಷದಲ್ಲಿ ಮೈಸೂರಿಗೆ ಬಂದಿದ್ದರು ಅವ್ರದ್ದು ಭಾಗವತ ಸಪ್ತಾಹ ನಡೆದಿತ್ತು ನಾನು ಸಭೆಯಲ್ಲಿ ಕೂತಿದ್ದೆ ಅವತ್ತು ಯಾರೋ ಒಬ್ಬರು ಸ್ವಾಮಿಗಳು ಕಿವಿಯಲ್ಲಿ ಹೇಳಿಬಿಟ್ರೆ ಇವತ್ತು ಆಚಾರ್ಯರಿಗೆ ಇಷ್ಟನೇ ವರ್ಷವಾಯಿತು ಒಡನೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಚಕ್ಕನ್ನು ಬರೆದು ನನ್ನನ್ನು ಸ್ಟೇಜ್ ಮೇಲೆ ಕರೆದು ಫಲವಂತರಾಗ್ತದೆ ಕೊಟ್ಟು ಆಶೀರ್ವಾದ ಮಾಡಿದರು ನೀವು ಯಾತ್ ಹೇಳೋಕೆ ಹೋದ್ರಿ ಸ್ವಾಮಿಗಳಿಗೆ ಅವ್ರ ಇವತ್ತಿಗೂ ತಮ್ಮ ಪೆನ್ಷನ್ ಜೀವನ ಮಾಡ್ತಾರೆ ಹೊರತು ಶಿಷ್ಯರು ಕೊಟ್ಟ ಹಣ ಮುಟ್ಟೋದಿಲ್ಲ ಕೊಟ್ಟರೆ ಅಲ್ಲಿಂದಲ್ಲೇ ಯಾರಿಗಾರು ಪಂಚ ಬಂತು ಮತ್ತೊಂದು ಬಂತು ಶಾಲು ಬಂತು ಅಲ್ಲಲ್ಲೇ ಹಂಚಿ ಬಿಡ್ತಾರೆ ಹಂಚಿ ಹೊರತು ಅವರು ನಿದ್ರೆ ಬರೋದಿಲ್ಲ ಅಂತಹ ಸ್ವಾಮಿಗಳು ಆದರೆ ಯಾರು ಯಾವುದೇ ಫಂಕ್ಷನ್ ಕರೆಯೋದಕ್ಕೆ ಹೋದರೆ ಅವ್ರಿಗೆ ಆಯಾಸವಾಗಿದೆ ಡಯಾಬಿಟಿಸ್ ಇದೆ ಬಿ ಪಿ ಇದೆ ಕರಿಬೇಡಿ ಅಂತಂದ್ರೆ ಯಾಕೆ ಯಾಕೆ ಹೇಳ್ತೀಯ ಕರೀಲಿ ಏನು ಫಂಕ್ಷನ್ ನಿಮ್ದು ನಾ ಬರ್ತೀನಿ ನಡೀರಿ ಅಂತಾರೆ ಸ್ವಾಮಿ ನಿನ್ನೆ ಬಂದು ಒಬ್ರು ಹೇಳ್ಬಿಟ್ಟು ಹೋದ್ರು ಯಾಕೆಂದ್ರೆ ಸೋಷಿಯಲ್ ವಿಷನ್ ಸ್ಪಿರಿಚುವಲ್ ವಿಷನ್ ಸಮಾಜಕ್ಕೋಸ್ಕರವೇ ಸನ್ಯಾಸಿಗಳೇ ಸನ್ಯಾಸಿಗಳಿಗೋಸ್ಕರವೇ ಸಮಾಜವೇ ಚೆನ್ನಾಗಿ ತಿಳ್ಕೊಂಡವರು ನೋಡಿ ಅಂಥವ್ರಿಗೆ ಆಪತ್ತು ಬರೋದಿಲ್ಲ ವಿರಕ್ತರಾಗಿದ್ದಾರೆ ತೃಪ್ತರಾಗಿದ್ದಾರೆ ಬೇಕು ಅವ್ರ ಆಸೆ ಪಟ್ಟರೆ ಏನೋ ಒಂದು ಕೆಲಸ ಮಾಡಬೇಕು ಒಂದು ಸ್ಥಾನ ಗುಡಿ ಗೋಪುರ ಕಟ್ಟಿಸ್ಬೇಕು ಹತ್ತು ಜನ ಬಂದು ಅವ್ರ ಕಾಲ ಟಿ ವಿ ಎಸ್ನವ್ರು ಅವ್ರು ಹೇಳಿದಾಗ ಕೇಳ್ತಾರೆ ಕಾರ್ ಕೊಡ್ತೇವೆ ಬಸ್ ಕೊಡ್ತೇವೆ ಸಂಚಾರ ಮಾಡಿ ಅಂದ್ರೆ ಅಯ್ಯೋ ಡ್ರೈವರ್ ಯಾವ ಹುಡ್ಕೊಂಡು ಹೋಗೋದು ಈ ಸಂಪಾದ್ಯ ಎಲ್ಲ ಬೇಡಪ್ಪ ನಮಗೆ ತಳ್ಳಿದ್ದವರು ವಿಧಿ ಇಲ್ಲದೆ ಒಪ್ಕೊಂಡಿದ್ದಾರೆ ಅವರು ಕೊಡೋವರಿದ್ದಾರೆ ಬೇಡ ಅಂತ ಹೇಳೋ ಸನ್ಯಾಸಿಗಳು ನೀವು ಧರ್ಮ ನಂಬಿದ್ರೆ hundred people will move at one finger ನೀವು ಕೈ ಬೆರಳಿತ ನೂರು ಜನ ಹೇಳಿದಾಗ ಕೇಳ್ತಾರೆ ಅದಕ್ಕಿಂತ ಬಲ ಏನು ಬೇಕು ಜನರ ಬಲಕ್ಕಿಂತ ಏನು ಬೇಕು ಧರ್ಮದ ಬಲಕ್ಕಿಂತ ದೊಡ್ಡ ಬಲವೇ ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ ದೈವ ಬೇರೆಯಲ್ಲ ಧರ್ಮ ಬೇರೆಯಲ್ಲ ನೀವು ಧರ್ಮವನ್ನು ರಕ್ಷಿಸಿದರೆ ಧರ್ಮೋ ರಕ್ಷತೆ ರಕ್ಷಿತ ಈ ಮಾತು ಕೇಳಿದ್ದೀರಿ ಅದನ್ನು ಮೊದಲನೇ ಪಾದ ಚೆನ್ನಾಗಿ ಹೇಳ್ತಾ ಇಂಪರ್ಸನಲ್ ಆಗಿ ಧರ್ಮ ಪ್ರಧಾನಂ ಕೆಲಪಾತಿ ಧರ್ಮಂ ಇತ್ಯಬ್ರುವನ್ನೇ ಧರ್ಮವಿಧ ಸದೈವ ಧರ್ಮವನ್ನು ತಿಳಿದವರು ಸದಾ ಹೇಳುತ್ತಿದ್ರು ಧರ್ಮ ನಂಬಿದವನನ್ನು ಧರ್ಮ ಕಾಪಾಡುತ್ತೆ ಅಂತ ಈಗ ಇಲ್ಲಿ ತನಕ ಚೆನ್ನಾಗಿ ಹೇಳಿದ್ರು ಅಪಸುರು ಮಾಡಿದ್ರು ವಯಂಚ ಧರ್ಮೇ ಪ್ರಯತಾಮನಿತ್ಯಂ ನಾವಂತೂ ಪ್ರತಿನಿತ್ಯವೂ ಪ್ರತಿಕ್ಷಣವೂ ಧರ್ಮದಲ್ಲೇ ಇದ್ದೇವೆ ಕರ್ಣ ವಯಂಚ ನಾವು ಪ್ಲೂರಲ್ ವಯಂಚ ವಯಂ ಹೇಳೋರು ಯಾರು ದೊರೆಗಳು ಹೇಳಬೇಕು ನಾವು ಹೃದಯಪೂರ್ವಕವಾಗಿ ಈ ಶಿಲಾನ್ಯಾಸ ಮಾಡಿದ್ದೇವೆ ಸಂಸ್ಥೆ ಉದ್ಧಾರವಾಗಲಿ ಮಹಾರಾಜರು ಹೇಳಲಿ ಸನ್ಯಾಸಿಗಳು ಹೇಳ್ಬೋದು ನಾವು ನಾರಾಯಣ ಪೂರ್ವಕವಾಗಿ ಆಶೀರ್ವಾದ ಮಾಡ್ತೇವೆ ಹೇಳಿ ಒಂದು ಪತ್ರಿಕೆ ಎಡಿಟೋರಿಯಲ್ ಬರೆಯುವ ಎಡಿಟರ್ ವಿ ಅಂದ್ರೆ ಪತ್ರಿಕೆ ಇಂಪರ್ಸನ್ ಅವರು ಹೇಳಿ ವಯಂ ಇವನು ಹೇಳ್ತಾನೆ ಈ ನಾಲ್ಕನೇ ಫ್ಲೋರಲ್ ಇದೆ ಇಂಗ್ಲಿಷ್ ಭಾಷೆಯಲ್ಲಿ royal floral preceptorial floral editorial floral ಮೂರಾಯಿತು ನಾಲ್ಕನೇದು ಫೂಲ್ಸ್ ಫ್ಲೋರಲ್ ಅಂತ ದಡ್ರ ಹೇಳುವುದು ನಾವು ಎಲ್ಲ ಅತ್ಯಂತ ವಿನಿಮಯ ಹೇಳೋದು ಬಿಟ್ಟು ವಯಂಚ ಧರ್ಮೇ ಪ್ರಯತಾಮನಿತ್ಯಂ ಚರ್ತುಂ ಯಥಾಶಕ್ತಿ ಯಥಾಶ್ರುತಂಚ ಕಿವಿಯಲ್ಲಿ ಕೇಳಿದಂತೆ ಯಥಾಶಕ್ತಿ ಧರ್ಮದಲ್ಲೇ ಇರುವುದಕ್ಕೂ ಪ್ರಯತ್ನ ಮಾಡಿದ್ದೇವೆ ಸಚಾಪಿ ನಿಘ್ನಾತಿ ನಪಾತಿ ಭಕ್ತ ನಾನು ಆಚರಣೆ ಮಾಡಿದ ಧರ್ಮ ನನ್ನನ್ನೇ ಕೊಲ್ತಾ ಇದೆ ಇವತ್ತು ಅಂದ್ರೆ ಧರ್ಮದಲ್ಲಿ ಶ್ರದ್ಧೆ ಇಲ್ಲ ಭಕ್ತ ಧರ್ಮವನ್ನು ನಂಬಿದ ಭಕ್ತ ನಾನು ನನ್ನನ್ನು ಕೊಲ್ತಾ ಇದೆ ಚ ನಿತ್ಯಂ ಮನ್ಯೇನ ನಿತ್ಯಂ ಪರಿಪಾತಿ ಧರ್ಮ ಆದ್ದರಿಂದ ಇಂದಿನಿಂದ ಧರ್ಮವನ್ನು ನಂಬಿದವನನ್ನ ಧರ್ಮ ಕಾಪಾಡುತ್ತೆ ಅನ್ನೋದು ಸುಳ್ಳು ಅಂತ ಈ ಮಾತು ಹೇಳ್ಬೋದೇವನು ಅದು ಕರ್ಣನ ನಡತೆಗೆ ಉಚಿತವಾಗಿದೆ ಇದನ್ನು ಹೇಳುವವನು ಹೇಗೆ ಹೊಗಳ್ತೀರಿ ನೀವು ಕೃಷ್ಣ ಉತ್ತರ ಕೊಡ್ತಾನೆ ಇವನು ಮಾಡಿದ್ದೆಲ್ಲ ಧರ್ಮವಂತ ಇಲ್ಲಿ ತನಕ ಎಲ್ಲಿಂದ ದ್ರೌಪದಿಯ ಅವಮಾನದಿಂದ ಹಿಡಿದು ಅರ್ಜುನಾದಿಗಳನ್ನು ಕೊಲ್ಲುವುದಕ್ಕೆ ಮಾಡುವ ಆ ಅರಿಯನ ಮನೆ ಯತ್ನ ಇತ್ಯಾದಿ ಎಲ್ಲದರಲ್ಲಿ ಅಭಿಮನ್ಯುವನು ಅದೇ ತನಕ ಇವನು ಮಾಡಿದ್ದೆಲ್ಲ ಧರ್ಮ ಯಾಕೆ ಇವನು ಧರ್ಮರಾಜನ ಅಪರಾವತಾರ ಧರ್ಮರಾಜನ ಅಣ್ಣಾದ್ರೂ ಅವನು ಆದ್ದರಿಂದ ಧರ್ಮನನ್ನು ಕೈಬಿಡಿತು ಅಂದ ಮೇಲೆ ಧರ್ಮ ಪ್ರಯೋಜನವಿಲ್ಲ ಧಿಕ್ಕಾರವನ್ನು ಹಾಕ್ತಾನೆ ಇದು ಕೃಷ್ಣ ಕೊಡೋ ಉತ್ತರವನ್ನು ಮುಂದೆ ತೋರಿಸ್ತೇನೆ ಆದರೆ ಇದೇ ಪ್ರಸಂಗದಲ್ಲಿ ಅರ್ಜುನ ಕೊನೆಯದಾಗಿ ಅಂಜಲಿಕಾಸ್ತ್ರವನ್ನು ಇವನ ಮೇಲೆ ಬಿಟ್ಟು ಸಂಹಾರ ಮಾಡುವಾಗ ಅರ್ಜುನ ಮಾಡೋ ಪ್ರತಿಜ್ಞೆಯನ್ನು ಕೇಳಿ ತಪೋಸ್ತಿ ತಪ್ತಂ ಗುರವಶ್ಚತೋಷಿತ ಹೇ ದೇವರೇ ನಾನು ತಪಸ್ಸು ಅಂತ ಮಾಡಿದ್ದೇನಾದರೂ ಇದ್ದರೆ ಅಂತ ಅಲ್ಲ ಅರ್ಜುನನಂತೆ ತಪಸ್ಸು ಯಾರಿದ್ದಾರೆ ಮಹಾಭಾರತದಲ್ಲಿ ಲುಕಟ್ ಇಸ್ ಹ್ಯುಮಿಲಿಟಿ ವಿನೀತಿ ಅಂತ ಹೇಳ್ತಾನೆ ತಪೋಸ್ತಿ ತಪ್ತಂ ಗುರವಶ್ಚತೋಷಿತ ನನ್ನ ಗುರುಗಳಿಗೆ ಏನಾದರೂ ಪ್ರೀತಿಯನ್ನು ನಾನು ಉಂಟು ಮಾಡಿದ್ದ ಪಕ್ಷದಲ್ಲಿ ತಪ್ತಂ ಗುರವಶ್ಚತೋಷಿತಾ ಮಯಾ ಯದೇಷ್ಟಂ ಸುಹೃದಾಂ ಶ್ರುತಂ ತಥಾ ನಾನು ಸ್ನೇಹಿತರಿಗೆ ಏನಾದರೂ ಒಳ್ಳೆಯದನ್ನು ಮಾಡಿದ ಪಕ್ಷದಲ್ಲಿ ಇಷ್ಟಾಪೂರ್ತ ಮಾಡಿದ ಪಕ್ಷದಲ್ಲಿ ಯಜ್ಞ ಮಾಡಿದ ಪಕ್ಷದಲ್ಲಿ ದಾನ ಮಾಡಿದ ಪಕ್ಷದಲ್ಲಿ ಅನೇನ ಸತ್ಯೇನ ನಿಹಂತಯಂ ಶರಹ ಆ ನನ್ನ ಸತ್ಯವೆಂಬುದು ಆಚರಣೆ ಮಾಡಿದ ಸತ್ಯವೆಂಬುದು ಈ ಬಾಣವನ್ನ ತಗೊಂಡು ಹೋಗಿ ಶತ್ರುವಿನ ಕೊರಳಲ್ಲಿ ಹಾಕಲಿ ಶತ್ರುವನ್ನ ಕೊಲ್ಲಲಿ ಸುಸಂಹಿತ ಕರ್ಣಮರಿಮ್ಮೂರ್ಜಿತ ಅವನು ಊರ್ಜಿತ ಶತ್ರು ಇವತ್ತಲ್ಲ ಪ್ರತಿನಿತ್ಯವೂ ಹುಟ್ಟಿದಾಗಲಿಂದ ಕಾಟ ಕೊಟ್ಟವನು ಬಾಣವೇ ನಾ ಮಾಡಿದ ಸತ್ಯವಾಗಿದ್ರೆ ಅದರ ಬಲದಿಂದ ಹೋಗಿ ಅವನನ್ನು ಹೊಡೆಯಂತ ಬಾಣ ಬಿಟ್ಟ ಬಾಣ ಅವನು ಸಂಹಾರ ಮಾಡಿತು ಇವನು ಇವನು ಯೋಚನೆ ಮಾಡಿ ಅರ್ಜುನ ವಿನಯ ಎಲ್ಲಿ ಕರ್ಣನ ದುರಹಂಕಾರ ಎಲ್ಲಿ ಧರ್ಮಾತ್ಮ ಸತ್ಯ ರಾಮೋದಾಶರ ಸರಿಯದಿ ಮೂರು ಉದಾಹರಣೆ ನಿಮ್ಮ ಇದೆ ರಾಮನನ್ನು ಶಂಕೆ ಮಾಡಲಿಲ್ಲ ಅವನು ಅರ್ಜುನನ ಲಕ್ಷ್ಮಣನ ಶಕ್ತಿ ಇಂದ್ರಜಿತ್ತನ ಶಕ್ತಿ ಅದು ಹೀಗೆ ಹೀಗೆ ಸೆನ್ಸಿಟಿವ್ ಬ್ಯಾಲೆನ್ಸ್ ಆಡ್ತಾ ಇದೆ ಯಾಕೆ ಇವನು ಇಂದ್ರಜಿತ ಅವನು ಜಿತೇಂದ್ರಿಯ ಇಬ್ಬರು ಇಂದ್ರಿಯಗಳನ್ನು ಗೆದ್ದವರು ಒಂದು ಭೋಗಶಕ್ತಿ ಒಂದು ತ್ಯಾಗ ಶಕ್ತಿ ಶರಶ್ರೇಷ್ಠಂ ಧನುಶ್ರೇಷ್ಠೆ ನರಶ್ರೇಷ್ಠೋ ವಿಸಂಧದೆ ಹೂಡಿದವನು ಪುರುಷೋತ್ತಮನಂತೆ ಮಹಾವೀರಿಶಾಲಿ ಹದಿನಾಲ್ಕು ವರ್ಷ ನಿದ್ದೆ ಮಾಡದೇ ಇದ್ದವನು ರಾಮಪಾದ ಸೇವೆ ಹೊರತು ಇನ್ನೊಂದನ್ನು ತಿಳಿದೇ ಇದ್ದು ಶರಶ್ರೇಷ್ಠಂ ಅದು ಐಂದ್ರಾಸ್ತ್ರ ಹೊಡಿದ್ದಾನೆ ಧನುಶ್ರೇಷ್ಠೆ ನರಶ್ರೇಷ್ಠೋ ವಿಸಂಧದೆ ಗುರು ಯಾರು ರಾಮನೇ ಗುರು ಗುರುವಿನ ಮೇಲೆ ಆಣೆ ಹಾಕಿದ್ದ ಧರ್ಮಾತ್ಮ ಸತ್ಯ ಸಂದಶ ರಾಮೋ ದಾಶರಥಿ ಅಜಿ ದಶರಥ ಪುತ್ರ ರಾಮಚಂದ್ರ ಸ್ವಾಮಿ ನಮ್ಮ ಅಣ್ಣ ಅಂತ ಹೇಳ್ತಿಲ್ಲ ಅವನು ಧರ್ಮಾತ್ಮ ಆಗಿರುವುದರಿಂದಲೇ ಯದಿ ಶಬ್ದಕ್ಕೆ ಇರುವುದರಿಂದಲೇ ಅಂತ ಅರ್ಥ ಮಾಡಿ ಆಗಿದ್ದರೆ ಅಂತ ಅರ್ಥವಲ್ಲ ಆಗಿರುವುದರಿಂದ ಹೇ ಬಾಣವೇ ನೀನು ರಾಮನ ಮೇಲಿನ ಒಂದು ವಿಶ್ವಾಸದಿಂದ ಶತ್ರುವಿನ ತಲೆಯನ್ನು ತೆಗಿ ಈ ಲಕ್ಷ್ಮಣನ ಶಕ್ತಿಯಲ್ಲ ತನ್ನ ಶಕ್ತಿಯಲ್ಲ ರಾಮನ ಶಕ್ತಿ ಅಂತ ಹೇಳಿ ಬಿಟ್ಟು ಕೂಡಲೇ ಅದು ಇಂದ್ರಜಿತ್ತನ ತಲೆಯಲ್ಲಿ ಹಾರಿಸಿತು ರಾಮನ ಮೇಲೆ ಭಾರ ಹಾಕಿದ ಸಾತ್ವಿಕ ಮನುಷ್ಯರು ಯಾವಾಗಲೂ ದೇವರು ಹೇಳಿದ ಹಾಗೆ ದೇವರು ಮಾಡಿದ ಆಗಲಿ ದೇವರಿಷ್ಟ ಅಂತ ಹೇಳ್ತಾರೆ ಹೊರತು ಕೊನೆಗಳಿಗೆ ತನಕ ಕರ್ಣನಿಗೆ ಸೂರ್ಯಪುತ್ರ ಅವನಿಗೆ ಲೋಕಕ್ಕೆ ಬೆಳೆ ಕೊಡುವ ಸೂರ್ಯನ ಮಗನಿಗೆ ತಿಳುವಳಿಕೆ ಬರಲಿಲ್ಲ ಆ ಧರ್ಮವನ್ನು ಬೈದ ಬೈದದ್ದಲ್ಲದೆ ಸ್ವಲ್ಪ ಕೆಳಗಿಳಿದ ಲಗಾಮನ್ನು ಸುತ್ತಕೊಂಡ ಕೈಗೆ ಅದು ಹೇಗೆ ಬಾ ಅಲ್ಲ ಕೈಯಲ್ಲಿ ಲಗಾಮನ್ನು ಹಿಡ್ಕೊಂಡು ಬಾಣವನ್ನು ಪ್ರಯೋಗ ಮಾಡತಕ್ಕ ಬಿಲ್ಲನ್ನು ಹೇಗೆ ಹಿಡಿತಾನೆ ಕೈಯಲ್ಲಿ ಯೋಚನೆ ಮಾಡಿ ತುಂಬ ದುಸ್ಥಿತಿ ತನ್ನನ್ನು ತಾನೇ ಬೈದುಕೊಂಡ ತನ್ನ ಕಣ್ಣಲ್ಲಿ ನೀರು ಬಂತು ಅರ್ಜುನನ್ನು ನೋಡಿದ ಲೇ ಅರ್ಜುನ ಈಗ ನನ್ನನ್ನು ನೀ ಕೊಲ್ತಕ್ಕದ್ದಲ್ಲ ಒಂದು ಹತ್ತು ನಿಮಿಷ ಅವಕಾಶವನ್ನು ಕೊಡು ಈ ಚಕ್ರ ಒಂದು ಹೂತ್ಕೊಂಡ್ಬಿಟ್ಟಿದೆ ಅದನ್ನು ಮೇಲೆ ಕೆತ್ತುತ್ತೇನೆ ಮೇಲೆ ಕೆತ್ತಿದ ನಂತರ ಸಾರಥಿ ಇಲ್ಲದಿದ್ದರೂ ಪರವಾಗಿಲ್ಲ ನಾನೇ ರಥವನ್ನು ನಡೆಸ್ತೇನೆ ಅಂದರೆ ಅವನನ್ನು ಕೊಲ್ಲುವುದಕ್ಕೆ ಇವನಿಗೆ ಅವನ ಅವಕಾಶವನ್ನು ಕೊಡಬೇಕು please grant me an opportunity so that I can improve my position and kill you ಇದು ಹೇಗಿದೆ ನೋಡಿ ಇದು ಇದು ಅರ್ಜಿ ಅಪೀಲು ಕೋರ್ಟ್ಗೆ ಅರ್ಜುನನಿಗೆ ಮರಳು ಹೇಗಿತ್ತು ಅಂದರೆ <clears throat> ಹಾಗೆ ಆಗಲಿ ಕೃಷ್ಣ ಸ್ವಲ್ಪ ಟೈಮ್ ಕೊಡೋಣ ಅಂತ ಮರುಳೇ ಅಂತ ಕೃಷ್ಣ ನಿನ್ನ ಮಗನನ್ನು ಕೊಲ್ಲುವಾಗ ಅವನೆಷ್ಟು ಅವಕಾಶ ಕೊಟ್ಟನೋ ನಿನ್ನ ಮಗನಿಗೆ ಅಂದ ಹೌದಲ್ಲ ಅಂದ ಅರ್ಜುನ ಅದು ಒಂದೊಂದೇ ಜ್ಞಾಪಕ ಅಂತ ಅವಕಾಶ ಕೊಡಬೇಡ ಅವನಿಗೆ ಈಗ ಮುಗಿಸು ಇಲ್ಲಿ ನಮ್ಮ ಕುಮಾರವ್ಯಾಸ ಈ ಪ್ರಸಂಗವನ್ನು ಕೆಡಿಸಿದ ಇಷ್ಟು ದೊಡ್ಡ ಕವಿ ಅರ್ಜುನನ್ನು ಏನು ವರ್ಣನೆ ಮಾಡ್ತಾನೆ ಅಂದರೆ ಇದು ಮೂಲಕ್ಕೆ ಸಂಪೂರ್ಣ ವಿರುದ್ಧವಾದದ್ದು ಒಂದು ದೃಶ್ಯ ಆದರೆ ಕನ್ನಡ ಗಮಕಿಗಳು ಇದು ಬರೀ ಸಂಸ್ಕೃತ ಗೊತ್ತಿಲ್ಲದೆ ಇದ್ದವರು ಇದನ್ನು ಓದಿ ಓದಿ ಓದಿ ಸಾವಿರಾರು ಜನರ ಕಣ್ಣಲ್ಲಿ ನೀರು ತರಿಸಿ ಕರ್ಣನಿಗೆ ಅಯ್ಯೋ ಅಂತನಿಸಿ ದುರ್ಯೋಧನ ಅರ್ಜುನನನ್ನು ಕೃಷ್ಣನನ್ನು ರಣಪಿಶಾಚಿಗಳು ಅಷ್ಟರ ಮಟ್ಟಿಗೆ ಚಿತ್ರ ಮಾಡ್ತಾರೆ ಬಹಳ ಸಂಕಟವಾಗುತ್ತೆ ಅರ್ಜುನ ಕೇಳಿದಂತೆ ಏನು ಕೇಳಿದ ತೇರಿನಲ್ಲಿ ಚಾಚಿದನು ಮೆಲ್ಲನೆ ಭಾರಿ ಧನುವನು ಅರ್ಜುನನ ಕೈಯಲ್ಲಿದ್ದು ಬಿಲ್ಲು ಭಾರಿ ಧನುಸು ರಥದಲ್ಲಿಟ್ಟ ಕೈಯ ಕಣೆಗಳನೋ ರೈಲಿ ಸೈ ತಿರಿಸೆ ಕಂಡನು ಮತ್ತೆ ಮುರವೈರಿ ನೋಡಿದ ಯಾಕಪ್ಪ ಬಿಲ್ ಕೆಳಗಿಡಿಸಿದೆಲ್ಲ ಒಂದೇ ದಿವಸ ಬಂದಿತ್ತಲ್ಲ ಮಲ್ಲೋಗರ ಅದು ಬಂತೇನೋ ತಿರುಗಿ ನಯೋತ್ಸೈತಿ ಗೋವಿಂದ ಮುಕ್ತ ತೂಷ್ಣೀಂ ಬಭುವ ಹಾರವೇ ಕೈ ಕಂಗಳಲ್ಲಿ ಕಸ್ತೂರಿಯೇ ಕೈ ಕದಪನ ವಿಪರೀತವೇ ವಿಪರೀತವೇನೈ ಪಾರ್ಥ ಹೇಳೆಂದ ಕಣ್ಣಲ್ಲಿ ಯಾಕೋ ನೀರು ಬರ್ತಾ ಇದೆ ಏನಾಗಿದೆಯೋ ನಿನಗೆ ಆಗ ಅವನು ಹೇಳ್ತಾನೆ ಅರ್ಜುನ ದೇವ ಹಗೆಯಾಗಿರನು ಕರ್ಣನು ದೇವ ಈ ಕರ್ಣನ್ ನೋಡಿದ್ರೆ ಶತ್ರು ಅಂತ ಅನಿಸೋದಿಲ್ವಲ್ಲ ನನಗೆ ದೇವ ಹಗಯ ಇವು ಮತ್ತೆ ಗಮಕದಲ್ಲಿ ಓದ್ತೇನೆ ಕೇಳಿ ತುಂಬಾ ಸ್ವಾರಸ್ಯವಾದ ಭಾಗ ಹಗೆಯಾಗಿರನು ಕರ್ಣನು ಇದಾವಹದನೆಂದರಿಯೇ ಇದಾಟಕ್ಕಾಯ್ತೋ ಗೊತ್ತಿಲ್ಲ ಅವನು ನೋಡಿದ ಶತ್ರು ಅಂತ ಅನಿಸೋದಿಲ್ಲ ಮನದಲ್ಲಿ ನೋವು ಮಿಗುವುದು ಕೈಗಳೇಳವು ತುಡುಕು ಒಡೆದನುವ ಬಿಲ್ ಎತ್ಕೋಬೇಕು ಅಂದ್ರೆ ಕೈಯೇ ಬರ್ತಾ ಇಲ್ಲ ಜೀವವೀತನ ಮೇಲೆ ಕರಗುವುದು ಆವಸಕನೋ ಶತ್ರುವೆಂಬಿ ಭಾವನೆಯ ಬಗೆ ಬೀಳುಕೊಂಡುದು ಕರ್ಣನಾರೆಂದ ಈ ಕರ್ಣ ಯಾರು ನಿಜ ಹೇಳು ಅಂತ ಕೃಷ್ಣನನ್ನು ಕೇಳ್ತಾನೆ ಅವನ ಮನಸ್ಸಲ್ಲಿ ಇವನು ಶತ್ರು ಅಂತ ಅನಿಸ್ತಾ ಇಲ್ಲ ಬಿಲ್ ಬರ್ ಕೈ ಬರ್ತಾ ಇಲ್ಲ ಕೌರವನ ಮೇಲಿಲ್ಲದಗ್ಗದ ವೈರವೀತನ ಮೇಲೆ ದುರ್ಯೋಧನ ಮೇಲೇನೆ ಅಷ್ಟು ವೈರ ಇಲ್ಲ ನನಗೆ ಇವನನ್ನೇ ದ್ವೇಷ ಮಾಡು ಕೊಲ್ಲು ಅಂತ ಹೇಳ್ತಾ ಇದೆಯಲ್ಲ ನಮಗೆ ಅಪಕಾರೀತನು ಮರಣದ ಬರ ಎರವು ಶ್ರಮಿಸಿತು ಶತ್ರುಗಳೆಷ್ಟೋ ಜನ ಸತ್ತು ಬಿಟ್ಟಿದ್ದಾರೆ ದುರ್ಯೋಧನ ತಮ್ಮಂದ್ರು ವೈರ ಹೋಗಿಬಿಡಿತು ಯುಧಿಷ್ಠಿರ ವೀರನಿಂದ ಇಮ್ಮಡಿಯ ನೇಹದ ಭಾರವಣೆ ತೋರುವುದು ನಮ್ಮಣ್ಣನ ಅಣ್ಣನ ಯುಧಿಷ್ಠರನ್ನು ನೋಡಿದಾಗ ಆಗ್ತಾ ಇದೆ ಅದೇ ಮುಖದ ಛಾಯೆ ಅವರಿಗಿಂತ ಎರಡಷ್ಟು ಪ್ರೀತಿ ಅವರ ಮೇಲೆ ಬರ್ತಾ ಇದೆ ಇದೇನೆ ಈ ಕರ್ಣನಾರೆಂದ ಕರ್ಣ ಯಾರು ಹೇಳಿಯ ಆಸುರದ ವ್ಯಾಮೋಹವಿದು ಡೊಳ್ಳಾಸವೋ ಕೌರವರ ತಟ್ಟಿನ ವಯಸ್ಸಿಕವೋ ನಿಮ್ಮಡಿಯ ಮಾಯಾಮಯದ ಮಾಲೆಗಳೋ ನೀನೇನು ಮಾಯ ಹಾಕಿದ್ದೀಯೋ ಒಂದು ವೇಳೆ ಕೊಲ್ಲು ಕೊಲ್ಲು ಅಂತ ಹೇಳ್ತಾ ಇದೆಯಲ್ಲ ಕರ್ಣನನ್ನ ವಾಸಿ ಬೀತುದು ಛಲಗಿರದ ಕಾಳಾಸ ಸೋತುದು ಕರ್ಣನಲ್ಲಿ ಹಿರಿದಾಸೆಯಾಯಿತು ಕೃಷ್ಣ ಕರುಣಿಸು ಕರ್ಣನಾರೆಂದ ಕಾಲಯವನನ್ನು ಉಪಾಯದಿಂದವೇ ಬೀಳಿಸಿದೆ ಕೃಷ್ಣಿಗೆ ಶುರು ಮಾಡಿದ ಕಾಲಯವನನ್ನು ಉಪಾಯ ಮಾಡಿ ಕೊಲ್ಲಿಸಿದೆ ಮಾಗದನನ್ನು ಆಪರಿಸಿ ಇಳಿಸಿದೆ ಜರಾಸಂದನನ್ನು ಮೋಸದಿಂದ ಕೊಲ್ಲಿಸಿದೆ ಭೀಷ್ಮಾದಿಗಳ ಸೋಲಿಸಿದೆ ಸಾಮದಲ್ಲಿ ಡಾಳನತಿ ಡೊಂಕಣೆಯ ಟಕ್ಕಿನ ಠೌಳಿಕಾರನು ಟಕ್ಕಿನ ಠೌಳಿ ಕೃಷ್ಣ ಟಕ್ಕು ಠೌಳಿ ಮಾಡ್ತಾನೆ ಮೋಸ ಮಾಡುವನು ನಿನ್ನ ಮಾಯೆ ಹೇಳಲಮ್ಮೆನು ಕೃಷ್ಣ ಕರುಣಿಸು ಕರ್ಣನಾರೆಂದ ಕರ್ಣ ಯಾರು ಅಂತ ಹೇಳು ಋಷಿಗಳನ್ನು ಮತದಿಂದ ಕುಂತಿಯ ಬಸುರಲೇನು ದಯಿಸನಲೇ ವೆರಿ ನಿಯರ್ ದಿ ಟ್ರೂತ್ ಋಷಿ ಕೊಟ್ಟ ವರದಿಂದ ಅಕಸ್ಮಾತ್ತು ಧರ್ಮರಾಜನಿಗಿಂತ ಒಂದು ವೇಳೆ ಮುಂದೆ ಹುಟ್ಟಿದನೋ ಇವನು ಅಲ್ಲೋ ಗ್ಯಾಸ್ ಮಾಡಿಯೇ ಬಿಟ್ಟ ನೋಡಿ ಅವನು ಋಷಿ ಇದು ಷಣ್ಮುಖಪ್ರಿಯ ಹಾಡ್ತಾ ಇರೋ ರಾಗ ಇದು ಈ ಹೊತ್ತಿಗೆ ಸರಿಯಾದ ರಾಗ ಅದು ಋಷಿಗಳನ್ನು ಮತದಿಂದ ಕುಂತಿಯ ಬಸುರಲೇನು ದಯಿಸನಲೇ ನೀನ ಸುರೈಪು ಬಹು ಕಪಟನಾಟಕ ಸೂತ್ರಧಾರನಲೇ ನೀ ಕಪಟ ಸೂತ್ರಧಾರಿ ಸೂತ್ರಧಾರಿ ವಸುಮತಿಯ ಭಾರವನು ಸಲಹಿಂಗಿಸುವ ಕೃತ್ಯವು ನಿನ್ನದು ಎನಗುಬ್ಬಸವು ಇದೆ ನಂದರಿಯನ ಕಟ ಕರ್ಣನಾರೆಂದ ಧರಿಯ ಬಿಡುವಗು ಕೂರುಪತಿಗೆ ಬೇಡ ನನಗೆ ಯುದ್ಧ ದುರ್ಯೋಧನ ಕೊಟ್ಬಿಡ್ತೇನೆ ರಾಜ್ಯವನ್ನ ನಾ ಅವರು ಹೊರಡು ಹುಟ್ಟಿದರು ಇವನನ್ನು ಸೇರಿಸಿಕೊಂಡು ಆರು ಜನವು ಅಣ್ಕಂಬಂದ್ರು ನನಗೆ ಮನಸ್ಸಿಗೆ ಬಂದುಬಿಟ್ಟಿದೆ ವಿಪಿನಾಂತರದೊಳಗೆ ಭಜಿಸುವೆವು ಕಾಡಿಗೆ ಹೋಗಿ ಭಿಕ್ಷೆಯುತ್ತೇವೆ ನಿನ್ನನು ಭಾವ ಶುದ್ಧಿಯಲ್ಲಿ ಕೃಷ್ಣನ್ ಬಿಡ್ತಾ ಇಲ್ಲ ನಿನ್ನ ಭಕ್ತಿಯಲ್ಲಿ ಕಾಡಲ್ಲಿ ಭಿಕ್ಷೆ ಇತ್ತೇವಪ್ಪ ಕರ್ಣನ ಬಾ ಅಂತ ಕರೆದು ಬಿಡ್ತೇನೆ ನಾನು ವೀಸಿರಿ ಗೋ ಸುಕರ ಸತ್ರ ಜೊತೆಯಲ್ಲಿ ಬರೋದಿಲ್ಲ ಐಶ್ವರ್ಯ ಸೋದರನ ಕೊಲ್ಲುವೆನೇ ಕೃಷ್ಣ ಈ ಸೋದರನ ಕೊಲ್ತೇನೆ ನಾನು ಸೋದರನ ಕೊಲುವೆನೆ ಕೃಷ್ಣ ಕರುಣಿಸು ಕರುಣಿಸು ಅಕಟ ಕೃಷ್ಣ ಕರುಣಿಸು ಕರ್ಣನಾರೆಂದ ಬರಾವಲ್ಲ ಕರುಣ ಬತೋರಿ ಭಿನ್ನ ಮಾಡಿದನು ನಾ ದೂರ್ತಾ ಇಲ್ಲ ಯಾಕೋ ಮನಸ್ಸಲ್ಲಿ ಕರುಣೆ ಭಾವ ಬರ್ತಾ ಇದ್ದೀವಿ ನೀವು ಬಣ ಬಿಡೋಕೆ ಮನಸ್ಸು ಬರ್ತಿಲ್ಲ ಹಾಗೆ ಏರ ಜೀವನಲ್ಲಿ ನನಗೆ ದ್ವೇಷಭಾವ ಬರ್ತಿಲ್ಲ ಸೇರುವುದು ಸೋದರದ ಸಂಬಂಧ ಯಾಕೋ ರಕ್ತ ಸಂಬಂಧ ಅಂತ ಅನಿಸ್ತಾ ಇದೆ ಆ ರಿನೀತನ ಕೊಲೆಗೆ ಈ ಕೊಲೆಗೆ ನಾನು ಮುಂದುವರಿಸೋದಿಲ್ಲ ಹೃದಯವ ಸೂರೆಗೊಂಡನು ಕರ್ಣನು ಅಕಟ ತೋರಿ ನುಡಿಯ ಕೃಷ್ಣ ಕರುಣಿಸು ಕರ್ಣನಾರೆಂದ ಆಕಾಶವಾಣಿಯಲ್ಲಿ ಹೇಳಿದ್ದೇನೆ ಇದನ್ನು ಓ ಎಷ್ಟು ಪತ್ರಗಳು ಬರ್ತಿತ್ತು ಆಗಿನ ಕಾಲದಲ್ಲಿ ಅದು ಒಂದು ದೃಷ್ಟಿಯಲ್ಲಿ ಮನಸ್ಸಿಗೆ ತುಂಬ ಹಿಂಡುತ್ತೆ ಅಂದ್ರೆ ಅರ್ಜುನನ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಎಂಥ ಕರುಣಿ it reflects on the character of Arjuna ಕರ್ಣನ ಮೇಲ ಆದ್ರೆ ಕೃಷ್ಣನಿಗೆ ಕಪಟದಿಂದ ಕೊಲ್ಲಿಸಬೇಕು ಅಂತಲ್ಲ ಇವನ್ ಒಂದು ಚರಿತ್ರೆ ಬಿಟ್ಬಿಡ್ತೇವೆ ನೋಡಿ ನಾವು ನಮ್ಗೇನು ಬೇಕೋ ಆ ಸಿಚುವೇಶನ್ ತಗೊಳ್ತೇವೆ ಉಳಿದಿದ್ದು ಮರ್ತ್ಬಿಡ್ತೇವೆ ಅರಸ ಕೇಳೈ ಬಳಿಕ ಪಾರ್ಥನ ಕರುಣರಸದ ಆಳಾಪ ವಾಗ್ವಿಸ್ತರ ಕೆಮನದಲ್ಲಿ ಮರುಗಿದನು ಮುರುವೈರಿ ಕೇಳಿದ ಓಹೋ ವಾಗ್ವಿಳಾಸ ವೈಭವ ಶುರು ಮಾಡಿಬಿಟ್ಟ ಇಲ್ಲಿ ತನಕ ಅಣ್ಣ ಅಂತ ಪ್ರೀತಿ ಇರಲಿಲ್ಲ ಧರ್ಮರಾಜನ ಮೇಲಿದ್ದ ಪ್ರೀತಿ ತೋರಿಸ್ಬಿಟ್ಟ ಅರಸ ಕೇಳೈ ಬಳಿಕ ಪಾರ್ಥನ ಕರುಣರ ಸಾಳಾಪ ವಾಗ್ವಿಸ್ತರಕ್ಕೆ ಮನದಲ್ಲಿ ಮುರುಗಿದನು ಮುರವೈರಿನ ಸುನಗುತ ಕೆರಳಿದನು ಮಾತಿನಲ್ಲಿ ಅವನು ಗೊತ್ತು ಆದರೆ ಅರ್ಜುನ ಮೇಲೆ ಕೇಳ್ತಾನೆ ಸುಡು ಬಾಹಿರನಲ ನೀ ನಿನ್ನ ವಂಶಕ್ಕೆ ಸರಿಯೇ ಸೂತನ ಮಗನು ಇದೇನೆಂದು ಸುರರಿ ಪುಜರೆದ ಸೂತನ ಮಗನ್ ತಗೊಂಬಂದು ನಿಮ್ಮ ಅಣ್ಣ ಅಂತ ಹೇಳ್ತಾ ಇದ್ದೀಯಲ್ಲ ಬುದ್ಧಿ ಜನೋ ನಿನಗೆ ವಾಸಿಗಾದುದ ಜಾತಿ ಸಂಕರ ಬೇಸರಾಯಿತ ಧತಿಗೆ ಕಲಿತನ ಕೈಸು ಮೊಲೆಗಳು ಮೂಡಿದವಲ ಪಾರ್ಥ ಸಮರದಲ್ಲಿ ಕ್ಷಿತಿಯೊಳಿ ಕ್ಷತ್ರಿಯರ ಧರ್ಮಸ್ಥಿತಿ ನರಿಯ ಅರ್ಜುನ ಮತ್ತೆ ಹೇಳ್ತಾನೆ ಕೃಷ್ಣ ಚಾಪಚ್ಯುತರನು ಅಪಘಟ ವಾಹನರನು ಪರಿಮುಕ್ತ ಕೇಶಿಗಳ ಕೈಲು ಬಿಲ್ಲಿಲ್ಲದೆ ಇದ್ರೆ ವಾಹನ ಇಲ್ಲದೆ ಇದ್ರೆ ಪರಿಮುಕ್ತ ಕೇಶಿಗಳ ತಲೆ ಬಿಟ್ಟು ಹೋಗಿದ್ದ ಜಡೆ ಗತಿವಿಹೀನರ ವಿಹೀನರ ಮಾಚಾಯುತರ ಒಂದು ಸ್ವಲ್ಪ ತಡಿ ಅಂತ ಕೇಳ್ತಾ ಇದ್ದೇನೆ ದೈನ್ಯದಲ್ಲಿ ದೈನ್ಯವಾಚಾಯುತರ ತರು ವಲ್ಮೀಕ ಜಲ ಸಂಕಟರರಿರುವುದೇ ಧರ್ಮವೇ ವೇದನೆಯಿಂದ ಒಬ್ಬ ಮರ ಹತ್ತುತ್ತಾನೆ ಒಬ್ಬ ಹುತ್ತದಲ್ಲಿ ಹೋಗ್ತಾನೆ ಒಬ್ಬ ನೀರಲ್ಲಿ ಮುಳುಗುತ್ತಾನೆ ಸೋತೆ ಅಂತ ಹೇಳೋದಿಲ್ಲ ಅಂಥವ್ರನ್ನ ಕೊಲ್ಲಬಾರದು ಅರ್ಜುನ ಹೇಳಿದ ಕೂಡಲೇ ಕೃಷ್ಣ ಕೇಳಿದ ಹೇಳು ಹೇಳಿನ್ನೊಮ್ಮೆ ಧರ್ಮವ ಆಹಾ ನನಗೆ ಗೊತ್ತಿಲ್ಲ ಧರ್ಮ ಕಾಣೋ ಇನ್ನೊಂದ್ಸಲ ಹೇಳು ಯಾರ ಅನ್ಕೊಳ್ಬಾರದು ಮರುಳೇ ನಿನ್ನ ಮಗನನ್ನು ಕೊಂದವನು ಕಾಣೋ ಎಂಬುದಾಗಿ ಮುಂದೆ ಹೇಳ್ತಾ ಹೋಗ್ತಾ ಇದು ಓದಿದ್ರು ಮುಗಿಯೋದಿಲ್ಲ ಇದು ಭಾರತ ಚೆನ್ನಾಗಿಲ್ವೇ ಕುಮಾರವ್ಯಾಸ ಅದಕ್ಕೆ ಪ್ರತಿ ಇಲ್ಲಿ ಬೇರೆ ರೀತಿಯಲ್ಲಿದೆ ಯಾವಾಗ ಅರ್ಜುನ ಯುದ್ಧ ಮಾಡೋದಿಲ್ಲ ಅವನ ಮೇಲೆ ಅವನಿಗೆ ಅವಕಾಶ ಕೊಡ್ತೇನೆ ಅಂತ ಭವಭೋ ಪಾರ್ಥಮಹೇ ಶ್ವಾಸ ಮುಹೂರ್ತಂ ಪರಿಪಾಲಯ ಯಾವ ಚಕ್ರಂ ಇದರಸ್ತಂ ಉದ್ಧರಾಮಿ ಮಹೀತಲಾತ್ ಈ ಚಕ್ರ ಮೇಲೆ ತನಕ ಅವಕಾಶ ಕೊಡುವಂತ ಕಾರಣ ಸವ್ಯಂ ಚಕ್ರಂ ಮಹೀಗ್ರಸ್ತಂ ಎರಡನೇ ಚಕ್ರ ಭೂಮಿಲಿ ಹೂತು ಬಿಟ್ಟಿದೆ ದೃಷ್ಟ ದೈವಾತಿ ಇದಂ ಮಮ ಅಕಸ್ಮಾತ್ ಆಯಿತು ನಾನಾ ಮಾಡಿಕೊಂಡದ್ದಲ್ಲ ಸಾರಥಿ ಬೇರೆ ಬಿಟ್ಟು ಹೋದ ಶರಣ ಪ್ರಕೀರ್ಣಕ್ಕೆ ಅಲ್ಲಿ ಕುಮಾರವ್ಯಾಸ ಭಾರತದಲ್ಲಿ ಹೇಳಿದ್ದರು ಒಂದು ಭಾಗ ಇಲ್ಲಿ ಬಂದಿದೆ ಪ್ರಕೀರ್ಣಕೇಶೆ ವಿಮುಖೆ ಬ್ರಾಹ್ಮಣೆ ಅಥ ಕೃತಾಂಜಲವು ತಲೆ ಜುಟ್ಟು ಬಿಚ್ಚಿ ಹೋದವನ ಮೇಲೆ ಬಾಣ ಬಿಡಬಾರದು ವಿಮುಖನಾದವನಲ್ಲಿ ಬಿಡಬಾರದು ಬ್ರಾಹ್ಮಣನ ಮೇಲೆ ಬಿಡಬಾರದು ಕೈ ಮುಖದ ಮೇಲೆ ಬಿಡಬಾರದು ಶರಣಾಗತೆ ಶಸ್ತ್ರ ಯಾಚಮಾನೆ ತಥಾರ್ಜುನ ಅಬಾಣೆ ಭ್ರಷ್ಟ ಕವಚ ಕವಚಕ್ಕೆ ತೊಗಿದ್ದವನ ಮೇಲೆ ಭ್ರಷ್ಟ ಆಯುಧ ತಥಾ ಇದೆಲ್ಲ ಸ್ಮರಣೆಗೆ ಬಂತು ಕರ್ಣನಿಗೆ ಇಂಥವ್ರ ಮೇಲೆ ಬಾಣ ಬಿಡಬಾರದು ಸ್ವಲ್ಪ ಅವಕಾಶವನ್ನು ಕೊಡು ಆಗ ಕೃಷ್ಣ ಅರ್ಜುನನ ಹಿಂದೆ ತಳ್ಳಿದ ಸ್ವಲ್ಪ ಸುಮ್ಮನೆ ಕೂತ್ಕೋ ಶಟಾಪ್ ಬಂದ ಇವನಿಗೆ ನಾನು ಉತ್ತರವನ್ನು ಕೊಡ್ತೇನೆ ಸರಿಯಾಗಿ ಕೂತ್ಕೊಂಡ ನಾನು ಹಾಗೆ ಕೃಷ್ಣ ಕೇಳಿದ ಇನ್ನೊಂದ್ಸಲ ಹೇಳೋ ಕಾರಣ ಏನಂದೆ ನೀನು ಆಚರಣೆ ಮಾಡಿದ ಧರ್ಮ ನಿನಗೆ ಕೈ ಕೊಟ್ಟು ಬಿಡ್ತು ಹಾ ಯದಾ ಸಭಾಯಾಂ ರಾಜಾನಂ ಅಕ್ಷಜ್ಞಂ ಯುಧಿಷ್ಠಿರಂ ಜೂಜು ಗೊತ್ತಿಲ್ಲದೆ ಇದ್ದ ಧರ್ಮರಾಜನನ್ನು ಜೂಜು ಕರೆಸು ಅಂತ ನೀನು ಚಾಡಿ ಹೇಳಿ ದುರ್ಯೋಧನ ಕೈಲವನನ್ನು ಕರೆಸಿ ಜೂಜು ಗೊತ್ತಿರುವಂತಹ ಶಕುನಿ ಕೈಯಲ್ಲಿ ಸೋಲಿಸಿದೆಲ್ಲ ಕೊತೆ ಧರ್ಮಸ್ತತೋಗತಃ ಆಗ ದಿನ ಧರ್ಮ ಎಲ್ಲಿ ಹೋಗಿತ್ತು ಪ್ರಾರಂಭ ದಿವಸ ಹರ್ಷಾನಂದ ಸ್ವಾಮಿಗಳು ಈ ಕೆಲವು ಶ್ಲೋಕಗಳನ್ನು ಹೇಳಿದರು ಅವತ್ತೆಲ್ಲಿ ಹೋಗಿದ್ದ ಧರ್ಮ ಬಿಟ್ಟದ ಪ್ರಸಂಗ ಎತ್ತಿಕೊಡ್ತಾರೆ <clears throat> ನಾ ಧರ್ಮ ಮಾಡಿದ್ದೇನೆ ಅಂತ ಅವತ್ತೆಲ್ಲಿ ಹೋಗಿತ್ತು ವನವಾಸೇ ವ್ಯತೀತೆ ಚ ಕರ್ಣವರುಷತ್ರಯೋದಶೆ ವನವಾಸ ಮುಗಿಯಿತು ಹದಿಮೂರನೇ ವರ್ಷದಲ್ಲಿ ನ ರಾಜ್ಯಂ ರಾಜ್ಯ ಕೊಡಬೇಡ ಕಾಣೋ ಹದಿಮೂರನೇ ವರ್ಷ ನಾವು ಪತ್ತೆ ಮಾಡಿದ್ದೇವೆ ಪಾಂಡವರನ್ನ ಅಂತ ವಿರಾಟ್ ನಗರದ ಜಾಗದಲ್ಲಿ ಅವನಿಗೆ ಚುಚ್ಚಿದೆಯಲ್ಲ ಕ್ವತೆ ಧರ್ಮಸ್ತತೋಗತಃ ಆಗಿಲ್ಲಿ ಹೋಗಿದ್ದಿನ ಧರ್ಮ ಯದ್ಭೀಮಸೇನಂ ಸರ್ಪೈಶ್ಚ ವಿಷಯುಕ್ತೈಶ್ಚ ಭೋಜನೈ ಆಚರತ್ವನ್ಮತೆ ರಾಜ ಕೊತೆ ಧರ್ಮಸ್ತತೋಗತಃ ಭೀಮನಿಗೆ ವಿಷದ ಲಡ್ಡುಗೆಗಳನ್ನು ಉಣಿಸಿ ನೀವೆಲ್ಲ ಸೇರಿ ಆ ನಾಗಾವರ್ತದಲ್ಲಿ ಗಂಗೆಯಲ್ಲಿ ತಳ್ಳಿದ್ರಲ್ಲ ಸಾಯಿಲಿ ಎಂಬುದಾಗಿ ಆ ಎಲ್ಲಿ ಹೋಗಿತ್ತು ನಿನ್ನ ಧರ್ಮ ಯದ್ವಾರಣಾವತೆ ಪಾರ್ಥಾನ್ ಸುಪ್ತಾನ್ ಜತುಗ್ರಹೇ ತದ ಮಲಗಿದ್ದ ಪಾಂಡವರನ್ನ ಮನೆ ಸಮೇತ ಸುಡಿಸಬೇಕು ಅನ್ನೋ ಪ್ಲಾನ್ ನೀನೇಲ್ವೇ ಮಾಡಿದ್ದು ಅದು ಆದಿ ಪಯಸ್ತ್ವಂ ರಾಧೇಯ ಆ ಪುರೋಚನರು ಹೇಳಿಕೊಟ್ಟು ಬೆಂಕಿ ಹಚ್ಚು ಇದೆಲ್ಲ ಪ್ಲಾನ್ ಎಂದೇ ಅಲ್ಲವೇ ಕೊತೆಯ ಧರ್ಮಸ್ಥತ ಹೋಗತ ಅವನಿನ ಧರ್ಮ ಎಲ್ಲಿ ಹೋಗಿತ್ತು ಯದಾ ರಜಸ್ವರಾಮ್ ಕೃಷ್ಣಾಂ ದುಶಾಸನ ವಿಷಯ ಸ್ಥಿತ ಮುಟ್ಟಾಗಿದ್ದವಳನ್ನು ಸಭೆ ಕರ್ತರಿಸಿ ಅವಳಿಗೆ ಅಪಮಾನ ಮಾಡುವಾಗ ಒಂದೇ ಸೀರೆ ಉಟ್ಕೊಂಡಿದ್ದಾಗ ಅವ ದ್ರೌಪದಿ ದೇವಿ ಸಭಾಯಾಂ ಪ್ರಾಹಸ ಕರ್ಣ ಅವಳನ್ನು ನೋಡಿ ಚಪ್ಪಾಳೆ ಹಾಕಿನಕ್ಕೆಲ್ಲ ನೀನು ಆಗಲ್ಲಿ ಹೋಗಿತ್ತು ನೀನು ಧರ್ಮ ಯದನಾರ್ಯೈ ಪುರ ಕೃಷ್ಣಾಂ ಕೃಷ್ಯಮಾನಾಂ ಅನಾಗಸಂ ಉಪಪ್ರೇಕ್ಷಿಸ ರಾಧೇಯ ಕೊತೆ ಧರ್ಮಸ್ಥದಾಗತ ಇದ್ದು ಬಟ್ಟೆ ಇನ್ನೂ ಸಳೆ ಅಂತ ನೀನೇ ಹೇಳ್ಕೊಟ್ಟಲ್ಲ ದುರ್ಯೋಧನನಿಗೆ ಆಗ ಹೋಗಿತ್ತು ವಿನಷ್ಟ ಪಾಂಡವ ಕೃಷ್ಣೇ ಶಾಶ್ವತಂ ನರಕಂಗತಾ ದ್ರೌಪದಿಗೆ ಏನು ಹೇಳಿದೆ ನಿನ್ನ ಗಂಡದ ನರಕದಲ್ಲಿ ಬಿದ್ದರು ಸತ್ರು ಅವರನ್ನು ಬಿಟ್ಟು ಈ ದುರ್ಯೋಧನ ಮತ್ತು ಇವನ್ ಒಬ್ಬರನ್ನು ಗಂಡ ಅಂತ ಆರಿಸ್ಕೋ ಅಂತ ನಾಚಿಕೆ ಇಲ್ಲದೆ ಹೇಳಿಯಲ್ಲ ಇದೇ ಬಾಯಿಂದ ಆಗಿಲ್ಲಿ ಹೋಗಿತ್ತು ನಿನ್ನ ಧರ್ಮ ರಾಜ್ಯಲುಬ್ಧ ಪುನಃ ಕರ್ಣ ಸಮಾವ್ಯಥಸಿ ಪಾಂಡವಾನೇ ಯದಾ ಶಕುನಿಮಾಶ್ರಿತ್ಯ ಕೊತೆ ಧರ್ಮಸ್ಥದಾಗತಃ ಶಕುನಿಯನ್ನ ಆಶ್ರಯ ಮಾಡಿಕೊಂಡು ಘೋಷಾತ್ರೆಯ ನೆಪದಲ್ಲಿ ಅವರನ್ನು ಮತ್ತೆ ಹಿಂಸೆ ಮಾಡಿದೆಯಲ್ಲ ಎಲ್ಲಿ ಹೋಗಿತ್ತು ಹೋಗಲಿ ಎಲ್ಲ ಮರೆತು ಬಿಡೋಣ ಯದಾಭಿಮನ್ಯುಂ ಬಹವೋ ಯುದ್ಧೇ ಜಗ್ನುಹು ಮಹಾರಥಾ ದ್ರೋಣ ಹೇಳಿದ ಆ ಹೇಳಿದವ್ರು ಹೆಡ್ರಾದ್ರೆ ಕೇಳಿದವ್ರು ಹೆಡ್ರೆ ನಿನಗೆ ಶಕ್ತಿ ಇದ್ದರೆ ಹಿಂದಿನಿಂದ ಬಂದು ಪಶ್ಚಾತ್ ಪ್ರಹರಣಂ ಕುರು ಎದು ಶಕ್ಯಸಿ ನಿನಗೆ ಶಕ್ಯವಿದ್ರೆ ಅವನು ಯಾವುದೋ ಕೋಪದಲ್ಲಿ ದುಗುಡದಲ್ಲಿ ಹೇಳಿದ ಮಾತು ದ್ರೋಣ ನಿಲ್ಲಬೇಕು ಅಂತ ನಿಂತಿದ್ದೇನೆ ಎಲ್ಲ ಚುಚ್ಚಾ ಇದ್ದೀರ ನನ್ನ ಅವನು ಎದೆ ಹಾಕಿ ಕಟ್ಟಿದ್ದಾನೆ ಕವಚವನ್ನ ಅದಿರೋ ತರ್ಕ ಏನು ಮಾಡೋಕ್ಕಾಗೋದಿಲ್ಲ ನಿನಗೆ ಶಕ್ತಿ ಇದ್ದರೆ ಹಿಂದಿನಿಂದ ಬಂದು ಕೊಚ್ಚು ಅಂತ ಹೇಳಿದ್ನಲ್ಲ ಅವನು ಹೇಳ್ದ ಬ್ರಾಹ್ಮಣ ನೀ ಮಾಡಿದೆಲ್ಲ ಅದರಂತೆ ಆಗಿಲ್ಲಿ ಹೋಗಿತ್ತು ನಿನ್ನ ಧರ್ಮ ಯಜ್ಜೇಷ ಧರ್ಮ ತತ್ವ ನಿವೇದ್ಯತೆ ಆಗ ಧರ್ಮ ಇಲ್ಲದೆ ಇದ್ರೆ ಈಗ ನಿನಗೆ ಅರ್ಜುನ ಯಾತಕ್ಕೆ ಧರ್ಮ ತೋರಿಸಬೇಕು ಕಾರಣ ಕೊಡು ಅಂತ ಕೇಳಿದ ವೇರಿ ಇಸ್ ರೀಸನ್ ಅರ್ಜುನನೇ ಧರ್ಮ ತೋರಿಸಬೇಕಾದ ಕಾರಣ ಯಾವುದು ಏವ ಮುಕ್ತ ಸದಾ ಕರ್ಣೋ ಮಾಸುದೇವೇನ ಭಾರತ ಲಜ್ಜಯಾವನತೋ ಭೂತ್ವ ವೇದವ್ಯಾಸರು ಬರಲು ತಲೆ ತಗ್ಗಿಸಿದ ಕಾರಣ ಸೆಲ್ಫ್ ರೈಟಿಯಸ್ನೆಸ್ ನಾವು ಮಾಡಿದ್ದೇ ಸರಿ ಅಂತ ಕೆಲವರು ತಮ್ಮ ಮೂಗಿನ ತೇರಕ್ಕೆ ತಮಗೇ ಶಾಬಾಸ್ ಅಂತ ಹೇಳ್ಕೊಳ್ತಾರೆ ಇದಕ್ಕೆ ನಾವು ಆತ್ಮವಂಚನೆ ಅಂತ ಹೇಳ್ತೇವೆ ಆತ್ಮವಂಚನೆಗಿಂತ ಘೋರವಾದ ಅಪರಾಧ ಇನ್ನೊಂದಿಲ್ಲ ಒಬ್ರು ಯಾರೋ ನಮ್ಮನ್ನು ನೋಡಿ ಇವರು ಮಹಾಪಾಪಿಗಳು ಅಂತಂದ್ರು ಅಂತ ಇಟ್ಕೊಳ್ಳಿ ನಾವು ಕೇಳಬೇಕು ಅವ್ರನ್ನ ಹೌದು ಸರಿ ಸ್ವಾಮಿ ಇದು ತಮಗೆ ಗೊತ್ತಾಗಿದ್ದೆ ಹೇಗೆ ನಾ ಗುಟ್ಟಾಗಿ ಇಟ್ಕೊಂಡಿದ್ದಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳಬೇಕು ಪರಾಶರ ಭಟ್ರನ್ನ ಯಾರೋ ಹೀಗೆ ಅಂದುಬಿಟ್ರು ಲಜ್ಜೆ ಇಲ್ಲದೆ ಇದ್ದವರು ದೇವಸ್ಥಾನದಲ್ಲಿ ಬಂದು ನಿಂತಿದ್ದಾರೆ ಹಾಗೆ ಹೀಗೆ ದೂಷಕರಿರ್ತಾರೆ ಅವರು ಒಡನೆ ರಂಗನಾಥನಿಗೆ ಹೇಳಿದ್ರು ಸ್ವಾಮಿ ನಾನು ಪಾಪಿ ಪಾಪಿ ಅಂತ ಎಷ್ಟು ಹೇಳಿದ್ರು ನೀನು ನಂಬ್ತಾ ಇರಲಿಲ್ಲ ಈಗ ಸಾಕ್ಷಿ ಕರ್ಕೊಂಡು ಬಂದಿದ್ದೇನೆ ನೋಡು ನಾವಿದಕ್ಕೆ ನೈಜ ಅನುಸಂಧಾನ ಅಂತ ಹೇಳ್ತೇವೆ ದೇವಸ್ಥಾನದಲ್ಲಿ ಒಂದು ನಾಯಿ ಬಂದುಬಿಡ್ತು ಗರುಡು ಗಂಬತ್ತೊಳ ಒಳಗೆ ಬಂದ್ಬಿಡ್ತು ನಾಯಿ ಅದಕ್ಕೆಲ್ಲ ಸಂಪ್ರೋಕ್ಷಣ ಸೇವನದಲ್ಲಿ ಪುರೋಹಿತ ನಾಯಿ ಬಂತು ನಾಯಿ ಬಂತು ಓಡಿಸಿದ್ರು ಪ್ರಾಯಶ್ಚಿತ ಮಾಡಿ ದೇವರು ಪ್ರಾಯಶ್ಚಿತ್ತ ದೇವಸ್ಥಾನದೊಳಗೆ ನಾಯಿ ಬಂದಿದ್ದಕ್ಕೆ ದೇವರು ಪ್ರಾಯಶ್ಚಿತ ಪುರೋಹಿತರು ಅದಕ್ಕೆ ನಕ್ಕು ಬಿಟ್ಟು ಪರಾಶರ ಭಟ್ರು ಮಿಥ್ಯಾಪವಾದೇನ ಕರೋಶ ಶಾಂತಿಂ ಒಂದು ನಾಯಿ ಅದು ನಾಯಿಯಲ್ಲೂ ದೇವರುಂಟು ಅದು ಗೊತ್ತಿಲ್ಲ ಪಾಪ ಏನೋ ಪುಳಿಯೋಗರೆ ಕೊಡ್ತಾರೆ ಅಂತ ಅದು ಬಂತು ಅದು ಬಂತು ಅಂತ ಶಾಂತಿ ಮಾಡ್ಕೊಳ್ತೀಯಲ್ಲ ರಂಗನಾಥ ಆ ನಾಯಿಗಿಂತ ಕಡೆಯಾದ ಪ್ರಾಣಿ ತಥೋ ನಿಕೃಷ್ಟೇ ಮಯಿ ಸನ್ನಿಕೃಷ್ಟೇ ಕಾಮ್ ನಿಷ್ಕೃತೆ ಮೃಂಗಪತೆ ಕರೋಷಿ ಅದು ಯಾವತ್ತೋ ಒಂದು ದಿವಸ ಬಂತು ಗರುಡಗಂಬ ತನಕ ಹೋಯಿತು ಅದಕ್ಕಿಂತ ನಿಕೃಷ್ಟವಾದ ಈ ನಾಯಿ ಇದೆಯಲ್ಲ ನಿನ್ನ ಪಕ್ಕದಲ್ಲೇ ಸದಾ ನಿಂತಿರ್ತೀಯಲ್ಲ ಅದಕ್ಕೇನು ಶಾಂತಿ ಮಾಡ್ಕೊಳ್ತೀಯ ಅಂತ ಕೇಳಿದ್ರಂತೆ ಇದು ದೊಡ್ಡವರ ಲಕ್ಷಣ ನೀವು ಊಬಿಸಿದ್ರಿ ಹೊಗಳಿದ್ರಿ ಮಾಡಿದ್ರಿ ನಾನು ದೊಡ್ಡವನು ಅಂತ ಹಿಗ್ಗಬಾರದು ಹಿಗ್ಗೋನು ದೊಡ್ಡವನಲ್ಲ ನಾ ದೊಡ್ಡವನು ನಾ ಮಾಡಿದ್ದೇ ಸರಿ ಇದು ತಿಳ್ಕೊಂಡವರಲ್ಲ ಕರ್ಣನ್ ಜಾತಿ ಅದನ್ನು ಹೇಳಿ ಅರ್ಜುನನಿಗೆ ಹೇಳಿದ ಲೇ ಅವನು ಸೂತು ಪುತ್ರ ತನಗೆ ಅನುಕೂಲವಾಗಿ ಹೇಳ್ತಾನೆ ಅಂತ ಕೇಳಬೇಡ ಅರ್ಜುನ ಇದೇ ಸರಿಯಾದ ಸಮಯ ನನಗೆ ಈಗ ಅವನಿಗೆ ಬಾಣವನ್ನು ಬಿಟ್ಟು ಸಂಹಾರ ಮಾಡು ಅಂತ ಹೇಳಿದಾಗಿ ತಪೋಸ್ತಿ ತಪ್ತಮ್ ಆಗಲೇ ಹೇಳಿದ್ದೇನೆ ಆ ಬಾಣದ ಮೇಲೆ ಆಣೆಯನ್ನು ಹಾಕಿ ಅವನು ಬಾಣವನ್ನು ಬಿಡಲಾಗಿ ಒಂದೇ ಸಲಕ್ಕೆ ಅಯಂ ಶರೋಮೇ ವಿಜ ವಿಜಯಾವಹೋಸ್ತು ನನಗೆ ವಿಜಯವನ್ನು ಕೊಡಲಿ ಅಂತ ಬಾಣ ಪ್ರಯೋಗ ಮಾಡಿದ ಅದು ಕರ್ಣನ ತಲೆಯನ್ನು ಹಾರಿಸಿಕೊಂಡು ಹೋಯಿತು ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ವಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂ ಸಸ್ಸಮಿಂದತೆ ಪರಮಂ ಪದಂ ಕರ್ಣವಧಿಯಾಯಿತು ಪುಷ್ಪವೃಷ್ಟಿಯಾಯಿತು ಅರ್ಜುನ ತಲೆ ಮೇಲೆ ಬೇಕಾದಷ್ಟು ದೇವತೆಗಳು ಪುಷ್ಪವನ್ನು ಹಾಕಿದರು ಒಂದು ಕ್ಷಣ ಕೌರವ ಸೈನ್ಯ ದಿಗ್ಭ್ರಾಂತವಾಯಿತು ಒಂದು ದಿವಸ ಸಾಯಂಕಾಲ ತನಕ ಕೂಡ ನಿಂತುಕೊಳ್ಳಲಿಲ್ಲ ಕಾರಣ ಎಷ್ಟು ಕೊಚ್ಚಿದ್ದ ಇಡೀ ಪಾಲು ಸೈನ್ಯ ಮುಗಿಸ್ತೇನೆ ಅಂತ he could not stand for even one day ಸಾಯಂಕಾಲ ಬರ್ತಾ ಬಂತು ಆಗ ಯಾವತ್ತೂ ಇಲ್ಲಿ ಕೃಪಾಚಾರ್ಯರು ಬುದ್ಧಿ ಹೇಳ್ತಾರೆ ದುರ್ಯೋಧನ ಕರ್ಣನೂ ಹೋದ ಬಿಟ್ಬಿಡು ಯುದ್ಧ ಶಾಂತಿಯನ್ನು ಮಾಡ್ಕೋ ಅಂತ ಹೇಳಲಾಗಿ ಅವನ ಅದೇ ಮಂತ್ರ ಯಾರಿಗೋಸ್ಕರ ಶಾಂತಿ ಮಾಡ್ಕೋಬೇಕು ಹೋಗಿ ಹೇಳಿ ವಿಜಯ ಯಾರಿಗೆ ಮತ್ತೆ ಅದನ್ನೇ ಹೇಳಿದ ನೀನು ಹಣೆ ಬರ ಅಂದ್ಬಿಟ್ರು ಶಲ್ಯನೂ ಶಾಂತಿಯ ಸಮಾಧಾನವನ್ನು ಹೇಳಿದ ಕರ್ಣ ನಾ ಹೇಳಿದ್ದೆಲ್ಲ ಕೇಳಿದೆ ರಥ ಬಿಟ್ಟು ಹೋದೆ ನೋಡಿ ಅದೆಲ್ಲ ಆಯಿತು ದುರ್ಯೋಧನ ಹೇಳ್ತಾನೆ ನೀ ನೋಡು ಕರ್ಣನ್ ನಂಬಿದೆ ಕರ್ಣನು ಕೈ ಕೊಟ್ಟ ಯಾಕೆ ನಿನ್ನ ಕಡೆ ಧರ್ಮ ಇಲ್ಲ ಮಗು ಈಗಲಾದರೂ ಕೇಳೋ ಉಳಿದವರಾರು ಉಳಿಲಿ ಮುಸುಳಿ ತಿರುಗಿಸ್ಕೊಂಡು ಹೋದ ಅವತ್ತು ರಾತ್ರಿ ಯಾರನ್ನ ಮತ್ತೆ ಸೇನಾಧಿಪತಿ ಮಾಡಬೇಕು ಅಂತ ಯೋಚನೆ ಆಯಿತು ಇನ್ಯಾರು ಉಳಿದವ್ರು ಹಾಳೂರು ಉಳಿದವನೇ ಗೌಡ ಯೋಚನೆ ಮಾಡಿ ಕರ್ನಾಟಕದವರಲ್ಲ ಶಲ್ಯನಿಗೆ ಸೇನಾಧಿಪತ್ಯವಾಯಿತು ಸೂಚನೆ ಬಂದದ್ದು ಅಶ್ವತ್ಥಾಮನಿಂದ ಕತೆ ಓಡಿಸ್ತೇನೆ ತುಮಲು ಯುದ್ಧ ಪ್ರಾರಂಭವಾಯಿತು ಹದಿನೆಂಟನೇ ದಿವಸ ಪ್ರಾತ ಕಾಲದಲ್ಲಿ ಕೌರವ ಸೇನೆ ಪಲಾಯನಗೊಂಡಿತು ದೊಡ್ಡವರೆಲ್ಲ ಬಿದ್ದು ಹೋದರು ನಮಗೆ ಯಾರು ಹೇಳೋರು ಕೇಳೋರಿಲ್ಲ ಬರೀ ಚಟ್ನಿ ರುಬ್ಬೋಗಿ ತಂದಿದ್ದಾರೆ ಎಂಬ ಅನಾಯಕತ್ವ ಉಂಟಾಗಿ ಅದು ಮಧ್ಯಾಹ್ನ ತನಕ ಯುದ್ಧ ಶಲ್ಯ ಮತ್ತು ಧರ್ಮರಾಜರಲ್ಲಿ ದುರ್ಯೋಧನ ಚೇಕಿತಾನದಲ್ಲಿ ಶಲ್ಯನ ಜೊತೆಯಲ್ಲಿ ಸ್ವಂತ ಎಂದರು ಈ ಪುತ್ರರು ಇನ್ನೊಂದು ಕಡೆ ಅಶ್ವತ್ಥಾಮ ಮತ್ತು ಅರ್ಜುನ ಈ ಯುದ್ಧದಲ್ಲಿ ಪಾಂಚಾಲ ವೀರರಾದ ಸುರಥನ ವರ್ಣವಾಯಿತು ಕಾಯಿ ಹೊಡೆಯೋದು ಬೇಡ ದುರ್ಯೋಧನ ದೃಷ್ಟದ್ಯುಮ್ನ ಮತ್ತೆ ಹಚ್ಚಿಕೊಂಡ್ರು ಭೀಮ ದುರ್ಯೋಧನನ್ನು ಸೋಲಿಸಿದ ದುರ್ಯೋಧನ ಓಡಿ ಹೋಗಿದ್ದಾನೆ ಯುದ್ಧದಲ್ಲಿ ಮತ್ತೆ ಯುಧಿಷ್ಠಿರ ಶಲ್ಯನನ್ನು ಸೋಲಿಸಿದ ಈಗ ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೇವೆ ಯುಧಿಷ್ಠಿರನಿಗೆ ಪಾಂಡವರು ವಿಶೇಷ ರಕ್ಷೆಯನ್ನು ಒದಗಿಸಿದರು ಇವತ್ತು ಶಲ್ಯನ ಮುಗಿಸಬೇಕು ಶಲ್ಯ ಅರ್ಧ ದಿವಸವೂ ನಿಲ್ಲಿಲ್ಲ ನಾಟ್ ಇವನ್ ಹಾಫ್ ಎಳೆ ಸಾಯಂಕಾಲ ಆಗೋತೆ ಕಾರಣ ಬಿದ್ದ ಒಡನೆಯೇ ಶಲ್ಯನಂತಂದ್ರು ಯುಧಿಷ್ಠರನ ಕೈಯಲ್ಲಿ ಶಲ್ಯನ ಪ್ರಾಣವಿತ್ತು ಯುಧಿಷ್ಠರನ ಎರಡೂ ಕಡೆಯ ಆ ಚಕ್ರಗಳಿಗೆ ರಥಕ್ಕೆ ಮಾದ್ರಿ ಸುತರು ಈ ಕಡೆ ಒಬ್ಬ ಆ ಕಡೆ ಒಬ್ಬ ರಥ ಚಕ್ರಕ್ಕೆ ಯಾರೂ ಕೇಳಿ ತರಬಾರದು ಅಂತ ಮತ್ತು ಎಡಗಡೆಯಲ್ಲಿ ಅವನಿಗೆ ಅಂಗರಕ್ಷಕನಾಗಿ ಸಾತ್ಯಕಿ ಬಲಗಡೆಯಲ್ಲಿ ಪಾಂಡವರ ಕಮಾಂಡರ್ ಇನ್ ಚೀಫ್ ದೃಷ್ಟದ್ಯುಮ್ನ ಹಿಂದೆ ಅರ್ಜುನ ಮುಂದೆ ಭೀಮ ಏನು ಯೋಚನೆ ನೋಡ್ಕೊಳ್ಳಿ ಧರ್ಮರಾಜನಿಗೆ ಎಷ್ಟೊಂದು ಬಾಡಿಗಾರ್ಡ್ಸು ಯುಧಿಷ್ಠಿರ ಮುಂದಕ್ಕೆ ಹೋಗದ ಇನ್ನೇನು ಸೂರ್ಯ ಮುಳುಗ್ತಾ ಇರಬೇಕು ಶಲ್ಯನಿಗೂ ಬಹಳಷ್ಟು ಬೇಜಾರಾಗಿತ್ತು ಬೆಳಗ್ಗೆಯಿಂದ ಸೆಣಸಿದ್ದಾನೆ ಈ ಕಣ್ಣಿನ ಜೊತೆಯಲ್ಲಿ ಚಕಮಕಿ ಬೇರೆ ಮೂಡ್ ಆಫ್ ಆಗಿದೆ ಅವನಿಗೆ ಅವನು ಬಿಟ್ಟು ಬಿಡುವುದಕ್ಕೂ ಕರ್ಣ ಸಾಯುವುದಕ್ಕೂ ಕಾರಣವಾಗಿ ಲೋಕ ಅವನಿಗೆ ಶಿಮಾರಿ ಹಾಕ್ತಾ ಇದೆ ಇವನಿಂದಲೇ ಹೇಗಾಯಿತು ಅಂತ ತನ್ನನ್ನು ತಾನು ಸುಟ್ಕೊಳ್ತಾ ಇದ್ದಾನೆ ಏನು ಮಾಡಬೇಕೇನು ಮಾಡಬೇಕು ನೋಡುವಾಗ ಯುಧಿಷ್ಠಿರ ದ್ರೋಣಾಚಾರ್ಯ ಅವನಿಗಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದ ವಿಚಿತ್ರವಾದಂತಹ ಒಂದು ಭಯಂಕರ ಶೂಲಾಸ್ತ್ರವಿತ್ತು ಈ ಭಲ್ಲೆ ಎಸೆತ ಥ್ರೋಯಿಂಗ್ ದಿ ಲಾನ್ಸ್ ಇದರಲ್ಲಿ ಮಹಾಗಟ್ಟಿ ಧರ್ಮರಾಜ ಅದಕ್ಕೆ ಎಷ್ಟೆಲ್ಲ ಪೂಜೆ ಮಾಡಿದ್ದ ಆ ಭಯಂಕರ ಶಸ್ತ್ರವನ್ನು ತಗೊಂಡಿದ್ದಾನೆ ಕೈಯಲ್ಲಿ ಅದನ್ನು ಅಭಿಮಂತ್ರಿಸಿ ದ್ರೋಣಾಚಾರ್ಯ ನೆನೆಸಿ ಶಲ್ಯನ ಮೇಲೆ ಬಿಟ್ಟ ಅದು ಒಡನೆಯೇ ಹೋಗಿ ಶಲ್ಯನ ಎದೆಯನ್ನ ಎರೀತು ಇದು ಒಂದು ಶಲ್ಯ ಅದು ಒಂದು ಶಲ್ಯ ಹಾಕಿ ಬಾ ಬಾ ಬಾ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತು ಸೂರಯ ದಿವಿ ವಚಕ್ಷುರಾತಂ ತದ್ವಿಪ್ರಾಸೋ ವಿಪನ್ಯವೋ ಜಾಗೃವಾಂಸ ವಿಷ್ಣು ಯತ್ ಪರಮಂ ಪದಂ ಶಲ್ಯಪದಿಯಾಯಿತು ಇನ್ನೊಂದು ಹಾಕಿ ಶಲ್ಯನ ಸೋದರನೂ ಹೋದ ಅದೇ ರೀತಿಯಲ್ಲಿ ಹಾಕಿ ಆಯಿತು ಶಲ್ಯನಿಗಿಲ್ದೇದ್ ಗೌರವ ಶಲ್ಯನ್ ಸೋದರನಿಗೆ ಕೌರವ ಸೇನೆ ಪಲಾಯನ ಮಾಡಿತು ಇನ್ನೊಂದು ಕಡೆಯಲ್ಲಿ ಸಾತ್ವಿಕಿ ಮತ್ತು ಇದು ಎರಡು ಒಟ್ಟು ಮಾರ್ಚರ್ ಹಾಕಿಬಿಡಿ ಶಾಲ್ವವಧೆಯಾಯಿತು ನಾರಾಯಣ ಇಂದ್ರಾಶಾಸನ ಪರೈ ಹಿಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವ ಇರಾಚಾರ್ಯೇ ಸತ್ಕತಾಯಾಸ್ತ ಅಂಬೆಯನ್ನ ಮದುವೆ ಮಾಡಿಕೊಳ್ಳೋದಾಗಿ ಹೇಳಿದ್ದ ಶಾಲ್ವದೇಶದ ದೊರೆ ಜ್ಞಾಪಕ ಇದೆಯೇ ಅಂಬಾ ವಿವಾಹ ಪ್ರಕರಣದಲ್ಲಿ ಭೀಷ್ಮ ಹಾರಿಸಿಕೊಂಡು ಬರುವಾಗ ನಾನು ಅವನನ್ನು ಪ್ರೀತಿ ಮಾಡಿದ್ದೇನೆ ಅಂತ ಅಂಬೆ ಹೇಳಿದಳು ಹಾಗಿದ್ರೆ ಊರಿಗೆ ಹೋಗುವಂತ ಕಳಿಸಿದ್ರೆ ಭೀಷ್ಮ ಮುಟ್ಟಿದ್ದ ನನಗೆ ಬೇಡ ಅಂದ ಶಾಲ್ವ ಇವತ್ತು ಆ ಶಾಲ್ವ ಸಾತ್ವಿಕೆಯ ಬಾಣದಿಂದ ಹತನಾಗಿ ಕೆಳಗೆ ಬಿದ್ದ ಇನ್ನೊಂದು ಉಳಿಯಿತು ಇಷ್ಟೊತ್ತಿಗೆ ಕೌರವರ ಕಡೆ ಏಳು ನೂರು ರಥಿಗಳು ಅವತ್ತು ಸತ್ತಿದ್ದಾರೆ ಇನ್ನು ಶಕುನಿ ಏನು ಮಾಡಿದ ಮಾಯಾವಿದ್ಯೆಯ ಪ್ರಯೋಗ ಮಾಡಿದ ಎಲ್ಲಿಂದಲೋ ಒಂದು ಹಿಂಡು ತೋಡಗಳು ಹುಲಿಗಳು ನರಿಗಳು ಯುದ್ಧ ಭೂಮಿಯಲ್ಲಿ ಬಂದು ಬೊಗಳೋದಕ್ಕೆ ಆರಂಭ ಮಾಡಿದವು ಇದು ಜಾದು ಕಣ್ಕಟ್ಟಿ ಮಾಯೆ ಅಂತ ಹೇಳ್ತಾರೆ ನೋಡಿ ಆ ಮಾಯೆಯಿಂದೆಲ್ಲ ನಿವಾರಣೆ ಮಾಡಿಕೊಂಡರು ಪಾಂಡವರು ಆಗ ಸಹದೇವ ಆವತ್ತಿನ ಯುದ್ಧದಲ್ಲಿ ಕೊನೆ ಕಾಯಿ ಹೊಡಿತಾ ಇದ್ದಾನೆ ಮಾಡಿಕೊಳ್ಳಿ ಸಿದ್ಧ ಮಾಡಿ ಅಟ್ಟಿಸಿಕೊಂಡು ಹೋಗಿ ಶಕುನಿಯನ್ನು ಬಾಣದಿಂದ ಕೊಂದ ಅಬ್ಬಾ ಮರುಕ್ಷಣದಲ್ಲಿ ಶಕುನಿಯ ಮಗ ಉಲೂಕ ನಿಂತಿದ್ದ ಉಲೂಕನ ಮೇಲೆ ಒಂದು ಬಾಣ ಪ್ರಯೋಗವಾಯಿತು ಉಲೂಕನು ಸತ್ತ ಮುಗೀತು ಅಪ್ಪ ಮಗನಿಗೆ ಒಂದೇ ಸಾಕು ಆರತಿ ಇವತ್ತು ಕಥೆ ಎಷ್ಟು ಜಾಣತನದಿಂದ ಹೇಳಿದ್ದೆ ನೋಡಿ ಕರ್ಣನ್ ತನಕ ತುಂಬ ವಿಸ್ತಾರ ಮಾಡಿ ಆಯಿತು ಪರವಾಗಿಲ್ಲ ನೀವೇ ಬಿಡಿ ಸಾಕು ನೀವೇ ಬಿಡಿ ಶ್ರೀಕೃಷ್ಣ ಪರಮಂ ಪದಂ ಸದಾ ಪಶ್ಯಂತ ಸೂರಯ ನಿಮಗೆ ಪುಣ್ಯವರಲ್ಲಮ್ಮ ಶಕುನಿಗೆ ಶ್ರಾದ್ದ ಮಾಡಿಸಿದ್ದೀರಿ ಬಹಳ ಸ್ವಲ್ಪ ಕೆಳಗಿಟ್ಬಿಡಿ ಕೆಳಗಿಟ್ಬಿಡಿ ಅಲ್ಲೇ ಹದಿನೆಂಟನೇ ದಿವಸ ಇನ್ನೂ ಸೂರ್ಯ ಮುಳುಗುವುದು ಸ್ವಲ್ಪ ಹೊತ್ತಿದೆ ಅಥವಾ ಆಯಿತು ಎಷ್ಟು ಸೈನ್ಯ ಉಳಿದಿತ್ತು ಒಂದು ಲೆಕ್ಕಾಚಾರ ಕೊಡ್ತಾರೆ ಪಾಂಡವರ ಕಡೆ ಈ ಲೆಕ್ಕಾಚಾರ ಕೊಟ್ಟಿರೋ ವೇದವ್ಯಾಸರು ಪಾಂಡವರ ಕಡೆ ಎರಡು ಸಾವಿರ ರಥಗಳು ಉಳಿದಿದ್ದವು ಏಳುನೂರು ಆನೆಗಳು ಉಳಿದಿದ್ದವು ಐದು ನೂರು ಕುದುರೆಗಳು ಉಳಿದಿದ್ದವು ಹತ್ತು ಸಾವಿರ ಕಾಲಾಳುಗಳು ಉಳಿದಿದ್ದರು ಅದಲ್ಲದೆ ಪಂಚಪಾಂಡವರು ಸಾತ್ಯಕಿ ದೃಷ್ಟದ್ಯುಮ್ನ ಐವರು ಉಪಪಾಂಡವರು ಇಷ್ಟು ಬ್ಯಾಲೆನ್ಸ್ ಶೀಟ್ ಕುಮಾರದಾಸ್ನಲ್ಲಿಲ್ಲ ಮೂಲದಲ್ಲಿದೆ ಕೌರವರ ಕಡೆ ಉಳಿದಿದ್ದಾರು ದುರ್ಯೋಧನ ಕೃಪಾಚಾರ್ಯ ಅಶ್ವತ್ಥಾಮ ಕೃತವರ್ಮ ಮತ್ತು ಯುಯುತ್ಸು ಪಾಂಡವರ ಕಡೆ ಸೇರಿದ್ದ ಅವನಿವರೆಲ್ಲ ಹೋಗಿದ್ದು ನೋಡಿದ್ದಾನೆ ಈಗ ಯಾವ ಕಡೆ ಇರಬೇಕಂತ ಗೊತ್ತಿಲ್ಲ ಯುದ್ಧಕ್ಕೆ ಮೋಟಿವ್ ಫೋರ್ಸ್ ಇಲ್ಲ ಅಳ್ತಾ ಇದ್ದಾನೆ ಮುಂದಿನ ಕಥೆ ಸ್ವಲ್ಪ ಓಡಿಸ್ತೇನೆ ನಾಳೆಗೆ ಘಟ್ಟಕ್ಕೆ ತಂದು ನಿಲ್ಲಿಸ್ಕೋಬೇಕು ಒಂದು ದೃಷ್ಟಿಯಲ್ಲಿ ಯುದ್ಧ ಮುಗಿಯಿತು ಮಹಾಭಾರತ ಯುದ್ಧ ಎಕ್ಸೆಪ್ಟ್ ಫಾರ್ ದುರ್ಯೋಧನ ಇವತ್ತೇ ಮುಗಿಸೋದಿಲ್ಲ ದೊಡ್ಡ ಕಥೆ ಇದೆ ಕದ ಯುದ್ಧದ ಕಥೆ ನಾಳೆ ಪೂರ್ತಿ ದುರ್ಯೋಧನ ಬಗ್ಗೆ ಇಟ್ಕೊಂಡಿದ್ದೇವೆ ನಾಳೆ ಬರದೇ ಇದ್ರೆ ನೀವು ಇಡೀ ಮಹಾಭಾರತವನ್ನು ಕೇಳಿದ್ದೀವಿ ಅರ್ಥವಾಗ್ತದೆ ದುರ್ಯೋಧನ ವಧೆ ಪ್ರಸಂಗ ಕೇಳಲೇಬೇಕು ಏನು ತೊಂದರೆ ಇದ್ರೂ ಪರವಾಗಿಲ್ಲ ಕ್ಯಾಶುವಲ್ ಲೀವೋ ಅನ್ ಕ್ಯಾಶುವಲ್ ಲೀವೋ ಯಾವುದೋ ಒಂದು ಲೀವ್ ಹಾಕಿ ಕೂತ್ಕೊಂಡು ಕೇಳಿ ಕೃತವರ್ಮ ಕೃಪಾಚಾರ್ಯ ಅಶ್ವತ್ಥಾಮ ಇವರು ನೋಡಿದರು ಏನು ಹೀಗಾಯ್ತಲ್ಲ ಎಷ್ಟು ಜನ ಬುದ್ಧಿ ಹೇಳಿದ್ರು ಕೇಳಲಿಲ್ವಲ್ಲ ಎಂಬುದಾಗಿ ದುರ್ಯೋಧನ ಎಲ್ಲಿ ಹೋದ ಅಂತ ಅವ್ರಿಗೆ ಚಿಂತೆ ಆಯಿತು ಬನ್ನಿ ಹುಡ್ಕೋಣ ಅಂತ ಅವರೆಲ್ಲ ಹೋಗ್ತಾ ಇದ್ದಾರೆ ಎಲ್ಲಿ ಹುಡುಕಿದರೂ ದುರ್ಯೋಧನ ಸಿಕ್ಕಲಿಲ್ಲ ಈ ಪಾಪಿ ಹುಚ್ಚನಂತ ಅಲೀತಾ ಇದ್ದಾನೆ ಯುದ್ಧ ಭೂಮಿಯಲ್ಲಿ ಪಾಂಡವರು ಗೆದ್ದರು ಅನ್ನುವ ತೃಪ್ತಿಯನ್ನು ಅವರಿಗೆ ಕೊಡಬಾರದು I must not give them the satisfaction having one ದಿವಾ ಕೊನೆಯಲ್ಲಿ ದುಷ್ಟು ಬುದ್ಧಿ ನೀವು ಕೇಳ್ಬೋದು ಹಾಗಿದ್ರೆ ಪಾಂಡವರು ಅವನ್ನೆಲ್ಲರೂ ಹೋಗಲಿ ಅಂತ ಬಿಟ್ಟು ಹಸ್ತಿನಾಮತಿಗೆ ಹೋಗಿ ರಾಜ್ಯ ಸೂತ್ರ ಬಯಸ್ಕೋಬಾರ್ದಾಗಿತ್ತಲ್ಲ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳಿದ್ರೆ ಆಮೇಲೆ ಅವರು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ನಾನು ಇನ್ನೂ ಬದುಕಿದ್ದೇನೆ there is a government in exile ಅಂದ್ರೆ ಏನ್ ಮಾಡ್ತೀರಿ ಡಲೇರಾಮ ಓಡಿ ಬಂದ ಹಾಗೆ ಇಲ್ಲಿಂದಲೇ ಟಿಬೆಟ್ ಸರ್ಕಾರ ಇದೆ ಅಂತ ಇವರು ಹೇಳಿದ ಹಾಗೆ ಅಶತ್ರುಶೇಷಂ ನ ಶೇಷ ಏತಿ ಶತ್ರುಶೇಷ ಉಳಿಸಬಾರದು ಅವನು ಮುಗಿಯೋ ತನಕ ಯುದ್ಧ ಮುಗಿದೆಲ್ಲ ಹುಡುಕೋಣ ಅಂದರು ಭೀಮಸೇನ ಬೇಕಾದಷ್ಟು ಹಣ ಬಹುಮಾನ ಘೋಷಣೆ ಮಾಡಿದ ತನ್ನ ಶಿಷ್ಯರು ಬೇಕಾದಷ್ಟು ಜನ ಇದ್ರು ಇದ್ರು ಆಪ್ತ ಅಡಿಗೆಯವರಿದ್ರು ಬೇಟೆಗಾರರಿದ್ರು ಎಲ್ಲಿದ್ರು ಹುಡುಕಿ ಈ ಕುರುಕ್ಷೇತ್ರವನ್ನಂತೂ ಬಿಟ್ಟು ಹೋಗಿರೋ ಶಕ್ಯವಿಲ್ಲ ಪಾಪಿ ಇಷ್ಟು ಸ್ಪೀಡ್ನಲ್ಲಿ ಎಲ್ಲ ಹೆಣಗಳ ಮಧ್ಯೆ ಮಲಗಿರಬೇಕು ಇಲ್ಲ ಸತ್ಯ ಹೋಗಿರಬೇಕು ಸತ್ತು ಹೋಗಿದ್ರೆ ಹೆಣ ತಗೊಂಡ್ಬನ್ನಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಪರವಾಗಿಲ್ಲ ಮರದ ಮೇಲೆ ಕೂತಿದ್ರು ಪರವಾಗಿಲ್ಲ ಎಲ್ಲಡ್ಕೊಂಡಿದ್ದವನು ಭೂಮಿಯಲ್ಲೋ ಆಕಾಶದಲ್ಲೋ ಹುದ್ದು ಪತ್ತೆ ಮಾಡ್ಕೊಂಡ್ಬನ್ನಿ ಬಂದವರಿಗೆ ಅಪಾರವಾದ ಬಹುಮಾನವನ್ನು ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದಾನೆ ಕೃಷ್ಣನ ಜೊತೆಯಲ್ಲಿ ಪಾಂಡವರು ಶಿಬಿರದಲ್ಲಿ ಏಕಾಂತವಾಗಿ ಮಾತನಾಡ್ತಾ ಇದ್ದಾರೆ ಕೃಷ್ಣ ಈಗೇನು ಮಾಡುವುದು ಈ ಪಾಪಿ ಸಿಕ್ಲಿಲ್ವಲ್ಲ ಎಲ್ಲಿ ಹೋದ ಇವನು ಎಲ್ಲಿ ಹೋದ ಇವನು ಇಷ್ಟರಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಹೇಳ್ದ ಇನ್ನು ಬ್ಯಾಡಪ್ಪ ಇದ್ದದ ನ್ಯಾರೇಷನ್ ಸಂಜಯ್ ಹೇಳ್ದ ಇಲ್ಲ ಬುದ್ಧಿ there is nothing more to narrate ಅಂತ ಎಲ್ಲ ಸರ್ವನಾಶ ಆಯ್ತು ಹೇಳೋಕೇನು ಉಳಿಲಿಲ್ಲ ಆಗ ಸಂಜಯ್ ಹೇಳ್ದ ಇದು ಇಂಟರ್ವಲ್ಲು ಮತ್ತೇನಾಯ್ತಂತ ನಾನು ನೋಡಿದ ಮೇಲೆ ಬಂದು ಹೇಳ್ತೇನೆ ಅಂತ ಸ್ವಲ್ಪ ಯುದ್ಧ ಭೂಮಿಗೆ ಹೋಗಿ ಬರೋಣ ಯಾರ್ಯಾರು ಬದುಕಿದ್ದಾರೆ ನೋಡೋಣ ಅಂತ ಯುದ್ಧ ಭೂಮಿಯಲ್ಲೆಲ್ಲ ಅಲ್ದಾಡ್ತಾ ಇದ್ದಾನೆ ಪಾಂಡವರ ಗೂಡುಚಾರು ಸಂಜಯನನ್ನು ಸೆರೆ ಹಿಡಿದರು ಅವನು ಶತ್ರು ಕಡೆಯವನು ಒಬ್ಬ ಹೇಳಿದ ಅವನು ಸಂಜಯ ಕಾಣೋ ಸೂತ ಅವನನ್ನು ಹೊಡಿಬೇಡ ಹೇಳಿದ ಇವನು ಚಾಡಿ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ ಒಳಗಡೆ ಕೂತ್ಕೊಂಡು ಚಾಡಿಯಲ್ಲಪ್ಪ ಬರೀ ನ್ಯಾರೇಷನ್ನು ವ್ಯಾಸರು ಕೊಟ್ಟಿದ್ದು ನಮ್ಗದೆಲ್ಲ ಗೊತ್ತಿಲ್ಲ ಬುದ್ಧಿ ಶತ್ರು ಕಡೆಯವರು ಕೊಲ್ಲಬೇಕು ಅಂತ ಕೈ ಎತ್ತಿದಾಗ ವೇದವ್ಯಾಸರ ಯುದ್ಧ ಭೂಮಿಯಲ್ಲಿ ಬಂದು ಅಪ್ಪ ಇವನು ಸಂಜಯ ನಿರಪರಾಧಿ ನನ್ನ ಶಿಷ್ಯ ಅವನು ಬರೀ ಕಾಮೆಂಟೇಟರ್ ಅಷ್ಟೇ ಯಾಕೆ ಕೊಲ್ತೀರಿ ಅಂತ ಹೇಳಿದಾಗ ಬಿಡಿಸ್ಕೊಂಡು ವಾಪಸ್ ಬರ್ತಾ ಇರುವಾಗ ದುರ್ಯೋಧನ ಕಣ್ಣಿಗೆ ಬಿದ್ದ ಸಂಜಯನಿಗೆ ದುರ್ಯೋಧನನ್ನು ಕೇಳ್ತಾನೆ ಏನೋ ಎಲ್ಲ ಗಾಯ ಎಲ್ಲಿ ಬಂತೋ ಯುದ್ಧ ಎಲ್ಲಿಗೆ ಬಂತೋ ಅವರು ಧಾರವಾಡದ ಕಡೆ ಗಾದೆ ಹೇಳ್ತಾರೆ ಎಲ್ಲಿಗೆ ಬಂತೋ ಸಂಗಯ್ಯ ಅಂತ ಅನರ್ಥ ಎಲ್ಲಿಗೆ ನಿಂತ್ಕೊಂಡು ಅಂತ ಒಂದು ಭಾಷೆ ಅದು ಟೆಕ್ನಿಕಲ್ ಇಡಿಯಂ ಅವನು ಹೇಳಿದ ಎಲ್ಲಿಗೆ ಬಂದಿದೆ ಇಂದ ಎಲ್ಲ ಮುಗಿಯಿತು ಸೈನ್ಯ ನನ್ನ ತಮ್ಮಂದ್ರೆಲ್ಲ ಹೋದರು ಕರ್ಣನೂ ಹೋದ ಶಲ್ಯನೂ ಹೋದ ಅದೆಲ್ಲ ಸರಿಯಪ್ಪ ನೀನ್ಯಾ ಕಲಿತಾ ಇದ್ದೀಯ ಪರಿಶ್ರಾಂತೋಸ್ಮಿ ಮೈ ಉರಿತಾ ಇದೆ ಮನಸ್ಸು ಉರಿತಾ ಇದೆ ಸಂಜೆಯ ಯಾರಿಗೂ ಹೇಳಬೇಡ ನಾನು ವೈಶಂಪಾಯನ ಸರೋವರದಲ್ಲಿ ಹೋಗಿ ಅಡಿಗೆಕೊಂಡು ಈ ರಾತ್ರಿ ಎಲ್ಲ ಮೈ ತಣ್ಣಗಾದ್ಮೇಲೆ ನಾಳೆ ಬೆಳಗ್ಗೆ ಪಾಂಡವರ ಮೇಲೆ ಸೇಡು ತೀರಿಸ್ಕೊಳ್ಳದೆ ಬಿಡೋದಿಲ್ಲ army or no army I will fight alone Vaishampayana ಸರೋವರ ವೇದವ್ಯಾಸರು ತಪಸ್ ಮಾಡ್ತಿದ್ದ ಜಾಗ ಅದು ದ್ವೈಪಾಯನ ಸರೋವರ ಅವರಾದ ನಂತರ ವೈಶಂಪಾಯನರಿಗೆ ಸಿದ್ಧಿ ಕೊಟ್ಟ ಜಾಗ ಇವತ್ತಿದೆ ಆ ಜಾಗ ಅಲ್ಲಿ ಆ ಜಾಗಕ್ಕೆ ಇವತ್ತು ಪೆಹೋವ ಅಂತ ಹೇಳ್ತಾರೆ ಯಾರೋ ಇವತ್ತು ಕುರುಕ್ಷೇತ್ರ ಕೊಟ್ಟಿದ್ದಾರೆ ನಮ್ಗೆ ಬೇಕಾದವರೊಬ್ಬರು ಬಸವನಗುಡಿಯವರು ಅಲ್ಲಿ ಏನೇನು ನೋಡಬೇಕು ಅಂದ್ರು ಅದೆಲ್ಲ ಒಂದು ಅವ್ರಿಗೆ ಪಟ್ಟಿಯನ್ನು ಕೊಟ್ಟೆ ಇವತ್ತದು ಶ್ರಾದ್ದ ಮಾಡುವ ಜಾಗ ಅದರ ಪಕ್ಕದಲ್ಲಿ ಐದು ಪುಟ್ಟ ಸರೋವರಗಳಿತ್ತು ಒಂದು ಕಾಲದಲ್ಲಿ ಒಂದು ಕಾಣಿಸ್ತದೆ ಪರಶುರಾಮರು ಕ್ಷತ್ರಿಯರ ರಕ್ತದ ಕುಡಿಕೆಗಳನ್ನೆಲ್ಲ ತಂದು ಹಾಕಿ ತಮ್ಮ ತಂದೆಗೆ ತರ್ಪಣ ಕೊಟ್ಟ ಜಾಗ ಶ್ರಾದ್ದ ಮಾಡಿದ ಜಾಗ ಸಮಂತ ಪಂಚಕ ಪೆಹೋವ ಅಲ್ಲಾಡ್ಕೊಂಡಿದ್ದಾನೆ ದುರ್ಯೋಧನ ಪಾಪಿ ಯಾರಿಗೂ ಹೇಳಬೇಡ ನಾನು ಮೈ ಉರಿತಾ ಇದೆ ಮನಸ್ಸು ಉರಿತಾ ಇದೆ ಶಾಂತಿ ಅವನಿಗೆ ಜಲಸ್ತಂಭನ ವಿದ್ಯೆ ಗೊತ್ತಿತ್ತು ವರುಣ ಮಂತ್ರ ಗೊತ್ತಿತ್ತು ನೀರಲ್ಲಿ ಪ್ರಾಣಾಯಾಮ ಮಾಡಿ ಉಸಿರನ್ನು ಕಟ್ಟಿ ಅಡಗಿಕೊಂಡು ಮೇಲಕ್ಕೆ ಬರದೇ ಇರುವಂತೆ ಹೆಣನಂತೆ ಇರುವಂತಹ ಒಂದು ವಿದ್ಯೆ ಯಾರೋ ಎಲ್ಲೋ ಕೊಟ್ಟಿದ್ರು ಅವನಿಗೆ ಅದಕ್ಕೆ ಉಪಯೋಗ ಬಂತು ಅಲ್ಲಿರ್ತೇನೆ ಅಂತ ಹೇಳಿದ್ರು ಅದನ್ನ ಯಾರೋ ಕೇಳಿಸಿಕೊಂಡರು ಭೀಷ್ಮನಾಗ್ತಾ ಕೊಡಿ ಅವನ ಅಂದ್ರೆ ಇನ್ನೂ ಮಳ ಇನ್ನೂ ಸತ್ತಿಲ್ಲ ಅವನು ಕುರು ರಾಜ ಹೇ ದುರ್ಯೋಧನ ನಿನ್ನ ನೆತ್ತರ ಸವಿ ನೋಳ್ಪೆ ನಂಬಯಸಿ ಭೀತಪನೆಂದುದು ಅದೊಂದು ಪುಲ್ಮರುಳ್ ನೀನು ಯಾವತ್ತು ಸಾಯ್ತೀಯೋ ನಿನಗೆ ತಾ ಕೊಡಿಬೇಕು ನೀನು ಯಾವತ್ತು ಸಾಯ್ತೀಯೋ ನಿನಗೆ ತಾ ಕೊಡಿಬೇಕು ಅಂತ ಒಂದು ದೆವ್ವ ದುರ್ಯೋಧನನ ಕೇಳ್ತು ಅದಕ್ಕೆ ದುರ್ಯೋಧನ ಹೇಳಿದ ಏನು ಬದುಕಿರೋರು ರಕ್ತ ಯಾರು ಕುಡಿತಾರೆ ಏನು ಹುಚ್ಚು ನೀವು ನಿಜವಾಗಿ ನೀವು ಮರಳು ನಿಮಗೆ ಮರಳು ಅಂತ ಹೇಳೋ ಸರಿಯಾಗಿದೆ ಅಂದರೆ ಆಗ ದೆವ್ವ ಹೇಳ್ತಂತೆ ಅರಗಿನ ಮಾಡದೊಳ್ ವಿಷದ ಲಡ್ಡುಗೆಯೊಳ್ ಕೊಲರೆಂದು ಬಂಧು ಮತ್ಸರದೊಳೆ ವೈರಮಂ ಪಡೆದು ಅರಗಿನ ಮನೆಯಲ್ಲಿ ಬಂಧುಗಳನ್ನು ಸುಡಬೇಕು ಅಂತ ಮತ್ಸರದಿಂದ ಭೀಮನನ್ ಇನ್ನಿನಿ ತರ್ಕೆ ತಂದನೀಂ ಇಲ್ಲಿ ತನಕ ಭೀಮನ್ನ ಕರ್ಕೊಂಬಂದು ತೊಡೆ ಮುರುಸೋ ತನಕ ಪ್ರತಿಜ್ಞೆ ಮಾಡಿಸಿ ಕರ್ಕೊಂಬಂದೆಲ್ಲ ನೀನು ನೀ ಮರುಳನೋ ನಾಂ ಮರುಳನೋ ದೆವ್ವ ಹೇಳಿತು ನಿನ್ನ ಸಾವಿ ನೀನೇ ದಾರ ಭೂತ ಭೂತಕೋಟಿ ವೆಲಸು ಆಹವರಂಗದೊಳ್ ಆಡುತ್ತಿರ್ಪ ತಾಂ ಮರುಳನೋ ನನ್ನ ಜಾತಿ ಜನರು ದೆವ್ವಗಳ ಜೊಚಾರ ಮಾತ್ರ ಇದ್ದೆ ನಾನು ನಾ ಮರುಳು ನೀ ಮರಳೋ ನೋಳ್ಪಯುವರ್ ಮರುಳ್ ತರ ಮುಂಪಡಿ ಕೇತನ ನೋಡೋಣ ಯಾರು ಮರುಳು ಎಂಬುದಾಗಿ ಆ ದೆವ್ವ ಹೇಳಿತು ಏನ್ ಮಾಡಬೇಕು ಗೊತ್ತಾಗಲಿಲ್ಲ ದೆವ್ವದ ಕೈ ಬಯಸ್ಕೊಳ್ಳೋ ಸ್ಥಿತಿ ಆಯ್ತಲ್ಲ ಅಂತ ಮುಧೋಳದವನು ಉತ್ತರ ಕರ್ನಾಟಕದಲ್ಲಿ ಮುಧೋಳ ಅಂತ ಒಂದು ಊರು ಅದು ಮುದುಹೊಳಲು ಅಂತ ಹಳೆ ಹೆಸರು ಜೈನ ಕವಿಯರನ್ನ ಚೆನ್ನಾಗಿ ಬರೆದಿದ್ದಾನೆ ಗದಾಯುದ್ಧ ಆ ಸರೋವರಕ್ಕೆ ಬರ್ತಾ ಇದ್ದಾನೆ ಇದು ಒಂದೇ ನಿಮಿಷ ಹೇಳಿ ಮುಗಿಸ್ತೇನೆ ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಒಳಗೆ ಹೋಗೋದು ನೋಡಿಲ್ವಲ್ಲ ಅಂತ ತಿಳ್ಕೊಂಡು ಒಂದು ಉಪಾಯವನ್ನು ಮಾಡಿದ ಹೊರಗೆ ಬರುವಂತೆ ಯಾರೋ ಇಬ್ಬರು ಹೊರಗೆ ಬಂದಂತೆ ಹೆಜ್ಜೆ ಗುರುತನ್ನು ಮಾಡಿದ ನಾಳೆ ವೈಶಂಪಾಯನ ಸರೋವರ ಚಿತ್ರ ಕೊಡ್ತೇನೆ ಎರಡು ಕಡೆ ನಾಲ್ಕು ಕಡೆ ಆಗಿತ್ತು ಯಾರೋ ಒಳಗಿಂದ ಸರೋವರದಿಂದ ಇಬ್ಬರು ಒಳಗೆ ಬಂದಂತೆ ಹೊರಗೆ ಬಂದಂತೆ ಒಬ್ಬ ಒಳಗೆ ಹೋದಂತೆ ಹೆಜ್ಜೆಗಳು ಈ ಕಡೆ ಇದ್ದದ್ದು ಆ ಕಡೆ ಇದ್ದದ್ದು ಕನ್ಫ್ಯೂಸ್ ಮಾಡುವಂತ ಒಳಗೆ ಇಳಿದ ಇಳಿದು ಕೂಡಲೇ ಅಲ್ಲಿಯವರೆಗೆ ಅವನಲ್ಲಿದ್ದ ರಾಜ್ಯಲಕ್ಷ್ಮಿ ವಿಜಯಲಕ್ಷ್ಮಿ ಥೂ ಈ ಹೆಡಿಯಲ್ಲಿರಬಾರದು ಅಂತ ವಿಜಯಲಕ್ಷ್ಮಿ ಬಿಟ್ಟು ಹೋದಳಂತೆ ಎಂಬಲ್ಲಿಗೆ ಇವತ್ತು ಮಂಗಳಾಕಾಸರ ಅದನ್ನು ಭೀಮನ ಬೇಡರು ಗೂಡುಚಾರರು ಮಾಂಸ ತಗೊಂಬರೋರು ಪತ್ತೆ ಮಾಡ್ತಾರೆ ಪತ್ತೆ ಮಾಡಿಕೊಂಡು ಭೀಮನಿಗೆ ಹೇಳ್ತಾರೆ ಪಂಚಪಾಂಡವರು ಕೃಷ್ಣನು ಒಡನೇ ಅಲ್ಲಿ ಬಂದು ರಾತ್ರೋರಾತ್ರಿ ಹದಿನೆಂಟನೇ ದಿವಸ ಆದಮೇಲೆ ಯುದ್ಧವಿಲ್ಲವಲ್ಲ ಅವನ ನೆಬ್ಬಿಸಿ ಹೊರಗೆ ಧರಿಸಿ ಗದಾಯುದ್ಧವನ್ನು ಮಾಡಿಸಿ ಭೀಮನನ್ನು ಸಾಯಿಸುವ ಕಥೆ ಬಲರಾಮನಿಯವರಿಗೆ ಚಕಮಕಿ ಆ ಉಕ್ಕಿನ ಪ್ರತಿಮೆ ಕಥೆ ಇದೆಲ್ಲ ಹೇಳಿ ನಾಡಿದ್ದು ಬರೀ ಧರ್ಮರಾಜನ ಪಟ್ಟಾಭಿಷೇಕ ಮಾತ್ರ ಇಟ್ಟುಕೊಂಡು ನಿಮ್ಮ ಕಲಾಪಕ್ಕೆ ತೊಂದರೆ ಮಾಡದಂತೆ ಸುಮುಖವಾಗಿ ಇಲ್ಲಿ ತರಕ ಕಥೆ ಒಂದು ಯೋಜನೆ ಅಂತ ನಡೆಸಿಕೊಟ್ಟ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಇಮಾಂ ಭಾರತ ಸಾವಿತ್ರೀಂ ಪ್ರಾತರುತ್ಥಾಯ ಪಠೇತ್ ಸ ಭಾರತಬಲಂ ಪ್ರಾಪ್ಯ ಪರಂ ಬ್ರಹ್ಮಾಧಿಗಚ್ಚತಿ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನಿ ಚ ದಿವಸೇ ದಿವಸೇ ಮೂಢಂ ಆವಿಶಂತಿನ ऊर्ध्वबाहुरुरोमेश न च गच्छ शृणोति मे धर्मादत्तश्च कामश्चास किमर्थम् न सेव्यते न जातु कामान्न भयान्न लोभात् धर्मम् च चेज्जीवितस्यापि हेतोः नित्यो धर्मः सुखदुःखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् इमम् विद्वान् श्रावयत्वार्थमश्नुते नियमस्थः शुचिश्रोता शृण्वन् सबलमश्नुते नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् स्वस्य प्रजाभ्य परिपालयन्तः न्याय्येन मार्गेण महिम् महिषाः गोब्राह्मणेभ्य शुभमस्तु नित्यम् लोकाः समस्ताः सुखिनो